सम्यन्यायकलापेन महता भारतेन च उपब्रह्मितवेदाय नमो व्यासाय विष्णवे नमोऽस्तु ते व्यासविशालबुद्धे पुल्लारविन्दायकपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः ജടാന്തപതിരോന്മത്തം തമോഭൂതം ജഗത് ഭവേത് യതിജ്ഞാനഹുതാശേന ത്വയാനോജ്വലിതം ഭവേത് തമസാന്തസ്യ ലോകസ്യ വേഷ്ടിതസ്യ സ്വകർമ്മഭി ജ്ഞാനാഞ്ജനശലാകാഭി ബുദ്ധിഹിനേച്ചോത്സവകൃത ധർമാർത്ഥകാമമോക്ഷാർത്ഥൈ സമാസവ്യാസകീർത്തനൈ ത്വയാ ഭാരതസൂര്യേണ നൃണാം വിനിഹതം തമ പ്രപന്ന പാരിജാതായ വേത്തോ ത്വൈകപാനേ ज्ञानमुद्राय कृष्णाय हे नमः कृष्णम् कमलपत्राक्षम् पुण्यश्रवणकीर्तनम् वासुदेवम् जगज्जानिम् नवमि कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पाराशर्यवचः सरोजमवलम् गीतार्थगन्धोत्कटम् नानाख्यानककेसरम् हरिकथा सम्बोधना बोधितम् लोके सज्जनषट्पदैरारः पेपीयमानम् मुदा भूयाद्भारतपङ्कजम् कलिमलप्रध्वंसन श्रेयसे द्वैपायनोष्ठपुटनिःसृतमप्रमेयम् पुण्यम् पवित्रमथ पापहरम् शिवम् च यो भारतम् समधिगच्छति वाच्यमानम् चिन्तस्य पुष्करजलैरभिषेचनेन यो कोशतम् कनकशृङ्गमयम् ददाति विप्रायवेर्विदुषे शुभश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य तस्य चैव धर्मे चार्थे च कामे च मोक्षे च भरतर्षभ विजिहास्ति तदन्यत्र यन्ने आस्ति न कुत्रचित् महत्वात् भारवत्वाच्च महाभारतमुच्यते निरुत्तमस्य यो वेदा सर्वपापै प्रमुच्यते युधिष्ठिरो धर्ममयो महाक्रमः स्कन्धोऽर्जुनो भीमसेनोऽस्य शाखाः मातृसुतौ पुष्पफले ಸಮೃದ್ಧೆ ಮೂಲಂ ಕೃಷ್ಣ ಬ್ರಹ್ಮ ಚ ಬ್ರಾಹ್ಮಣಾಶ್ಚ ಧರ್ಮೋ ಪಾಪ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೌ ಕಥಯತಾಂ ಅಭವಂತಿ ತಟಾ ಜಯದ್ರತ ಜಲಾ ಕಂಧಾರ ನೀಲೋಪಲ ಶಲ್ಯಗ್ರಾಹವತಿ ಕೃಪೇಣ ವೈನೀಕರ್ಣೇನ ವೇಲಾಕುಲ वेलाकुला अश्वत्थामविकर्णघोरमकरा दुर्योधनावर्तिनी सोत्तीर्णा खलु पाण्डवैर्णनदी कैवर्तके केशवे श्रीकृष्णाय परब्रह्मणे नमः नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो नीयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् श्रीकृष्णाय परब्रह्मणे नमः ತಮಗೆಲ್ಲರಿಗೂ ಪ್ರಣಾಮಗಳು ವನಪರ್ವದಲ್ಲಿ ಅನೇಕ ಉಪಾಖ್ಯಾನಗಳು ಉಂಟು ಅಂತ ತಮಗೆ ಬೆನ್ನಯಿಸಿಕೊಂಡೆ ಇವತ್ತು ಊರ್ವಶಿ ಪ್ರಸ್ತಾಪ ಅದಾದ ಮೇಲೆ ನಳೋಪಾಖ್ಯಾನ ಅದು ಆಗಿ ವೇಳೆ ಉಳಿದರೆ ಅಗಸ್ತ್ಯ ಚರಿತ್ರೆ ವೃತ್ರ ವಧೆ ಋಷ್ಯಶೃಂಗ ಉಪಾಖ್ಯಾನ ಸಗಲ ಚರಿತ್ರೆ ಪರಶುರಾಮ ಉಪಾಖ್ಯಾನ ಅಷ್ಟಾವಕರ ಚರಿತ್ರೆ ಇಷ್ಟು ಆಗಬೇಕು ಗಂಧಮಾದನ ಪರ್ವದಲ್ಲಿ ಸೌಗಂಧಿಕ ಉಪಾಖ್ಯಾನ ಇದೆಲ್ಲ ನಾಳೆ ಮತ್ತೊಂದು ದಿವಸ ತಗೊಳ್ತೇವೆ ಸಾಕ್ಷಾತ್ ಇಂದ್ರನೇ ರಥವನ್ನು ಕಳುಹಿಸಿ ಮಾತಲಿ ಜೊತೆಯಲ್ಲಿ ಅರ್ಜುನನನ್ನ ತನ್ನ ಲೋಕೆ ಕರೆಸಿಕೊಂಡ ಪಾಂಡು ಮಹಾರಾಜನಿಗೆ ಧರ್ಮರಾಜ ರಾಜಸೂಯ ಮಾಡುವ ತನಕ ಇಂದ್ರ ಸ್ವರ್ಗ ಪ್ರಾಪ್ತಿಯಾಗಲಿಲ್ಲ ಅರ್ಜುನನಿಗೆ ಸಶರೀರವಾಗಿಯೇ ಇಂದ್ರ ಸ್ವರ್ಗ ಪ್ರಾಪ್ತಿಯಾಯಿತು ತಂದೆ ಮಗ ಇರಬಹುದು ಅವನೂ ಧಾರ್ಮಿಕ ಇವನೂ ಧಾರ್ಮಿಕ ಇವನಲ್ಲಿ ನರಾಂಶವಿತ್ತು ನಾರಾಯಣನ ಒಂದು ಅಂಶ ಆದ್ದರಿಂದಲೇ ಪಂಚಪಾಂಡವರಲ್ಲಿ ತುಂಬ ಕಷ್ಟವಾದ ತಪಸ್ಸನ್ನೆಲ್ಲ ಮಾಡಿ ಸಹಿಸಿಕೊಂಡು ಅನೇಕ ದೇವತೆಗಳ ಕೈಯಲ್ಲಿ ಅತ್ಯಪೂರ್ವವಾದ ಅಸ್ತ್ರಶಸ್ತ್ರಗಳನ್ನು ಪಡೆದು ಮುಂದೆ ಬರುವ ಮಹಾಭಾರತ ಯುದ್ಧಕ್ಕೆ ಸಿದ್ಧನಾಗ್ತಾ ಇದ್ದಾನೆ ಅರ್ಜುನ ಇದೆಲ್ಲ ಪ್ರಿಪರೇಷನ್ ವನಪರ್ವದ ಕಥೆಯೆಲ್ಲ ಪಾಂಡವರ ಯುದ್ಧ ಸಿದ್ಧತೆ ಇಂದ್ರಲೋಕಕ್ಕೆ ಹೋದ ಇಂದ್ರ ತನ್ನ ಮಗನನ್ನ ಸ್ವಾಗತ ಮಾಡಿ ಅಷ್ಟು ಜನ ದೇವತೆಗಳ ಎದುರಿಗೆ ರಾಜಋಷಿಗಳ ಎದುರಿಗೆ ತನ್ನ ಸಿಂಹಾಸನದಲ್ಲಿ ಅರ್ಧ ಭಾಗವನ್ನು ಕೊಟ್ಟು ಜೊತೆಯಲ್ಲಿಯೇ ಕೂಡಿಸಿಕೊಂಡ ಏನು ವೈಭವ ಸ್ವಲ್ಪ ಕಥೆ ಓಡಿಸ್ತೇನೆ ಮೈ ಸಣಸಲಾಗಿ ದಾಡಿ ಮೀಸೆ ಚೆನ್ನಾಗಿ ಬೆಳೆಸಿಕೊಂಡು ಒಣಕಲ ಆಹಾರ ಹಣ್ಣು ಹಂಪಲ ತಿನ್ಕೊಂಡು ಕೆಟ್ಟ ಕೆಟ್ಟ ನೀರುಗಳನ್ನು ಕುಡಿಯುತ್ತಾ ಇದ್ದ ಪಾಂಡವರಲ್ಲಿ ಒಬ್ಬನಾಗಿದ್ದ ಅರ್ಜುನ ಎಷ್ಟು ಬೇಡ ಯೋಚನೆ ಮಾಡಿಕೊಳ್ಳಿ ಅಂಥವನನ್ನು ನೋಡಿ ದೇವತೆಗಳಿಗೆ ಆಶ್ಚರ್ಯವಾಯಿತು ಇವನಲ್ಲಿಷ್ಟು ತಪಸ್ಸಿದೆಯೇ ತಪಸ್ಸಿಗೆ ಶರೀರದ ಆಕೃತಿ ದೊಡ್ಡದಲ್ಲ ದಪ್ಪಕ್ಕಿರೋರೆಲ್ಲ ಹೆಚ್ಚು ಶರೀರ ತಪಸ್ಸು ಮಾಡಿದ್ದಾರೆ ಅಂತಲೋ ಸಣ್ಣಕ್ಕಿರೋರು ಕಡಿಮೆ ತಪಸ್ಸು ಮಾಡಿದ್ದಾರೆ ಅಂತಲೂ ಅರ್ಥವಲ್ಲ ಈ ಅಶ್ವ ಹೃದಯ ಅಂತ ಒಂದು ಶಾಸ್ತ್ರ ಕುದುರೆಗಳ ಬಲಾಬಲ ಪರೀಕ್ಷೆ ಮುಂದೆ ನಡೋಪಾಖ್ಯಾನದಲ್ಲಿ ಬರ್ತದೆ ಅದು ಒಂದೇ ರಾತ್ರಿಯಲ್ಲಿ ಋತುಪರ್ಣರಾಜನ ಅಯೋಧ್ಯ ನಗರಿಯಿಂದ ವಿದರ್ಭ ದೇಶಕ್ಕೆ ಒಂದು ರಾತ್ರಿಯಲ್ಲಿ ಪ್ರಯಾಣ ಮಾಡಬೇಕು ದಮಯಂತಿ ಸ್ವಯಂವರವಿದೆ ಸರಿಯಾದ ಕುದುರೆ ಹೂಡು ಅಂತ ಹೇಳಿದರೆ ರಾಜ ಆಕಾಶದ ಬಣ್ಣದ ತುಂಬ ಕೃಶವಾದ ಕುದುರೆಗಳನ್ನು ರಥಕ್ಕೆ ಹೋಲಿಸ್ತಾ ಓಡಿಸ್ತಾ ಇದ್ದಾನೆ ಅದನ್ನು ನೋಡಿ ಋತುಪರ್ಣ ಆಶ್ಚರ್ಯ ಪಡ್ತಾನೆ ಏನಯ್ಯ ಅಷ್ಟು ದೂರ ಯಾತ್ರೆ ಹೋಗಬೇಕು ಅಂದ್ರೆ ಒಂದು ಏಟ್ ಕೊಟ್ಟರೆ ಅಂತ ಕುದುರೆ ಹೂಡಿದ್ದೀಯಲ್ಲ ಅದಕ್ಕೆ ನಳ ಮಹಾರಾಜ ಬೇರೆ ವೇಷದಲ್ಲಿ ಇದ್ದವನು ಹೇಳ್ತಾನೆ ನಿನಗೆ ಕುದುರೆ ಪರೀಕ್ಷೆ ಗೊತ್ತಿಲ್ಲ ನಿನಗೆ ರಥ ಓಡಿಸೋದು ಗೊತ್ತಿಲ್ಲ ಸುಮ್ಮನೆ ಕೂತ್ಕೋ ನಿಮ್ಮ ಡ್ರೈವರ್ ಹೇಳ್ತಿದ್ದ ನೋಡಿ ನೀ ಸುಮ್ಮ ಇರು ನೆಲ್ಲ ಮಾಡ್ರೆ ಡ್ರೈವರ್ಗಳು ಗೊತ್ತು ಅಯ್ಯೋಯ್ಯೋ ಇಷ್ಟೆಲ್ಲ ಟ್ರಾಫಿಕ್ ಇದೆ ಹ್ಯಾ ಓಡಿಸ್ತೀವಿ ಅಂದ್ರೆ you must have confidence in him ಅವನಿಗೆ ಬಿಟ್ಬಿಡ್ಬೇಕು ನಾವು ಕನ್ಫ್ಯೂಸ್ ಮಾಡಬಾರ್ದು ಆ ರೀತಿಯಾಗಿ ಆ ಕುದುರೆ ಬಡಕಲಾಗಿದೆ ಯಾಕೆ ಅದರ ಸೊಂಟ ಸಣ್ಣದಾಗಿದ್ದಷ್ಟು ವೇಗವಾಗಿ ಓಡ್ತದೆ ಅಂತ ಒಂದು ಲೆಕ್ಕ ಆದ ರೀತಿಯಲ್ಲಿ ಬ್ರಾಹ್ಮಣರು ಯಾರು ದಷ್ಟಪುಷ್ಟರಾಗಿರ್ತಾರೆ ಅವರು ಚೆನ್ನಾಗಿ ತಿಂತಾರೆ ಅಂತ ಅರ್ಥ ಉಂಡವನು ಯೋಗಿ ಕೇಳಿದ್ದೀರಿ ಎರಡು ಹೊತ್ತು ಉಂಡವನು ಭೋಗಿ ಮೂರು ಹೊತ್ತು ಉಂಡವನನ್ನು ಹೊತ್ಕೊಂಡು ಹೋಗಿ ಅಂತ ಕಾದೆ ಮಾಡಿದ್ದಾರೆ ಮಿತವಾಗಿ ಮುಷ್ಟಿಯಷ್ಟು ಆಹಾರ ಸ್ವೀಕಾರ ಮಾಡಬೇಕು ಅರ್ಜುನ ಸೊರಗಿದ್ದಾನೆ ಸೊರಗಿದ್ದರೂ ಅವನ ತೇಜಸ್ಸು ಮತ್ತು ಸೌಂದರ್ಯ ಪಂಚಪಾಂಡವರಲ್ಲಿ ಕುಂತಿಯ ಮುದ್ರೆ ಅಚ್ಚೊಳೆಯದೇ ಬಿದ್ದಿತ್ತು ಒಂದು ಕಡೆ ಮತ್ತು ಯಾವ ದೇವತೆ ಅಂಶದಲ್ಲಿ ಹುಟ್ಟಿದ್ದಾರೆ ಆ ದೇವಾಂಶವೂ ಸೇರಿಕೊಂಡು ಯಾರಾದರೂ ಎಲ್ಲಿಯಾದರೂ ಪಂಚಪಾಂಡವರನ್ನು ಇವರು ಪಾಂಡವರೇ ಅಂತ ಗುರುತು ಹಿಡಿಯೋದಕ್ಕೆ ಬರ್ತಿತ್ತು ಇವನೇ ಭೀಮಸೇನ ಇವನೇ ಧರ್ಮರಾಜ ಇವರೇ ಅರ್ಜುನ ಇವರೇ ಯಮಳರು ಅಶ್ವಿನಿಗಳ ರೂಪ ಹೇಳುವುದೇ ಬೇಡ ಇಂಥ ರೂಪ ಸಂಪನ್ನರು ಅಂಥ ದಿವ್ಯ ಸಭೆಯಲ್ಲಿ ಅರ್ಜುನ ಕೂತಿದ್ದಾನೆ ತುಂಬಾ ಸಂತೋಷವಾಯಿತು ದೇವೇಂದ್ರನಿಗೆ ಎಂಥ ಮಗನನ್ನು ಕೊಟ್ಟಿದ್ದೇನೆ ಕುಂತಿಗೆ ನೋಡಿ ಅಂತ ದೇವತೆಗಳಿಗೆಲ್ಲ ಹೇಳುವಂತೆ ಆ ಸಭೆಯಲ್ಲಿ ಚಿತ್ರಸೇನೆಂಬ ಗಂಧರ್ವನನ್ನ ಕರೆಸಿ ಎಲ್ಲಿ ನಿನ್ನ ವಿದ್ಯಾಕೌಶಲವನ್ನು ತೋರಿಸು ಅಂತ ಅಪಣೆ ಮಾಡಿದ ಈ ಚಿತ್ರಸೇನ ನಿಮಗಾಗಲೇ ಭೇಟಿಯಾಗಿದ್ದಾನೆ ನೆನಪಿದೆಯೇ ಅವನ ಹೆಸರು ಅಂಗಾರವರ್ಮ ಅಂಗಾರಪರ್ಣ ಬಕಾಸುರನ ಏಕಚಕ್ರಪುರಕ್ಕೆ ಬರುವಾಗ ಅವನು ವಿಹಾರ ಮಾಡುತ್ತಿದ್ದ ಅರ್ಜುನನಿಗೆ ಅವನಿಗೆ ಹೋರಾಟವಾಯಿತು ಎಂತೆಲ್ಲ ಹೇಳಿದ್ದೇವೆ ದೇವತೆಗಳು ಗಂಧರ್ವರು ಆಗಾಗ ಭೂಮಿಗೆ ಬರುತ್ತಾ ಇದ್ದ ಕಾಲ ಈಗ ಅವರು ಬರೋದಿಲ್ಲ ಯಾರು ಕರಿಬೇಕು ದೇವತೆಗಳು ಬರುತ್ತಿದ್ರು ಅಪ್ಸರೆಯರು ಬರ್ತಿದ್ರು ದಿವ್ಯ ತೀರ್ಥಗಳಲ್ಲಿ ಸ್ನಾನ ಮಾಡ್ತಿದ್ರು ಇಂತಿಂತಹ ತೀರ್ಥಗಳಲ್ಲಿ ಇಂತಿಂತಹ ಅಪ್ಸರೆಯರು ಬರ್ತಾರೆ ವೆಂಕಟೇಶ್ವರನ ತಿರುಪತಿ ಬೆಟ್ಟದ ಮೇಲೆ ಆಕಾಶಗಂಗೆ ಪಾಪನಾಶಿನಿ ಅಲ್ಲದೆ ತುಂಬುರು ತೀರ್ಥ ಇನ್ನೂ ಅದ್ಭುತ ತೀರ್ಥಗಳಲ್ಲಿ ಇವತ್ತಿಗೂ ಅಪ್ಸರೆಯರು ಬಂದು ಸ್ನಾನ ಮಾಡ್ತಾರೆ ಅಂತ ಐತಿಹ್ಯ ಇದೆ ಇಂಗ್ಲಿಷ್ ಕವಿ ಟಿ ಎಸ್ ಎಲಿಯಟ್ ಹೇಳ್ತಾನೆ ದಿ ನಿಮ್ಸ್ ಆರ್ ಡಿಪಾರ್ಟೆಡ್ ಅವರು ಇಂಗ್ಲೆಂಡ್ಗೆ ಹೋಗು ಅಂದ್ರೆ ಹೋಗೋದಿಲ್ಲ ಇಂಗ್ಲೆಂಡ್ಗೆಲ್ಲ ಹೋಗೋರು ನಾವೇ ಭ್ರಷ್ಟರು ಅಮೆರಿಕ ಇಂಗ್ಲೆಂಡು ರಷ್ಯಾ ಜಪಾನ್ಗೆ ನಾವು ಹೋಗ್ತೇವೆ ಇಲ್ಲಿ ಜನ ಅಲ್ಲೇನೋ ಸಿಕ್ಕುತ್ತೆ ಅಂತ ಇಲ್ಲಿ ಸಂಸ್ಕೃತಿ ಅಲ್ಲೆಲ್ಲಿದೆ ಅದು ಭಾರತೀಯರ ನದಿಗಳಲ್ಲಿ ಕೊಳಗಳಲ್ಲಿ ಕೆರೆಗಳಲ್ಲಿ ಪವಿತ್ರ ಸರೋವರಗಳಲ್ಲಿ ದೇವತೆಗಳು ಸ್ನಾನ ಮಾಡ್ತಾರೆ ಅಂತ ಕೇಳಿದ್ದವನು ಟಿ ಎಸ್ ಎಲಿಯಟ್ ನಮ್ಮ ದೇಶದ ಥೇಮ್ಸ್ ನದಿಯಲ್ಲಿ ಯಾಕೆ ಸ್ನಾನ ಮಾಡೋದಿಲ್ಲ the nymphs N Y M P H S the nymphs are departed ಯಾಕೆ ಆ ನದಿ ದಡದಲ್ಲಿ ಪೋಲಿ ಪೋಖರಿಗಳು ಮದುವೆ ಆಗದೇ ಇದ್ದ ಜೋಡಿಗಳು ಬೀಡಿ ಸಿಗರೇಟ್ ಸೇರಿ ನದಿಯಲ್ಲಿ ಹಾಕ್ತಾರೆ ಸ್ಯಾಂಡ್ವಿಚಸ್ ಎಂಟಿ ಕಾರ್ಡ್ಬೋರ್ಡ್ ಬಾಕ್ಸಸ್ ಸಿಕ್ಕಿದ್ದೆಲ್ಲ ಹಾಕ್ತಾರೆ ಅಲ್ಲ ಗಂಗೆಯಲ್ಲಿ ದೀಪವನ್ನು ತೇರಿ ಬಿಡ್ತೇವೆ ಭಾರತೀಯರಲ್ಲಿ ಅಲ್ಲಿ ವ್ಯಭಿಚಾರ ಸಾಮಗ್ರಿಗಳನ್ನು ತೇರಿ ಬಿಡ್ತಾರೆ ಎಲ್ಲಿ ಕುಡಿಬೇಕಲ್ಲಿ sweet Thames flow softly till the end of my song ನನ್ನ ಈ ಕವನ ಮುಗಿಯೋ ತನಕವಾದರೂ ನದಿಯೇ ಸ್ವಲ್ಪ ನಿಧಾನವಾಗಿ ಹರಿ ಅಂತ ಹೇಳ್ತಾನೆ ಭಾರತೀಯ ಪ್ರಜ್ಞಾ ವಿಶೇಷದಿಂದ ಒಬ್ಬ ಮ್ಲೇಚ್ಛ ಕವಿ ಆಮ್ಲ ಕವಿ ಈ ಮಾತನ್ನು ಹೇಳ್ತಾನೆ ಈ ಮಾತನ್ನು ಯಾತಕ್ಕೆ ಹೇಳ್ತೇವೆ ಅಂದ್ರೆ ನಮಗೆ ಅಪ್ಸರೆಯರ ಬಗ್ಗೆ ಸರಿಯಾದ ಕಲ್ಪನೆ ಇಲ್ಲ ದೇವತೆಗಳ ಬಗ್ಗೆ ಕಲ್ಪನೆ ಇಲ್ಲ ಅಯ್ಯೋ ಎಲ್ಲಿದ್ದಾರೆ ಅವರು ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ಹೇಳ್ತೇವೆ ವೇದ ಸಂಸ್ಕೃತಿ ಪರಿಚಯ ಐದನೇ ಸಂಪುಟದಲ್ಲಿ ಸರಸ್ವತಿ ಮತ್ತು ಅಪ್ಸರೆಯರ ವ್ಯತ್ಯಾಸ ತಿಳಿಸುವಂತಹ ಲೇಖನ ಬರೆದಿದ್ದೇನೆ ದಯವಿಟ್ಟು ಓದಿ ನೋಡಿ ನೀವು ಎರಡು ಸಲ ಓದಿದ್ದೀರಿ ಅಪ್ ಸರೆ ಅಪ್ ಅದರ ನೀರು ಯಾವ ನೀರು ನಿಮ್ಮ ಹೃದಯವೆಂಬ ಸರೋವರ ಹೃದಯವೆಂಬ ಕೊಳ ಅದರಲ್ಲಿ ಸರಿಯುವವರು ಸರಧಾತುವಿಗೆ ಸಂಚರಿಸುವಂತ ಅರ್ಥ ನಿಮ್ಮ ಹೃದಯದಲ್ಲಿ ಅಪ್ಸರೆಯರು ಸಂಚರಿಸ್ತಾರೆ ಅದರಲ್ಲಿ ನೀರಿರಬೇಕು ಮೊದಲನೇದ್ದು ನೀರಿಲ್ಲದೆ ಅದ್ದ ಹೃದಯ ಕಠಿಣ ಹೃದಯವಾದರೆ ಅಪ್ಸರೆಯರು ಬರೋದೇ ಇಲ್ಲ ಒಣಗಿ ತೆಂಗಿನಕಾಯಿ ಆದ ಹಾಗೆ ಆರ್ದ್ರ ಹೃದಯ ಒದ್ದೆ ಹೃದಯದವರು ಅಂತ ಹೇಳ್ತೇವೆ ನಿನ್ನೆ ಎಲ್ಲ ಪ್ರಾರಂಭದಲ್ಲಿ ಅರ್ಧ ಗಂಟೆ ಹೇಳಿದೆ ಹೃದಯ ವಿಕಾಸ ಆಗಬೇಕು ಇನ್ನೊಬ್ಬರನ್ನು ಕಂಡ್ರೆ ಅಯ್ಯೋನು ಬೇಕು ಅಷ್ಟೇ ಅಲ್ಲ ಒಳ್ಳೆಯ ವಸ್ತುಗಳನ್ನು ನೋಡಿದರೆ ನೋಡಿ ಸಂತೋಷ ಪಡುವ ಸ್ವಭಾವವನ್ನು ಹೊಂದಬೇಕು you must possess an aesthetic sense ಸೌಂದರ್ಯ ಪ್ರಜ್ಞೆ ಇರಬೇಕು ಸುಂದರ ಗ್ರಂಥಕ್ಕೆ ನೋಡ್ತೀರಿ ಸುಂದರ ದೇವಾಲಯ ದರ್ಶನ ಮಾಡ್ತೀರಿ ಸುಂದರವಾದ ಪರ್ವತ ಶ್ರೇಣಿಗೆ ಹೋಗ್ತೀರಿ ಆಹಾ ಎಷ್ಟು ಚೆನ್ನಾಗಿದೆ ಎನ್ನುವ ಹಾಗೆ ನಿಮ್ಮ ಹೃದಯ ವಿಕಾಸವಾದರೆ ಆ ಹೊತ್ತು ನಿಮ್ಮ ಹೃದಯ ಸರೋವರದಲ್ಲಿ ಒಂದು ಮುಳುಗು ಹಾಕಿ ಒಬ್ಬ ಅಪ್ಸರೆ ಕುಣಿತಾಳೆ ಸ್ಫೂರ್ತಿ ಅಂತ ಹೆಸರು ಸಂಸ್ಕೃತದಲ್ಲಿ ಮಿಂಚು ಈ ಅಪ್ಸರೆಯರು ನರ್ತನ ಮಾಡ್ತಾರೆ ಹೃದಯದಲ್ಲಿ ಅಂದ್ರೆ ಇಂಗ್ಲಿಷಲ್ಲಿ ಸರಳವಾದ ಭಾಷೆಯಲ್ಲಿ ಹೇಳ್ತೇನೆ ದೇ ಇನ್ಸ್ಪೈರ್ ಯು ಈ ದಿವ್ಯ ಶಕ್ತಿಗಳು ನಿಮ್ಮ ಹೃದಯದಲ್ಲಿ ಸ್ಫೂರ್ತಿ ಕೊಡಬೇಕು ಒಬ್ಬ ಹಾಡ್ತಾನೆ ಚೆನ್ನಾಗಿ ಅವನಿಗೆ ಸ್ಫೂರ್ತಿ ಕೊಡುವ ಶಕ್ತಿಗಳು ಒಳಗಡೆ ಹೃದಯದಲ್ಲಿ ಎದ್ದು ಕುಣಿದಾಡಿದರೆ ಗಂಧರ್ವನಂತೆ ಓ ಎಸ್ ತ್ಯಾಗರಾಜನಂತೆ ಹಾಡ್ತಾನೆ ಕಂಠವೂ ಬೇಕು ಹೃದಯವೂ ಬೇಕು ಕಂಠ ಚೆನ್ನಾಗಿಲ್ಲದಿದ್ರೂ ಎಂ ಡಿ ರಾಮನಾಥನಾಗ ಹಾಡಬಹುದು ಒರಟು ಕಂಠವಾದರೂ ಮನೋಧರ್ಮ ಚೆನ್ನಾಗಿದ್ದರೆ ಹಾಡ್ತಾ ಇರೋರು ಯಾರು ಕಂಠ ಯಾವುದು ಏನೂ ಗೊತ್ತಿಲ್ಲದೆ ಯಾರೋ ಎಳ್ಕೊಂಡು ಹೋಗಿಬಿಡ್ತದೆ ಗಂಧರ್ವ ಏನ ಅಂತ ಹೇಳ್ತೀರಿ ಗಂಧರ್ವರು ಹಾಡಬೇಕು ಅಪ್ಸರೆಯರು ಕುಣಿಯಬೇಕು ಅದು ಹೃದಯದಲ್ಲಿರುವ ಶಕ್ತಿ ಈ ಅಪ್ಸರೆಯರಲ್ಲಿ ಶರೀರಕ್ಕೆ ಕಚಕುಳಿ ಇಟ್ಟು ಅಧೋಮುಖವಾಗಿ ತಳ್ಳುವ ಕೆಲವು ಶಕ್ತಿಗಳು ಉಂಟು ಭಗವಂತನ ಕಡೆಗೆ ಅಳ್ಕೊಂಡು ಹೋಗ್ತಕ್ಕಂಥ ದಿವ್ಯ ಸ್ಫೂರ್ತಿ ಕೊಡುವ ಶಕ್ತಿಗಳು ಉಂಟು ನಮ್ಮ ಅನುಭವದಲ್ಲಿವೆ ಇವೆಲ್ಲ ವಿಷಯ ಯಾವುದೋ ಒಂದು ಹೊತ್ತಿನಲ್ಲಿ ನಮ್ಮ ಮಿತ್ರರು ಶ್ರೀನಿವಾಸೇನವರು ಕೇಳ್ತಾರೆ ರಾಮಾವತಾರ ಸಂಪೂರ್ಣವಾದಾಗ ಮೊದಲನೇ ಏಳು ಚಾಪ್ಟರ್ಸ್ ಓದ್ಬಿಟ್ಟು ಯಾವ ಮೂಡ್ನಲ್ಲಿ ಬರೆದ್ರಿ ನೀವು ಯಾವ ಮೂಡ್ನಲ್ಲಿ ಬರೆದ್ರಿ ಆ ಮೂಡ್ ಅಂತ ಏನು ಹೇಳ್ತೇವೆ ನೋಡಿ ಎಲ್ರಿಗೂ ಶಬ್ದ ಗೊತ್ತಾಗುತ್ತೆ ಇಂಗ್ಲಿಷ್ನಲ್ಲಿ ಆ ಮೂಡ್ ಬರಬೇಕಾದ್ರೆ ದೇವತೆಗಳು ಬೆಳಗುವ ಶಕ್ತಿಗಳು ನಿಮ್ಮ ಹೃದಯದಲ್ಲಿ ಕುಣಿಯಬೇಕು ವರ್ಷದ ಹನ್ನೆರಡು ತಿಂಗಳಲ್ಲಿ ಕಾಲಪುರುಷನಾದ ಸೂರ್ಯನ ರಥವನ್ನು ಎಳೆಯುವುದಕ್ಕೆ ಅದರ ಮುಂದೆ ಕುಣಿಯುವ ಗಂಧರ್ವರು ಅಪ್ಸರೆಯರು ಅವರೆಲ್ಲರ ಹೆಸರುಗಳನ್ನು ಕೊಡ್ತಾರೆ ವೇದದಲ್ಲಿ ಜಯಾದಿ ಹೋಮದಲ್ಲಿ ಆ ಹೆಸರೆಲ್ಲ ಬರ್ತದೆ ಅದನ್ನೇ ಶ್ರೀಮದ್ ಭಾಗವತದ ಒಂದು ಸ್ಕಂದದಲ್ಲಿ ಬಹಳ ಸುಂದರವಾಗಿ ವಿವರಿಸಿದ್ದಾರೆ ಇದೆಲ್ಲ ಚಾರ್ಟ್ ಕೊಟ್ಟು ನಾನು ಪ್ರಕಟ ಮಾಡಿದ್ದೇನೆ ನೋಡಿ ಆದ್ರಿಂದ ದೇವತೆಗಳಿದ್ದಾರೆ ಬೆಳಗುವ ಶಕ್ತಿಗಳು ಎರಡು ಗಂಟೆ ಕಾಲ ಕೂಡ್ತೀರಿ ಕೂತರು ಇಷ್ಟು ಜನ ಟೈಟ್ ಪ್ಯಾಕ್ಡ್ ನಿಮಗೆ ಒಬ್ಬರ ಪಕ್ಕದಲ್ಲಿ ಒಬ್ಬರು ಮನೆಯಲ್ಲಿ ಕೂತರು ತೊಂದರೆ ಆಗ್ತದೆ ಇಲ್ಲಿ ಕೂತಿರ್ತೀರಿ ಆ ಕಡೆಗೆ ನಿಮಗೆ ಲಕ್ಷ್ಯ ಇರೋದಿಲ್ಲ ಯಾಕೆಂದ್ರೆ ನಿಮ್ಮ ಹೃದಯವನ್ನ ಕಣ್ಣು ಕಿವಿ ಮೂಗುಗಳನ್ನ ಬೆಳಗುವ ಶಕ್ತಿ ಏನಾದರೂ ಒಂದಿದ್ರೆ our trouble is worth the while ನಿಮಗೆ ಅನಿಸ್ತದೆ ನಾವು ಹೋಗಿದ್ದು ಸಾರ್ಥಕವಾಯಿತು ವೇಳೆ ಹೋಗಿದ್ದು ಗೊತ್ತಾಗಲಿಲ್ಲ ನಮ್ಮ ಹೃದಯಕ್ಕೆ ಬೆಳಕಾಯಿತು ಕಿವಿಗೆ ಬೆಳಕಾಯಿತು ಕಣ್ಣಿಗೆ ಬೆಳಕಾಯಿತು ಈ ಬೆಳಗುವ ಶಕ್ತಿಗಳಿಗೆ ದೇವತೆಗಳು ಅಂತ ಹೇಳ್ತೇವೆ ಅಪ್ಸರೆಯರ ಬಗ್ಗೆ ತಪ್ಪು ಭಾವನೆ ಮಾಡ್ಕೋಬೇಡಿ ಬೆಳಗುವ ಶಕ್ತಿಗಳು ಬೆಳಕೆ ಹತ್ತಕಬೇಕು ಅಂತ ಏನಾದ್ರು ಕೇಳೋದಿದ್ರೆ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಬೆಳಕು ಬೇಡ ಅನ್ನೋನು ಯಾವನಿದ್ದಾನೆ ಜೀವನದಲ್ಲಿ ಪ್ರತಿಯೊಬ್ಬನು ಬೆಳಕೆ ಕೇಳೋನು ಕತ್ಲೆ ಯಾರು ಕೇಳೋದಿಲ್ಲ ಕತ್ಲೆಗೆ ಬೇರೆ ಕೆಲಸ ಇದೆ ರಾತ್ರಿ ಅನ್ನೋದು ದೇವತೆ ರಾಕ ಅನ್ನೋದು ದೇವತೆ ಸಿನಿಮಾಲಿ ಅಮಾವಾಸ್ಯೆಯ ಕತ್ತಲು ಅದಕ್ಕೊಂದು ದೇವತೆ ಆ ದೇವತೆಗಳಿಗೆ ನಮ್ಮನ್ನ ಮುದ್ದಿಸಿ ನಿದ್ರೆ ಮಾಡುವಂತೆ ಮಾಡಿ ಪುನಃ ನಮ್ಮನ್ನ ಸ್ಪರ್ಶಗೊಳಿಸಿ ರಿಫ್ರೆಶ್ ಮಾಡುವ ಶಕ್ತಿ ಇದೆ ರಾತ್ರಿ ದೇವತೆಗಳಿಗೆ ಎಂಥವರು ರಾತ್ರಿ ಆದ್ರೆ ತಲೆದೂಗ್ತಾರೆ ಸಂಗೀತ ಕೇಳಿ ಎಲ್ಲ ನಿದ್ದೆಯಿಂದ ಆ ನಿದ್ದೆಯಲ್ಲಿ ಏನಾಗ್ತದೆ ಅಂದ್ರೆ ಆಯಾಸವನ್ನು ಮರೆಸುವ ಶಕ್ತಿ ಇದೆ ಪುನಃ ನಿಮ್ಮನ್ನ ಚೇತನ ಮಾಡ್ತಾರೆ ರಿಜುವೆನೇಟ್ ಮಾಡ್ತಾರೆ ರಿಫ್ರೆಶ್ ಮಾಡ್ತಾರೆ ವೇದೋಕ್ತವಾದ ದೇವತೆಗಳೆಲ್ಲರನ್ನ ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾದ ಆ ಶಬ್ದಗಳನ್ನು ಒಡೆದು ನೋಡಬೇಕು ನಿರುಕ್ತ ನೋಡಬೇಕು ಆಯಾ ಸೂಕ್ತಗಳನ್ನೇ ನೋಡಬೇಕು ರಾಕ ಶನಿಯುಂಗಾಲಿ ಅಲಿ ನಾವು ಕೆಟ್ಟದ್ದು ರಾತ್ರಿ ಅಂದ್ರೆ ಕೆಟ್ಟದ್ದು ಅಂತ ತಿಳ್ಕೊಬೇಡಿ ಕೆಟ್ಟದ್ದನ್ನೋ ಜಗತ್ತಲ್ಲಿಲೂ ಇಲ್ಲ ಪ್ರತಿ ಒಂದಕ್ಕೂ ಒಂದೊಂದು ಅವಕಾಶವನ್ನು ಮಾಡಿದ್ದಾನೆ ಭಗವಂತ ಒಂದೊಂದು ಜಾಗವನ್ನು ಕಲ್ಪಿಸಿದ್ದಾನೆ ಆ ಜಾಗವನ್ನು ನಾವು ಆ ಜಾಗದಲ್ಲಿಟ್ಟು ಅವರ ದೇವತೆಗಳನ್ನು ಪೂಜಿಸಬೇಕು ಇಂಥ ದೇವತೆಗಳಲ್ಲಿ ಆಗಲೇ ಹೇಳಿದೆ ವಸಿಷ್ಠರು ವಿಶ್ವಾಮಿತ್ರರು ತಪಸ್ಸು ಮಾಡುವಾಗ ಗೌತಮರು ಮುಂತಾದವರು ತಪಸ್ಸು ಮಾಡುವಾಗ ಪರೀಕ್ಷೆ ಮಾಡುವುದಕ್ಕೆ ಕೆಲವು ಅಪ್ಸರೆಯನ್ನು ಕಳಿಸ್ತಾರೆ ಗೋಕರ್ಣದಲ್ಲಿ ಬಹಳ ದೊಡ್ಡ ವಿದ್ವಾಂಸರು ಸಾಂಬುದೀಕ್ಷಿತರು ಅಂತ ಪೂರ್ತಿ ಋಗ್ವೇದವನ್ನು ಬಾಯಲ್ಲಿ ಹೇಳ್ತಾರೆ ಎಲ್ಲ ದೇಶ ವಿದೇಶ ಸುತ್ತಕೊಂಡು ಬಂದಿದ್ದಾರೆ ನಮ್ಮ ಪುಸ್ತಕ ತುಂಬಾ ಮೆಚ್ಚಿಕೊಂಡ್ರು ಯಾವುದೇ ದೇವತೆಯಲ್ಲಿ ದೂಷಿಸಬೇಕಾದ ಅಂಶ ಇಲ್ಲ ಇದು ಅಲ್ಯ ವೃತ್ತ ಅಂತ ರಾಮಾಯಣದಲ್ಲಿ ತುಂಬಾ ವಿಸ್ತಾರವಾಗಿ ಹೇಳಿದೆ ಅವರು ನನಗೆ ಒಂದು ಸಂಶಯವಿತ್ತು ಪರಿಹಾರವಾಯಿತು ಅಂದರು ಇಂದ್ರನ ದುಷ್ಟಾತ್ಮ ಚಿಕ್ಕ ಅವ್ರನ್ನೆಲ್ಲ ಪರೀಕ್ಷೆ ಮಾಡ್ತಾನೆ ಅವನ ಕಳಿಸ್ತಾನೆ ಇವರನ್ನು ಕಳಿಸ್ತಾನೆ ಹಾಗೆ ತಿಳ್ಕೋಬಾರದು ಯದ್ದೇವಾ ದೇವ ಹೇಳನಂ ದೇವಾ ಸಸ್ಯ ಕ್ರಮ ವಯಂ ದೇವತೆಗಳನ್ನು ದೂಷಿಸುವುದು ಮಹಾಪಾತಕಗಳಲ್ಲಿ ಮೊದಲನೇ ತಪ್ಪು ಮೊದಲನೇ ಪಾತಕ ಪ್ರಾಯಶ್ಚಿತ್ತವಿಲ್ಲ ದೇವದೂಷಣೆ ಕೂಡುದು ವೇದ ದೂಷಣೆ ಕೂಡುದು ಮಾತಾಪಿತರ ದೂಷಣೆ ಕೂಡುದು ಗುರುಗಳ ದೂಷಣೆಯನ್ನು ಮಾಡಬಾರದು ಯಾಕೆ ದೂಷಿಸಿದರೆ ಬೆಳಕು ಹೋಗ್ತದೆ ಕತ್ತಲೆಯಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತೀರಿ ಬೆಳಗುವ ಶಕ್ತಿಗಳನ್ನು ದೂಷಿಸಿದರೆ ಖಂಡಿತವಾಗಿ ಕತ್ತಲೆಯಲ್ಲಿ ಹೋಗ್ತೀರಿ ಹಾಗಿದ್ರೆ ಇಂದ್ರ ಅಹಲ್ಯ ಮಾನವನ್ನು ಕೆಡಿಸಿದನಲ್ಲ ಅದು ಮೇಲ್ತೋರಿಕೆ ಆ ಕಥೆಯಲ್ಲಿ ಹಾಗೆ ಕಾಣ್ತದೆ ಅಲ್ಲಿರೋ ತತ್ವವೇ ಬೇರೆ ಅದನ್ನು ನಾನು ಬೇರೆ ಪ್ರಸಂಗಗಳಲ್ಲಿ ತುಂಬಾ ವಿಸ್ತಾರವಾಗಿ ಹೇಳಿದ್ದೇನೆ ವೇದಕ್ಕೆ ರಾಮಾಯಣಕ್ಕೆ ವಿರುದ್ಧವಲ್ಲದ ರೀತಿಯಲ್ಲಿ ಅರ್ಥ ಹೇಳಬೇಕು ವೇದ ಓದ್ದೇ ಇದ್ದವರು ರಾಮಾಯಣದ ಕಥೆ ಪುರಾಣದ ಕಥೆಗೆ ಅಡ್ಡದಾರಿ ಅರ್ಥಗಳನ್ನು ಹೇಳ್ತಾರೆ ಇಂದ್ರನ ಕರ್ತವ್ಯವೇ ತಪಸ್ವಿಗಳ ತಪಸ್ಸಿನ ಯೋಗ್ಯತೆಯನ್ನು ಪರೀಕ್ಷೆ ಮಾಡುವುದು ಅದು ಲೋಕಕ್ಕೆ ಅನುಕೂಲವಾಗಿದ್ರೆ ಅವರೇ ಸೆಲ್ಯೂಟ್ ಹೊಡೆದು ಮುಂದಕ್ಕೆ ಹೋಗಿ ಇಂಥ ದಾರಿ ತೋರಿಸ್ತಾರೆ ಲೋಕ ವಿರುದ್ಧವಾದ ರೀತಿಯ ತಪಸ್ಸನ್ನು ಮಾಡಿದ್ರೆ ಆ ತಪಸ್ಸನ್ನು ಕೆಡಿಸ್ತಾರೆ ಹಿರಣ್ಯಾಕ್ಷ ಹಿರಣ್ಯ ಕಶುಬುಗಳ ತಪಸ್ಸು ಒಂದು ರೀತಿ ಇದು ಗೌತಮರದು ಒಂದು ರೀತಿಯು ವಿಶ್ವಾಮಿತ್ರದ ಒಂದು ರೀತಿ ಇದು ತ್ರಿಶಂಕೋದು ಒಂದು ರೀತಿ ಇದು ನಾವು ಮಾಡುವುದು ನೀವು ಮಾಡುವುದು ಒಂದು ರೀತಿ ಇದು ತಪಸ್ಸೆ ಎರಡು ಗಂಟೆ ಕಾಲ ಒಬ್ಬರನ್ನ ಸುಮ್ಮನೆ ಒಂದು ಕಡೆ ಕೂಡಿಸಿ ನೋಡೋಣ ಆಗ್ತದೆಯಾ ಕೂತ್ಕೊಳ್ತೀರಾ ಆಗ್ತದೆಯಾ ಕಾಲು ಮಡಿಸಿಕೊಂಡು ಸುಮ್ಮನೆ ಜಪ ಮಾಡ್ರಿ ಅಂದ್ರೆ ನೋಡಿ ಜಪ ಒಂದು ಬಿಟ್ಟು ಬೇಕಾದ್ರೆ ಏನಾದ್ರು ಹೇಳಿ ಅಂತ ಮೈಸೂರಲ್ಲಿದ್ದ ನಮ್ಮ ಸ್ನೇಹಿತರೊಬ್ಬರು ಹೋಮ ಅವನ ಕರೆದ್ರೆ ಏನೋ ಮುಣಮುಣಮುಣ ಜಪ ಸುಳ್ಳ ಏನಾದ್ರು ಮುಡಿಯಾದ ಸರ್ ನನ್ನ ಕೈಲ ಜಪ ಮಾಡೋಕ್ಕಾಗೋದು ಅರ್ಥ ಏನು ಏನಾದ್ರು ಒಂದು ಮಾಡಬೇಕು ಶರೀರವನ್ನು ದಂಡಿಸಿ ಅದಕ್ಕೊಂದು ಕಡೆ ಕಟ್ ಹಾಕಿದ ಹೊರತು ಈ ಮನಸ್ಸೆಂಬುದು ನೀವು ಚಿಂತನೆ ಮಾಡಬೇಕಾದ ವಿಷಯದ ಕಡೆಗೆ ಹೋಗುವುದಿಲ್ಲ you have to engage you body in some activity harmless activity so that the mind may be engage release the mind from the body while being in the body ಇದು ಯೋಗ ಅದನ್ನು ಮಾಡಿಕೊಡಿಸೋದಿಲ್ಲ ದೇವತೆಗಳು ಯಾಕೆ ಅಲ್ಲಿ ಹಿರಣ್ಯಾಕ್ಷ ಬರ್ತಾನೆಯೋ ಹಿರಣ್ಯ ಕಶಬು ಬರ್ತಾನೆಯೋ ಈಗ ನಾವು ಪ್ರವಚನ ಮಾಡುವುದರಿಂದ ಲೋಕಕ್ಕೆ ಹಾನಿಯಾಗ್ತದೆಯೋ ಒಳ್ಳೇದಾಗ್ತದೆಯೋ ನನ್ನನ್ನು ಪರೀಕ್ಷೆ ಮಾಡ್ತಾ ಕೂತಿದ್ದಾರೆ ದೇವತೆಗಳು ನನ್ನಿಂದಲ್ಲಿ ಪರೀಕ್ಷೆ ಮಾಡ್ತಿದ್ದಾರೆ ಇವನು ಬಾಯಲ್ಲಿ ಏನಾದರೂ ಒಂದು ಅಪಶಬ್ದ ಹೇಳಿಸಬೇಕು ಸಭೆಯಲ್ಲಿ ಹೇಳಬಾರ ಶಬ್ದವನ್ನು ಹೇಳಿಸಬೇಕು ಹೇಳಬಾರ ಅರ್ಥವನ್ನು ಹೇಳಿಸಬೇಕು ತಪ್ಪು ಹೇಳಿಸಬೇಕು ನಾಲಿಗೆಯಲ್ಲಿ ಕೂತಿರ್ತಾರೆ ಕಿವಿಯಲ್ಲಿ ಕೂತಿರ್ತಾರೆ ಕಣ್ಣಲ್ಲಿ ಕೂತಿರ್ತಾರೆ ಹೃದಯದಲ್ಲಿ ಆಕ್ರಮ ಮಾಡುವುದಕ್ಕೆ ನೋಡ್ತಾರೆ ನಾವು ಹಯಗ್ರೀವ ದೇವರನ್ನು ಪ್ರಾರ್ಥನೆ ಮಾಡಿದ್ದೇವೆ ಪ್ರಭು ಇದು ಅಂಜಲು ಅಂತ ತಿಳ್ಕೋಬೇಡ ಜಿಹ್ವಾಗ್ನ ಸಿಂಹಾಸನ ಅಭ್ಯುಪೇಯ ಈ ನಾಲ್ಗೆ ನಿನ್ನ ಸಿಂಹಾಸನ ಅಂತ ತಿಳ್ಕೊಂಡು ನೀನು ಕೂತ್ಕೋ ನೀನು ಆಡಿಸಿದ್ದು ಆಡ್ತೇವೆ ಹ್ಯುಮಿಲಿಟಿ ವಿನಯವೆಂಬುದಿದ್ರೆ then you will submit to gods ಆಗ ನೀವು ಮಾಡಿದ ತಪಸ್ಸು ಸಾರ್ಥಕವಾಗುತ್ತೆ ಬೆಳಕು ಹಚ್ಚಿಟ್ಟಾಗ್ತದೆ ಆದ್ದರಿಂದ ಈ ದೇವತೆಗಳು ಮತ್ತು ಅದರಲ್ಲಿ ಅಪ್ಸರೆಯರು ಗಂಧರ್ವರು ಇವರ ವಿಷಯವನ್ನು ನೀವು ಚೆನ್ನಾಗಿ ಮಾರ್ಮಿಕವಾಗಿ ಅರ್ಥ ಮಾಡಿಕೊಳ್ಳಬೇಕು ಭಗವಂತನೇ ನರರೂಪವನ್ನು ತಳೆದ ನಾರಾಯಣ ರೂಪವನ್ನು ತಳೆದ ತಾನೇ ಗುರುವು ತಾನೇ ಶಿಷ್ಯನೂ ಆಗಬೇಕು ಅಂತ ಆಶೆಪಟ್ಟ ಅಷ್ಟಾಕ್ಷರ ಮಂತ್ರವನ್ನು ಪ್ರವರ್ತನೆ ಮಾಡಿದ ದ್ವಾಪರ ಯುಗಾಂತ್ಯದಲ್ಲಿ ಎಲ್ಲಿ ಬದರಿಕಾಶ್ರಮದಲ್ಲಿ ಅವನನ್ನೇ ಪರೀಕ್ಷೆ ಮಾಡಿದರು ದೇವತೆಗಳು ನಾರಾಯಣನನ್ನೇ ಬಿಡಲಿಲ್ಲ ಏನ್ ತಪಸ್ ಮಾಡ್ತಾ ಇದ್ದಾನೆ ನರಪರ್ವತ ನಾರಾಯಣ ಪರ್ವತ ಎರಡು ತೋರಿಸ್ತಾರೆ ಬದರಿ ನಾರಾಯಣನ ಸನ್ನಿಧಿ ಎಡಗಡೆ ಬಲಗಡೆ ದೇವಸ್ಥಾನದ ಒಳಗಡೆ ನೀವು ನಿಂತ್ಕೊಂಡು ನೋಡಿದ್ರೆ ಆಶ್ಚರ್ಯವಾಗುತ್ತೆ ಕೊರಳು ಮುರಿದು ಹೋಗ್ತದೆ ಎಷ್ಟರದ ಬೆಟ್ಟಗಳು ಒಂದು ಕಡೆ ನರರೂಪಿಯಾಗಿ ಒಂದು ಕಡೆ ನಾರಾಯಣ ರೂಪಿಯಾಗಿ ಭಗವಂತ ತಪಸ್ಸು ಮಾಡಿದ ಒಳ್ಳೆ ಶಿಷ್ಯ ಸಿಕ್ಕಲಿ ಅಷ್ಟಾಕ್ಷರ ಹೇಳೋದಕ್ಕೆ ಅಂತ ನಾರಾಯಣ ಒಳ್ಳೆ ಗುರು ಸಿಕ್ಕಲಿ ಅಂತ ನರ ಅವರಿಬ್ಬರೂ ಸಿಕ್ಕಿ ಲೋಕದಲ್ಲಿ ಅಷ್ಟಾಕ್ಷರ ಮಂತ್ರ ಪ್ರವರ್ತಿತವಾಯಿತು ಅದೇ ಶ್ರೀಮದ್ ಭಾಗವತದ ಹೃದಯ ಉದ್ಧವ ಗೀತಾ ಸಾರ ಸಕಲ ಪುರಾಣಗಳ ಸಾರ ಆಗ ದೇವತೆಗಳು ಇಂದ್ರನ ಮುಂದಿಟ್ಟುಕೊಂಡು ಇವು ಯಾರಪ್ಪ ಇವರು ಇಬ್ಬರು ಋಷಿಗಳು ತಪಸ್ಸು ಮಾಡ್ತಾ ಇದ್ದಾರಲ್ಲ ಒಳ್ಳೇದಾಗತ್ತೋ ಕೆಟ್ಟದ್ದಾಗತ್ತೋ ನೋಡೋಣ ಅಂತ ಎಲೆ ಮೇನಕೆ ಎಲೆ ರಂಭೆ ಎಲೆ ತಿಲೋತ್ತಮೆ ಏನ್ರಿ ಮಾಡ್ತಿದ್ದೀರಿ ಕಳ್ಳಕಾಯಿ ತಿಂತಿದ್ದೀರಾ ಹೋಗಿ ಇಬ್ರು ಪುರುಷಾರು ತಪಸ್ಸು ಮಾಡ್ತಿದ್ದಾರೆ ಕೆಡಿಸಿ ಪರೀಕ್ಷೆ ಮಾಡಿ ಅಂತ ಕಳಿಸಿದ್ರು ಭಗವಂತ ಯೋಚನೆ ಮಾಡಿದ ಇವರೆಲ್ಲ ಎಂಥ ಅಪ್ಸರೆಯರು ಸಾಮಾನ್ಯ ಋಷಿ ಮುನಿಗಳನ್ನು ಪರೀಕ್ಷೆ ಮಾಡುವವರು ಒಂದೊಂದು ಸಲ ಅಧಪಾತಕ್ಕೆ ಹೋಗುವುದಕ್ಕೂ ತಳ್ಳಿ ಬಿಡತಕ್ಕವರು ಎಷ್ಟೋ ಜನ ಸಂಗೀತಗಾರರು ತುಂಬಾ ಚೆನ್ನಾಗಿ ಹಾಡ್ತಾರೆ ಕ್ಯಾರೆಕ್ಟರ್ ಇರುವುದಿಲ್ಲ ನೋಡಿ ಅಲ್ಲಿ ತಳ್ತಾರೆ ಅವರು ತನ್ನ ತೊಡೆ ಮೇಲೆ ತಾಳ ಹಾಕ್ತಾ ಇದ್ದವನು ಶಿಷ್ಯರು ತೊಡೆ ಮೇಲೆ ತಾಳ ಹಾಕೋಕೆ ಶುರು ಮಾಡ್ತಾನೆ ಗುರು ಅಲ್ಲಿ ಅಪ್ಸರೆ ಅವನನ್ನು ಕೆಡಿಸಿದ್ಲು ಅಂತ ತಿಳ್ಕೋಬೇಕು ಕುಡಿತದ ಚಟ ಹತ್ತುತ್ತ ಸಂಗೀತಗಾರರಿಗೆ ದುಡ್ಡು ಕೊಟ್ಟರೆ ಹಾಳಾದ್ರು ಇದೆಲ್ಲ ಮಾಡೋರು ಯಾರು ಏನು ಮಾಡ್ತಾರೆ ಸ್ಫೂರ್ತಿ ಬರ್ತದೆ ಸ್ವಾಮಿ ಕುಡಿದು ಹೊರತು ನಾನು ಸ್ಫೂರ್ತಿ ಬರೋದಿಲ್ಲ ಅಂತ ಒಬ್ಬ ಕುಡಿದರೆ ಸ್ಫೂರ್ತಿಯನ್ನು ಕೊಡುವ ಅಪ್ಸರೆ ಅಧಮ ದೇವತೆ ಆಚಮನ ಮಾಡಿ ಕೂತು ಬಾಯಿಲಿ ಒಳ್ಳೆ ಮಾತನಾಡಿಸಿದ್ರೆ ಇದರಲ್ಲಿ ದೈವಾಂಶ ಒಳ್ಳೆ ದೇವತೆ ಇದೆ ಅಂತ ತಿಳ್ಕೋಬೇಕು ಅಂತಹ ಅಂದ್ರೆ ಅಪ್ಸರೇ ಇರಲಿ ಬಂಗಡ ರಾಜ ಭಗವಂತ ಏನ್ ಮಾಡಿದ ತನ್ನ ಸುತ್ತ ಕುಣ್ತಾ ಇಡ್ತಿದ್ದವರಿಗೆ ಮೇನಿಕೆ ಅಂಬೆ ತಿರೋತ್ತಮೆ ಇವರಿಗೆ ನಾಚಿಕೆ ಬರುವಂತೆ ತನ್ನ ತೊಡೆಯಿಂದಲೇ ಒಂದು ದಿವ್ಯ ಶಕ್ತಿಯನ್ನು ಸೃಷ್ಟಿ ಮಾಡಿ ಇನ್ನೊಂದು ಹೊಸ ಅಪ್ಸರೆಯನ್ನು ಎದುರಿಗೆ ಹಾಕಿದ ಅವಳೇ ಊರ್ವಶಿ ಭಗವಂತನ ತೊಡೆಯಿಂದ ಉಂಟಾದವಳು ಊರ್ವಶಿ ಊರ್ವಶಿ ಅಂದ್ರೆ ಯಾರು ಊರು ವಶೇ ಯಸ್ಯಾಹ ತೊಡೆಗಳನ್ನು ವಶದಲ್ಲಿಟ್ಟುಕೊಂಡವಳು ಅರ್ಥ ಮಾಡಿಕೊಳ್ಳಿ ತೊಡೆಗಳನ್ನು ವಶದಲ್ಲಿಟ್ಟುಕೊಂಡಂತಹ ಒಬ್ಬ ಅಪ್ಸರೆ ಸಾರ್ವಭೌಮಿ ಪರಮಾತ್ಮನ ಸಾಕ್ಷಾತ್ ಒಂದು ಅಂಶ ಅವಳು ಯಾವಾಗ ನರ್ತನ ಮಾಡೋಕೆ ಶುರು ಮಾಡಿದಳೋ ಮೇರಿ ಕೇರಂಬಯ್ಯರ್ ನೋಡಿದ್ರು ನಮಗಿಂತ ಬಹಳ ಸ್ಫುರದ್ರೂಪಿಯಾಗಿದ್ದಾಳೆ ಚೆನ್ನಾಗಿ ನರ್ತನ ಮಾಡ್ತಾಳೆ ನಾವಿಲ್ಲಿ ನಿಂತರೆ ಆಟ ಬೇಯೋದಿಲ್ಲ ಅಂತ ತಿಳ್ಕೊಂಡು ಕೊಂಬಿ ಕಿತ್ತರು ಅಂಥ ಊರ್ವಶಿ ಪ್ರವೇಶವಾದಾಗ ಲೋಕದಲ್ಲಿ ಒಬ್ಬನ ಹೃದಯದಲ್ಲಿ ಅತ್ಯುತ್ತಮವಾದ ಧಾರ್ಮಿಕ ಕಾರ್ಯಗಳು ಹೊಣೆಗಾರಿಕೆ ಸಾಮಾಜಿಕ ಕಾರ್ಯಗಳು ಲೋಕವನ್ನು ಕಾಪಾಡತಕ್ಕಂತಹ ಶಕ್ತಿಗಳು ಉಂಟಾಗ್ತಾರೆ ಊರ್ವಶಿ ವೇದದಲ್ಲಿ ಒಂದು ದೇವತೆ ಊರ್ವಶಿ ದೃಷ್ಟ ಮಂತ್ರಗಳಿವೆ ಮೇನಿಕೆ ಮಂತ್ರ ಕೊಟ್ಟಿಲ್ಲ ರಂಬೆ ತಿಲೋತ್ ಇವರೆಲ್ಲ ಜಗಳ ತಂದು ಹಾಕ್ತಾರೆ ತಿಲೋತ್ತಮ ಕಥೆ ಹೇಳಿದ್ದೇನೆ ಅವತ್ತು ಸುಂದೋಪ ಸುಂದ ವ್ಯಾಖ್ಯಾನದಲ್ಲಿ ಊರ್ವಶಿ ಅಂತಿಂತಹ ದೇವತೆ ಅಲ್ಲ ಅವಳು ಪುರೂರವನನ್ನ ಸಂಗಮಿಸಿ ಅದು ಕಥೆ ಈ ಚಂದ್ರವಂಶ ಆರಂಭವಾದದ್ದೇ ಅವರಿಂದ ಬುಧ ಇಳ ಪುರೂರವ ಆಯು ಕ್ರಮದಲ್ಲಿ ಬರ್ತೇವೆ ಯಯಾತಿ ನಹುಷ ಇತ್ಯಾದಿಗಳಿಂದ ಊರ್ವಶಿಯನ್ನ ನೋಡಿದ ಪುರೂರವ ಚಂದ್ರವಂಶದ ಸಾರ್ವಭೌಮ ನನ್ನ ಪತ್ನಿಯಾಗುವಂತೆ ಕೇಳಿದ ಪತ್ನಿಯಾಗ್ತೇನೆ ಆದರೆ ಮೂರು ನಿಬಂಧನೆಗಳು ಬರೆದಿದ್ದೇನೆ ನೋಡಿ ಆ ಪುಸ್ತಕದ ಐದನೇ ಸಂಪುಟದಲ್ಲಿ ಎಲ್ಲ ದೇವಭೂಷಗಳು ಸಾಮಾನ್ಯರು ಹೇಳಬಾರದು ಅಂತ ಕಟ್ ಮಾಡ್ತಾರೆ ಯಾಕೆಂದ್ರೆ ಅರ್ಥ ಆಗೋದೆಲ್ಲ ತಪ್ಪರ್ಥ ಮಾಡ್ಕೊಳ್ತಾರೆ ನಮಗೆ ಪಾಪ ಬರ್ತದೆ ಆದರೆ ನೀವೆಲ್ಲ ಸಾತ್ವಿಕರು ಚೆನ್ನಾಗಿ ತಿಳ್ಕೊಳ್ತೀರಿ ಅನ್ನೋ ಭಾವನೆಯಿಂದ ಹೇಳಿದ್ದೇನೆ ಏನು ಮೂರು ನಿಬಂಧನೆ ಉರ್ವಶಿ ಹಾಕಿದ್ದು ಎಲೆ ದೊರೆಯೇ ನೀನು ನನಗೆ ಬೆತ್ತಲೆಯಾಗಿ ಕಾಣಕೂಡದು ಪತ್ನಿಯಾಗೋಳು ಕೇಳ್ತಿದ್ದಾಳೆ ಗಂಡನಿಗೆ ಅರ್ಥ ಮಾಡಿಕೊಳ್ಳಿ ಹೌ ಡಿಗ್ನಿಫೈಡ್ ಬೆತ್ತಲೆ ಕಾಣಬಾರದು ನನ್ನ ಹತ್ರ ಎರಡು ಆಡಿನ ಮರಗಳಿವೆ ಆಡಿನ ಮರಗಳನ್ನು ಮಂಚಕ್ಕೆ ಕಟ್ಟಾಕಿರ್ತೇನೆ ಊರ್ವಶಿ ಪಕ್ಕದಲ್ಲಿ ಮಲಗಿದ್ದಾಳೆ ಬೆತ್ತಲೆ ಮಲಗಿದ್ದವನ ಆ ಕಡೆ ಪುರೂರವ ಹಿಂದು ಮುಂದೆ ನೋಡದೆ ಎದ್ದು ಬಿಟ್ಟ ಊರ್ವಶಿಗೆ ಅವನ ನಗ್ನ ಶರೀರ ಪ್ರದರ್ಶನವಾಯಿತು ಚೀಯಂದ್ರು ಆಗಿನ ಕ್ಷಣಕ್ಕೆ ಬಿಟ್ಟು ಹೋಗಿಬಿಟ್ಲು ಅವಳು ಬಿಟ್ಟು ಹೋದ ಕೂಡಲೇ ಪುರೂರವ ಒದ್ದಾಡ್ತಾನೆ ಅಯ್ಯೋ ಹೊರಟೋದ್ಯಲ್ಲ ಹೊರಟೋದ್ಯಲ್ಲ ಇದು ಮಂತ್ರ ಋಗ್ವೇದದಲ್ಲಿ ಮಂತ್ರ ಇದು ಆಗ ಊರ್ವಶಿ ಹೇಳ್ತಾಳೆ ಮಹಾರಾಜರೇ ಇನ್ನು ದೈಹಿಕವಾಗಿ ನಿಮಗೆ ನಮಗೆ ಸಂಗಮವಿಲ್ಲ ಇದು ನಾ ಹೇಳಿದಷ್ಟು ಸುಲಭದಲ್ಲಾಗಲಿಲ್ಲ ಬೆಟ್ಟ ಗುಡ್ಡ ತಪ್ಪಲು ಹಿಮಾಲಯ ಎಲ್ಲ ಹುಡ್ಕೊಂಡು ಹುಡ್ಕೊಂಡು ಹುಡ್ಕೊಂಡು ಅರಾಯಿ ಕಾಣೆ ಎಲ್ಲಿದ್ದೀಯೇ ಎಲ್ಲಿದ್ದೀಯೇ ಕಾಣಲಿಲ್ಲವಲ್ಲ ಊರ್ವಶಿ ಹೇಳ್ತಾಳೆ ಮಹಾರಾಜರೇ ದಿವಸದಲ್ಲಿ ಮೂರು ಸಲ ನಿಮಗೆ ಪ್ರತ್ಯಕ್ಷವಾಗ್ತೇನೆ ಮೂರು ಅಗ್ನಿಹೋತ್ರಗಳ ರೂಪದಲ್ಲಿ ಪ್ರತ್ಯಕ್ಷವಾಗ್ತೇನೆ ನೀವು ಆದ್ಯಾಹುತಿಗಳನ್ನು ಕೊಡುವಾಗ ಊರ್ವಶಿ ದರ್ಶನ ಮಾಡಿ ಒಳ್ಳೆಯದಾಗತ್ತೆ ಅಂತ ಹೇಳಿ ಅವನಿಗೆ ಒಂದು ಸ್ಥಾಲಿಯನ್ನ ಅಗ್ನಿಹೋತ್ರ ಮಾಡುವ ಪಾತ್ರೆಯನ್ನು ಕೊಟ್ಟು ಹೋಗ್ತಾಳೆ tell me where is vulgarity in all these ಯಾರಿಗೆ ಅರ್ಥ ಆಗುತ್ತೆ ದನದ ಮಾಂಸ ತಿನ್ನುವರು ಪಶ್ಚಿಮದವರಿಗೆ ಕ್ರಿಶ್ಚಿಯನ್ರು ಭಾಷಾಂತರ ಮಾಡಿದವರಿಗೆ ಅರ್ಥ ಆಗುತ್ತೆ ಕತೆ ವೈದಿಕರಿಗೆ ಅರ್ಥ ಆಗೋದಿಲ್ಲ ಇದು ವೇದದಲ್ಲಿರುವ ಒಂದೊಂದು ಕಥೆಯೂ ಹೀಗೆ ಇದೆ ಅಧ್ಯಾತ್ಮದ ಪರಮಸೋಪಾನವನ್ನು ಮುಟ್ಟುವಂತಹ ಕಥೆಗಳು ಅವಳು ಈ ಚಂದ್ರವಂಶದ ದೊರೆಗಳಿಗೆ ಎಲ್ಲರಿಗೆ ಅಜ್ಜಿ ಅಜ್ಜಿಗೆ ಅಜ್ಜಿ ಅಜ್ಜಿಗೆ ಅಜ್ಜಿ ಅಜ್ಜಿಗಜ್ಜಿ ಅಷ್ಟು ಪ್ರಖ್ಯಾತಳಾದಂತಹ ಊರ್ವಶಿ ಈ ಪುರೂರ್ವ ಊರ್ವಶಿ ಇಬ್ಬರೂ ದೇವತೆಗಳು ಋಗ್ವೇದದಲ್ಲಿ ಅಂತ ಹೇಳಿದೆ ಇದು ವಿಕ್ರಮೋರ್ವಶಿಯ ನಾಟಕವನ್ನು ಬರೆದ ಕಾಳಿದಾಸ ಅವನಿಗೆ ವಿಕ್ರಮ ಅಂತ ಹೆಸರಿಟ್ಟು ವಿಕ್ರಮಾದಿತ್ಯ ತನ್ನ ರಾಜನಿಗೆ ಹೋಲಿಸಿ ಅದನ್ನು ಬರೆದ ಒಂದು ಸ್ವಾರಸ್ಯ ಊರ್ವಶಿಯಾಗಲಿ ಬೇರೆ ದೇವತೆಗಳಾಗಲಿ ಅಪ್ಸರೆಯರಾಗಲಿ ಇವರಿಗೆ ವಯಸ್ಸಾಗುವುದೇ ಇಲ್ಲ ದೇ ಆರ್ ಎಟರ್ನಲ್ ಯೂತ್ಸ್ ಇದರ ಅರ್ಥ ಏನು ಸ್ಫೂರ್ತಿಗೆ ವಯಸ್ಸಿಲ್ಲ ಎಂಬತ್ತು ವರ್ಷ ಆದ ಮೇಲೆಯೂ ನಿಮಗೊಂದು ಕಥೆ ಬರಿಬೇಕು ಕಾದಂಬರಿ ಬರಿಬೇಕು ಹಾಡಬೇಕು ಚಂಬೈ ವೈದ್ಯನಾಥ ಭಾಗವತರು ಕೊನೆ ಕಚೇರಿಯ ಗುರುವಾಯೂರಪ್ಪನ ಸನ್ನಿಧಿಯಲ್ಲಿ ಹಾಡಿ ಅಲ್ಲಿಯೇ ಉಸಿರನ್ನು ಎಳೆದರು ಏನು ಕಂಠ ಇತ್ತು ಮಹಾನುಭಾವರಿಗೆ ಚಿಕ್ಕ ವಯಸ್ಸಿನಲ್ಲಿ ಅವರ ಹಾಡುಗಾರಿಕೆ ಕೇಳಿದ್ದವರು ಎಂಥ ಭಾಗ್ಯವಂತರಿರಬೇಕು ತೊಂಬತ್ತು ವರ್ಷ ಬದುಕಿದ್ರು ನಡುವೆ ಗಂಟ ಹೋಗ್ಬಿಟ್ಟಿತ್ತು ಅವರಿಗೆ ಹೈದರಾಬಾದ್ ಕಚೇರಿಯಲ್ಲಿ ಗುರುವಯ್ಯವ್ರ ಸ್ವಾಮಿಯ ಕೃಪೆಯಿಂದ ಕಂಠ ಪ್ರಾಪ್ತವಾಯಿತು ಅವರು ಹಾಡು ಕೂತ್ರೆ ಚಿಕ್ಕ ವಯಸ್ಸಿನವರಿಗೆ ಶ್ರುತಿ ಅಷ್ಟು ಎತ್ತರದ ಶ್ರುತಿ ಸೇರ್ತಿರಲಿಲ್ಲ ಕೊನೆಯ ತನಕ ಹಾಡ್ತಿದ್ರು ನಾ ಹೇಳ್ತೇನೆ ಅದು ಊರ್ವಶಿ ಕೃಪೆ ಅವ್ರಿಗೆ ಆ ಸ್ಫೂರ್ತಿ ಇತ್ತು ಶಮ್ಮಂಗುಡಿ ಅಯ್ಯರ್ ಹಾಡೋರು ಕೊನೆಗಳಿಗೆ ತನಕ ಹಾಡ್ತಾ ಇದ್ರು ಎಲ್ಲರಿಗೂ ಆಗೋದಿಲ್ಲ ಚಿಕ್ಕ ವಯಸ್ಸಲ್ಲಿಯೇ ಕೆಲವರಿಗೆ ಕಂಟಲು ಹೋಗಿಬಿಡ್ತದೆ G N B G N ಬಾಲಸುಬ್ರಹ್ಮಣ್ಯಗೆ ಐವತ್ತೆರಡು ಐವತ್ಮೂರನೇ ವಯಸ್ಸಿನಲ್ಲಿ ಶ್ರುತಿ ಸೇರ್ತಾ ಇರಲಿಲ್ಲ ಯಾಕೆ ಅವರಿಗೆ ಊರ್ವಶಿ ಸಂಘ ಬೇಕಿರಲಿಲ್ಲ ಅವರು ತಿಲೋತ್ತಮೆಯೋ ಮೇನಕೆಯೋ ಹಿಡಿದ್ರು ಅಡ್ಡದಾರಿ ಹಿಡಿದ್ರು ಅರ್ಥನ ಹೆಚ್ಚು ಹೇಳೋದಿಲ್ಲ ದಾರಿ ತಪ್ಪಿಸೋ ದೇವತೆಗಳನ್ನು ಹಿಡಿದ್ರೆ ಅವರ ಆಯುಷ್ಯ ಆರೋಗ್ಯ ಸ್ಫೂರ್ತಿ ಎಲ್ಲ ಕಿತ್ತುಕೊಂಡು ಹೋಗ್ತಾರೆ ಶರೀರ ಮತ್ತು ಶಾರೀರ ಒಂದಕ್ಕೊಂದಕ್ಕೆ ಸಂಬಂಧವಿರುತ್ತದೆ ಶುದ್ಧ ಚಾರಿತ್ರನಾಗಿದ್ದರೆ ದೇವತೆಗಳು ಒಲಿತಾರೆ ಕೊನೆಯ ತನಕ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಇಂಥ ದಿವ್ಯ ಸ್ವರೂಪ ಊರ್ವಶಿ ಅವಳು ಯಾವಾಗಲೂ ಚಿಕ್ಕ ಹುಡುಗಿ ಹಾಗೆಯೇ ಇರ್ತಾಳೆ ಪುರೂರವನ ವಯಸ್ಸಾಗಬಹುದು ಊರ್ವಶಿಗೆ ವಯಸ್ಸಾಗೋದೇ ಇಲ್ಲ ಅಂದರೆ ಈಗಲೂ ಇದ್ದಾಳೆ ಒಳ್ಳೆಯದು ಎಲ್ಲಿ ಸಂಗೀತ ಕೇಳ್ತೀರಿ ಡಿವಿನಿಟಿ ಒಂದು ದೇವರು ಪೂಜೆ ಆರತಿ ಉತ್ಸವ ತೊಂಬತ್ತಾರು ವಯಸ್ಸಿನ ಮುದುಕರು ಭಗವಂತನಿಗೆ ಅಲಂಕಾರ ಮಾಡ್ತಾರೆ ಸುಬ್ಬದಾಂಜನೇಯ ಸ್ವಾಮಿ ಗುಡಿಯಲ್ಲಿ ನಾಲ್ಕು ಸಲ ಐದು ಸಲ ಐದು ಮಹಡಿ ಹತ್ತಿ ಇಳಿತಾರೆ ನೋಡಿ ಅವರ ವಯಸ್ಸು ಅವರ ಶಕ್ತಿ ಹೇಗಿದೆ ಸ್ಫೂರ್ತಿ ಮಿಂಚಿದ ಹಾಗೆ ಮಾಂಸಖಂಡಗಳಲ್ಲಿ ಶರೀರದ ಒಂದೊಂದೇ ಅಣುಗಳಲ್ಲಿ ಸೆಲ್ಸ್ ಅಲ್ಲಿ ರಕ್ತದಲ್ಲಿ ಅದು ಮಿಂಚಿದ ಕೂಡಲೇ ಎಲ್ಲಿಯೋ ಹೊಸ ಹುರುಪು ಹೊಸ ಒಂದು ಶಕ್ತಿ ಏನುಂಟಾಗ್ತದೆ ಅದು ಊರ್ವಶಿ ಸ್ವರೂಪ ನಿಮ್ಮ ಮನಸ್ಸಿಗೆ ಕಟ್ಟಿತೋ ಕಟ್ಟಲಿಲ್ಲೋ ನಂಗೆ ತಿಳಿದಷ್ಟು ಹೇಳಿದೆ ನನ್ನ ವ್ಯಸನ ಇದು ಆ ಸಭೆಯಲ್ಲಿ ಚಿತ್ರಸೇನ ಗಂಧರ್ವನೆಲ್ಲ ಕರೆಸಿದ್ದಾನೆ ಒಳ್ಳೆಯ ಸಂಗೀತ ಹಾಡಿಸಿದ್ದಾನೆ ಕಣ್ಣು ಸನ್ನೆಯಿಂದ ಅಪ್ಸರೆಯರ್ನೆಲ್ಲ ಕರೆಸಿ ನೀವು ನರ್ತನ ಮಾಡಿ ಅಂತ ಹೇಳಲಾಗಿ ಒಬ್ಬೊಬ್ಬರು ಬಂದರು ರಂಭೆ ಮೇನಿಕೆ ತಿರೋತ್ತಮೆ ಘೃತಾಚಿ ಏನವರಿಗೆ ಇವರೆಲ್ಲ ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮೀದೇವಿಯ ಬೆನ್ನಿನಲ್ಲಿ ಹುಟ್ಟಿದವರು ಸಮುದ್ರ ಮಥನದಲ್ಲಿ ಹುಟ್ಟಿದವರು ಆ ಸಮುದ್ರ ಮಥನ ನಿಮ್ಮ ಮನಸ್ಸಲ್ಲೇ ನಡೆಯಬೇಕು ಅಲ್ಲಿಯೇ ಲಕ್ಷ್ಮಿ ಬರಬೇಕು ಅಲ್ಲಿ ಲಕ್ಷ್ಮಿ ವಿವಾಹ ಆಗಬೇಕು ಸಿಂಬಾಲಿಕ್ ಮೀನಿಂಗ್ ಎಷ್ಟಿಟ್ಟಿದ್ದಾರೆ ನೋಡಿ ಅದು ಎಂಟು ಭಾಗವತದಲ್ಲಿ ಎಂಟನೇ ಸ್ಕಂದ ಅದರಲ್ಲಿ ಎಂಟನೇ ಅಧ್ಯಾಯ ತುಂಬಾ ವಿಚಿತ್ರವಾಗಿದೆ ಎಂಟು ಅಷ್ಟಾಕ್ಷರ ಮಂತ್ರ ಆ ಲಕ್ಷ್ಮಿ ನಿಮ್ಮ ಹೃದಯದಲ್ಲಿ ಬರಬೇಕು ಮಥನವಾಗಬೇಕು ದೇವಾಸುರ ಶಕ್ತಿಗಳು ಮಥನವಾಗಿ ದೇವತೆಗಳಿಗೆ ವಿಜಯ ಆಗಬೇಕು ನೀವು ಎಚ್ಚರಿಕೆ ತಪ್ಪಿದರೆ ಅಲ್ಲಿಯೇ ಹೆಂಡವು ಆಗ್ತದೆ ಆಸುರಿ ಶಕ್ತಿಗಳ ಪಾಲಾಗ್ತದೆ ಶ್ರೀಮದ್ ಭಾಗವತ ಬಹಳ ಸುಂದರವಾದ ಕಥೆಯಲ್ಲಿ ಇದನ್ನೆಲ್ಲ ಹೇಳುತ್ತೆ ಅಪ್ಸರ ಎಲ್ಲ ಕುಣಿದರು ಕುಣಿದರು ಕುಣಿದರು ಅರ್ಜುನ ನೋಡಿದ ಅಯ್ಯೋ ತಲೆವೇದನೆಯೇ ಅವನಿಗೆ ಸಂಗೀತ ಅನಿಸ್ಥೆಟಿಕ್ ಇರಲಿಲ್ಲ ಆದರೆ ಕ್ಷುದ್ರ ರೀತಿಯಲ್ಲಿ ಕುಣಿದಾಡುವುದು ಸಂಗೀತ ಅವನಿಗೆ ಬೇಕಾಗಿರಲಿಲ್ಲ ಆಮೇಲೆ ಇಂದ್ರ ನೋಡಿದ ಇವನಿಗೆ ಅದಕ್ಕೋ ಸರಿ ಹೋಗಲಿಲ್ಲ ಅಂತ ಕಾಣುತ್ತೆ ಅಂತ ಸನ್ನೆ ಮಾಡಿದ ಆಗ ಚಿತ್ರಸೇನ ಊರ್ವಶಿಯನ್ನು ಸಭೆಯಲ್ಲಿ ಹಾಜರು ಮಾಡಿದ ಊರ್ವಶಿ ಕುಣಿತಾ ಇದ್ದಾಳೆ ಏನು ಊರ್ವಶಿ ನೃತ್ಯ ಅಂದ್ರೆ ನೀವು ನೋಡಿದ್ದೀರಾ ಅಂತ ಕೇಳಬೇಡಿ ಇಲ್ಲಿರೋ ವರ್ಣನೆಯಿಂದ ಹೇಳ್ತೇನೆ ಊರ್ವಶಿ ನನ್ನ ಮನಸ್ಸಲ್ಲಿ ಕುಣಿದಿದ್ದರಿಂದಲೇ ನೂರು ಪುಸ್ತಕ ಬರೆದಿದ್ದೇನೆ ಇನ್ನೂ ಪ್ರವಚನ ಮಾಡ್ತಿದ್ದೇನೆ ಊರ್ವಶಿ ಇಲ್ಲಿಲ್ಲದಿದ್ದಾಗ್ತಿರಲಿಲ್ಲ you have to take these things purely symbolically ಇಲ್ಲಿ ಹತ್ತಿ ಸ್ಟೇಜ್ ಮೇಲೆ ಕೂಡುವ ತನಕ ಕಷ್ಟಪಟ್ಟುಕೊಂಡು ಬರ್ತೇನೆ ಇಲ್ಲಿ ಕೂತ್ರೆ ಎರಡು ಗಂಟೆ ನನಗೊಂದು ಯೌವನ ಪ್ರಾಪ್ತಿಯಾಗುತ್ತೆ ಆ ಯೌವನ ಕೊಡುವುದು ಊರ್ವಶಿ ನಿಮಗೂ ಅದೇ ಅಮೃತ ಅಂತ ಹೇಳ್ತೇವಲ್ಲ ಇದು ಉಂಟು ಓಜಸ್ ಅಂತ ಹೇಳ್ತೇವೆ ಅನುಭವದಲ್ಲಿರ್ತದೆ ಎಷ್ಟೋ ಸಲ physical energy where physical energy gets exhausted spiritual energy starts ಅದಕ್ಕೆ ಓಜಸ್ ಅಂತ ಹೇಳ್ತೇವೆ ತೇಜಸ್ ಮುಗಿದ ಜಾಗದಲ್ಲಿ ಓಜಸ್ ಆರಂಭವಾಗುತ್ತೆ ಆ ಓಜಸ್ ಬರಬೇಕಾದ್ರೆ ಊರ್ವಶಿ ಬೇಕು ಭಗವತ್ ಕೃಪೆ ಬೇಕು ಗುರುಕಟಾಕ್ಷ ಬೇಕು ಅಂತ ಊರ್ವಶಿ ನರ್ತನ ಮಾಡ್ತಾ ಇದ್ದಾಳೆ ಗಂಧರ್ವ ರಾಜಗಚ್ಛಾದ್ಯ ಪ್ರಹಿತೋಪ್ಸರಸಾಂವರಾಂ ಊರ್ವಶೀಂ ಪುರುಷ ವ್ಯಾಘ್ರ ಸೋಪತಿಷ್ಠತು ಫಾಲ್ಗುನಂ ಅವಳು ಬಂದಳು ನರ್ತನ ಮಾಡಿದಳು ಅರ್ಜುನ ನೋಡಿದ ಅವಳ ಕಡೆ ನೆಟ್ಟ ದೃಷ್ಟಿಯಿಂದ ನೋಡಿದ ದೇವತೆಗಳಿಗೆ ರೆಪ್ಪೆಗಳಿಲ್ಲ ಕಣ್ಣಿಗೆ ಅಂತ ಹೇಳ್ತೇವೆ ಅನಿಮೇಷರು ಅರ್ಜುನ ಮನುಷ್ಯನಾಗಿದ್ರು ಕಣ್ಣು ಮಿಟುಕುವುದನ್ನು ಆದಷ್ಟು ಕಡಿಮೆ ಮಾಡಿ ಊರ್ವಶಿಯನ್ನೇ ನೋಡ್ತಾ ಇದ್ದಾನೆ ಹಾವ ಭಾವ ವಿಲಾಸ ಆ ನರ್ತನದಲ್ಲಿ ಮನಸ್ಸು ಹೋಗಿಬಿಡಿತು ಊರ್ವಶಿಯನ್ನು ನೋಡ್ತಾ ಇದ್ದಾನೆ ಅರ್ಜುನ ಇಂದ್ರ ಅರ್ಜುನನ್ ನೋಡ್ತಾ ಇದ್ದಾನೆ ಇಷ್ಟೊಂದು ಅಪ್ಸರೆಯರು ಕುಣಿದರೂ ಮನಸ್ಸು ಹೋಗದೇ ಇದ್ದವನು ಊರ್ವಶಿಯಲ್ಲಿ ಮನಸ್ಸು ನೆಟ್ಟಿದೆ ಅಂತ ಕಾಣುತ್ತೆ ಅಂತ ಇಂದ್ರನಿಗೆ ಅಪಾರ್ಥವಾಯಿತು ದೇವತೆಗಳ ಆಸನದಲ್ಲಿ ಕೂತವನಿಗೆ ಅಪಾರ್ಥವಾಯಿತು ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಅರ್ಜುನ ಹಾಗಿದ್ರೆ ಒಂದು ಕೆಲಸ ಮಾಡೋ ನೀನು ಅಂತ ಈ ಚಿತ್ರಸೇನೆಂಬ ಗಂಧರ್ವನಿಗೆ ಕೆಟ್ಟ ಮಾತು ಹೇಳಬಾರದು ತಲೆ ಹೊಡೆತನ ಕೆಲಸವನ್ನು ವಹಿಸಿದ ಇವತ್ತು ರಾತ್ರಿ ಅರ್ಜುನ ಇರೋ ಜಾಗಕ್ಕೆ ಏಕಾಂತದಲ್ಲಿ ಕತ್ತಲೆಯಲ್ಲಿ ನೀನು ಊರ್ವಶಿಯನ್ನು ತಗೊಂಡು ಹೋಗಿ ಸೇರಿಸು ಅವನಿಗೆ ಅಭಿಪ್ರಾಯವಿದೆ ಅಂತ ಕಾಣುತ್ತೆ ಎಂಬುದಾಗಿ ಹೇಳಲಾಗಿ ಚಿತ್ರಸೇನ ಏನು ಮಾಡಬೇಕು ಅವ್ರು ಹೇಳಿದ್ರೆ ಕೇಳಬೇಕಲ್ಲ ಪಾರ್ಥಸ್ಯ ಚಕ್ಷು ಊರ್ವಶ್ಯಾಂ ಸಕ್ತಂ ವಿಜ್ಞಾಯ ವಾಸವ ಪಾರ್ಥನ ಕಣ್ಣುಗಳು ಊರ್ವಶ್ಯಾಂ ಸಕ್ತಂ ಊರ್ವಶಿಯಲ್ಲಿ ಸಕ್ತವಾದದ್ದನ್ನು ಕಂಡು ಗಂಧರ್ವರಾಜ ಗಚ್ಛಾದ್ಯ ಪ್ರಹಿತೋಪ್ಸರಸಾಂವರಂ ಊರ್ವಶೀಂ ಪುರುಷವ್ಯಾಘ್ರ ಸೋಪಾತಿಷ್ಠತು ಫಾಲ್ಗುಣಂ ಯಥಾರ್ಚಿತೋ ಗೃಹೀತಾಸ್ತ್ರ ವಿದ್ಯಯ ಮನ್ನಿಯೋಗತಃ ಎರಡನೇ ಕೆಲಸ ಇಂದ್ರನಿಗೆ ನೀನು ಗಂಧರ್ವ ವಿದ್ಯೆಯನ್ನು ಪಾಠ ಹೇಳು ನಾಳಿನಿಂದ ಶುಭ ಮುಹೂರ್ತ ಅವನಿಗೆ ಸಂಗೀತ ಹೇಳಿಕೊಡು ಅರ್ಜುನ ಬಹಳ ದೊಡ್ಡ ಸಂಗೀತ ವಿದ್ವಾಂಸ ನಿಮಗೆ ಅನೇಕರಿಗೆ ಗೊತ್ತಿದೆಯೋ ಇಲ್ಲೋ ಧರ್ಮರಾಜನಿಗೂ ಸಂಗೀತ ಗಂಧವಿರಲಿಲ್ಲ ಭೀಮಸೇನನಿಗೆ ಗಂಧವಿತ್ತು ಅರ್ಜುನ ಗಂಧ ಮಾತ್ರವಲ್ಲ ಒಳ್ಳೆಯ ವಿದ್ವಾಂಸ ಚೆನ್ನಾಗಿ ಹಾಡುವವನು ಅವನಿಗೆ ಹಾಡು ಶಿಕ್ಷಣವಾದದ್ದು ಸಾಪಾಸ ಹೇಳಿಕೊಟ್ಟವನು ಚಿತ್ರರಸ ಈ ಗಂಧರ್ವ ದೇವಲೋಕದಲ್ಲಿ ನರ್ತನವನ್ನು ಹೇಳಿಕೊಟ್ಟ ಅದನ್ನು ನೀ ನಾಳೆಯಿಂದ ಪಾಠ ಶುರು ಮಾಡು ಈಗ ಮೊದಲು ಊರ್ವಶಿ ದರ್ಶನವಾಗಲಿ ಕರ್ಕೊಂಡು ಹೋಗು ಆ ಊರ್ವಶಿ ಏನು ಬಯಸ್ತಾಳೆಯೋ ಹೇಳು ವಿದಿತಂತೆಸ್ತು ಸುಶ್ರೋಣಿ ಪ್ರಹಿತೋ ಮಿಹಾಗತಃ ಇವನು ಹೋದ ಊರ್ವಶಿ ದೇವೇಂದ್ರನ ಅಪ್ಪಣೆಯಾಗಿದೆ ಇವತ್ತು ನರ್ತನ ಮಾಡುವಾಗ ಆಸ್ಥಾನದಲ್ಲಿ ಅರ್ಜುನ ನಿನ್ನನ್ನು ನೋಡಿದ್ದಂತಲ್ಲ ಹೌದು ಸಾಹೇಬ್ರೆ ನನ್ನನ್ನು ನೋಡಿದರು ಅರ್ಜುನ ಮಹಾರಾಜರು ಅವನಿಗೆ ನಿನ್ನಲ್ಲಿ ಅಭಿಪ್ರಾಯ ಇರುವಂತಿದೆ ಅಂತಿಂದನ ಮನಸ್ಸಿನ ಸೂಚನೆ ಏನಂತೀಯ ಅಂದ್ರೆ ಅವಳು ತಲೆ ತಗ್ಗಿಸಿದಳು ಅವಳಿಗೂ ಅರ್ಜುನನಲ್ಲಿ ಅಭಿಪ್ರಾಯವಿತ್ತು ತುಂಬಾ ಗಂಭೀರವಾದ ಭಾಷೆಯಲ್ಲಿ ಹೇಳ್ತೇನೆ ನಾನು ಊರ್ವಶಿ ಹೇಳಿಸ್ತಾ ಇದ್ದಾಳೆ ಈ ಮಾತು ಜ್ಞಾಪಕ ಇಟ್ಕೊಳ್ಳಿ ಅಶ್ಲೀಲವಾಗಿ ಹೇಳಬಾರದು ಮೈಯೆಲ್ಲ ರೋಮಹರ್ಷವಾಯಿತು ಬೆವರುಗಳು ಕೆಂಪಾಯಿತು ಅರ್ಜುನನ ಸಂಘವನ್ನು ಬಯಸಿದಳು ಪುಣ್ಯ ಮಾಡಿದ್ದವರಿಗೆ ಅರ್ಜುನ ಸಿಗ್ತಾನೆ ಅಂತ ತಿಳ್ಕೊಂಡು ಅರ್ಜುನ ಹೇಳ್ಕೊಂಡ ಜಾಗಕ್ಕೆ ಬಂದಳು ಅವನ ಅರ್ಜುನನ್ನು ವರ್ಣನೆ ಮಾಡ್ತಾನೆ ಆ ಉರ್ವಶಿ ಎದುರಿಗೆ ಗಂಧರ್ವ ಅರ್ಜುನನಿಗೆ ಏನೇನು ಗುಣಗಳಿತ್ತು ಬರೀ ಗುಡಾಕೇಶತ್ವ ಒಂದಲ್ಲ ಅವತ್ತು ಯಾರೋ ಕೇಳಿದ್ರು ಅಂತ ಹೇಳಿದರು ನಿದ್ರೆಯನ್ನ ಗೆದ್ದವನು ಗುಡಾಕೇಶ ಋಷಿಕೇಶ ಗುಡಾಕೇಶನಿಗೆ ಹೀಗೆ ಹೇಳಿದ ಭಗವದ್ಗೀತೆಯಲ್ಲಿ ಬರುತ್ತೆ ಗುಡಾಕ ಅಂದ್ರೆ ನಿದ್ದೆ ಅಥವಾ ಇಂದ್ರಿಯ ಅಂತ ಒಂದರ್ಥ ಇಂದ್ರಿಯ ನಿಗ್ರಹ ಚೆನ್ನಾಗಿದ್ದವನು ಅಂಥವನನ್ನು ವರ್ಣನೆ ಮಾಡ್ತಾನೆ ಇಲ್ಲಿ ಚಿತ್ರ ಸೇನ ಶ್ರಿಯಾಶೀಲೇನ ರೂಪೇಣ ವ್ರತೇನ ಚ ದಮೇನ ಚ ಪ್ರಖ್ಯಾತೋ ಬಲವೀರ್ಯೇಣ ಸಮ್ಮತಃ ಪ್ರತಿಭಾನವಾನ್ ವರ್ಚಸ್ವಿ ತೇಜಸಾಯುಕ್ತ ಕ್ಷಮಾವಾನ್ ಶ್ರೀಮತ್ ಕ್ಷಮಾವಾನ್ ವೀತಮತ್ಸರ ವೇದಾನ್ ಚತುರಾಖ್ಯಾನ ಪಂಚಮಾನ್ ಯೋಧೀತೆ ಗುರು ಶುಶ್ರೂಷಾಂ ಮೇಧಾಂಚ ಅಷ್ಟಗುಣಾಶ್ರಯಾಂ ಅಕಥನ ಮಾನಯೀತ ಸ್ಥೂಲಲಕ್ಷ್ಯ ಪ್ರಿಯಂವದ ಷೋರ್ಧಶ್ಚಾನ್ನಪಾನೇನ ವಿವಿಧೇನಾಭಿವರ್ಷತಿ ಅರ್ಜುನನಿಗೆ ಸುಮಾರು ಹದಿನೆಂಟು ಇಪ್ಪತ್ತು ಗುಣಗಳನ್ನು ವರ್ಣನೆ ಮಾಡ್ತಾನೆ ಆ ಗಂಧರ್ವೊಂದಿಗೆ ಹಣೆ ಬರ ಹೇಳಿ ಅವನು ಸ್ನೇಹಿತ ಆಪ್ತ ಸ್ನೇಹಿತ ಅವನಲ್ಲಿ ಏನೇನು ಶ್ರೇಯಾಶೀಲೇನ ರೂಪೇಣ ಸ್ವಾಭಾವಿಕವಾದ ಒಂದು ಐಶ್ವರ್ಯ ದೈಹಿಕ ಐಶ್ವರ್ಯ ಇತ್ತು ಆರೋಗ್ಯವಂತ ಒಂದು ದಿವಸ ಜ್ವರ ಬಂತು ತಲೆನೋವು ಬಂತು ಏನಿಲ್ಲ ಉತ್ಸಾಹ ಕಡಿಮೆ ಇಲ್ಲ ಆರೋಗ್ಯ ಕಾಪಾಡಿಕೊಂಡಿದ್ದ ಶೀಲೇನ ಆಳುಗರಿಗೆ ಕ್ಷತ್ರಿಯರಿಗೆ ಶೀಲವೆಂಬುದು ವಶದಲ್ಲಿರುವುದು ಕಷ್ಟ ಅಧಿಕಾರ ಇದ್ದು ಕೂಡಲೇ ಸಿಕ್ಕಿದ್ದೆಲ್ಲ ಅನುಭವಿಸಬೇಕು ಚಪಲ ಬರುವುದುಂಟು ರೂಪೇಣ ವ್ರತೆ ನಚ ತಮೇ ನಚ ನೋಡೋದಕ್ಕೆ ತುಂಬ ಸೂಪು ಸಂಪನ್ನ ವ್ರತ ವ್ರತ ಧರಿಸಿದ್ದಾನೆ ತಮ್ಮಂದರನ್ನ ಅಣ್ಣನ್ನು ಹೋಗಿ ಸೇರೋ ತನಕ ಇಂದ್ರಿ ಚಾಪಲ್ಯವಿಲ್ಲದಿದ್ದವನು ಹನ್ನೆರಡು ವರ್ಷ ತೀರ್ಥಯಾತ್ರೆ ಮಾಡಿಕೊಂಡು ಬಂದ ಅವನು ಯಾರ್ಯಾರನ್ನು ಮದುವೆ ಮಾಡ್ಕೋಬೇಕಾಯಿತೋ ಅವರೆಲ್ಲ ಅವನ ಮೇಲೆ ಬಿದ್ದು ಬಂದವರೇ ಹೊರತು ಇವರು ಯಾರನ್ನೂ ಬಯಸಲಿಲ್ಲ ಉಲೂಪಿಯಾಯಿತು ಚಿತ್ರಾಂಗದಿಯಾಯಿತು ಸುಭದ್ರೆಯಾಯಿತು ತಾವು ತಾವಾಗಿಯೇ ಬಂದು ಸೇರಿದರು ನಮ್ಮ ಕೃಷ್ಣನಿಗೂ ಹಾಗೆಯೇ ರುಕ್ಮಿಣಿ ಬಾರೇ ಅರ್ಜಿ ಹಾಕಲಿಲ್ಲ ಸತ್ಯಭಾಮೈ ನೀ ಅರ್ಜಿ ಹಾಕಲಿಲ್ಲ ಹದಿನಾರು ಸಾವಿರದ ಎಂಟು ಜನ ಪತ್ನಿಯರು ಒಬ್ಬರನ್ನೂ ಅರ್ಜಿ ಹಾಕಿ ಕೃಷ್ಣ ತಗೊಂಡವನಲ್ಲ ಅವರು ತಾವು ತಾವಾಗಿಯೇ ಬಂದರು ಯದಿಮೇ ಬ್ರಹ್ಮಚರ್ಯಂ ಸ್ಯಾತ್ ನನ್ನ ಬ್ರಹ್ಮಚರ್ಯಕ್ಕೆ ವ್ರತಭಂಗವಿಲ್ಲದೆ ಇದ್ರೆ ತೇನ ಜೀವತು ಬಾಲಕ ಉರಿಗೊಳ್ಳಿ ಬಿದ್ದಿತ್ತು ಉತ್ತರ ಗರ್ಭದಲ್ಲಿ ಅದನ್ನ ಹೆಬ್ಬೆರಳಿಂದ ಕಾಲಿಂದ ಮುಟ್ಟಿ ನನಗೆ ಬ್ರಹ್ಮಚರ್ಯವಿದ್ದರೆ ಅಪ್ರಶ್ನಿತವಾಗಿದ್ರೆ ನನ್ನ ಐಶ್ವರ್ಯ ತೇನ ಜೀವತು ಬಾಲಕ ಅಂತ ಬ್ರಹ್ಮಚಾರಿ ಕೃಷ್ಣ ಎಷ್ಟು ಕಡೆ ಕೊಂಡಾಡ್ತಾರೆ ಭಾಗವತದಲ್ಲಿ ಪರಮಾತ್ಮನಿಗೆ ಬ್ರಹ್ಮಚರ್ಯ ಇಲ್ಲದಿದ್ದರೆ ನಮಗೇನಿರುತ್ತೆ ಯೋಚನೆ ಮಾಡಿ ಬ್ರಹ್ಮಣಿ ಚರತಿ ಆ ಚರತಿ ಪರಮಾತ್ಮನಲ್ಲಿ ನಡೆಯುವುದು ಅವನಲ್ಲಿಯೇ ನಿಲ್ಲುವುದು ಅವನಲ್ಲಿಯೇ ವಾಸ ಮಾಡುವುದು ಅವನಿಗಾಗಿಯೇ ಬದುಕುವುದು ಅದೇ ಬ್ರಹ್ಮಚರ್ಯ living for God living in God living by God ಯಾರು ಇದನ್ನು ಅವರೆಲ್ಲ ಬ್ರಹ್ಮಚಾರಿಗಳು ನೂರು ಮಕ್ಕಳಿದ್ರು ವಸಿಷ್ಠರನ್ನು ಬ್ರಹ್ಮಚಾರಿ ಅಂತ ಹೇಳಿದರು ಗೃಹಸ್ಥಾಶ್ರಮ ಬ್ರಹ್ಮಚರ್ಯಕ್ಕೆ ಭಂಗ ತರುವುದಿಲ್ಲ ನಿಜವಾದ ಬ್ರಹ್ಮಚರ್ಯಕ್ಕೆ ಗೃಹಸ್ಥಾಶ್ರಮ ಪೋಷಕವಾಗಬಹುದು ಆಗಬಹುದು ಅಗಸ್ತ್ಯರ ಹಾಗಿದ್ರೆ ಲೋಪಾಮುದ್ರೆಯಂತಹ ಪತ್ನಿ ಸಿಕ್ಕಿದರೆ ಇಬ್ಬರೂ ಸೇರಿ ಹಾಗೆ ಯಾಜ್ಞವಲ್ಕೆ ಮಹರ್ಷಿಗಳು ಕಾತ್ಯಾಯಿನಿ ಮೈತ್ರಿ ಜೊತೆಯಲ್ಲಿದ್ದರೂ ಬ್ರಹ್ಮಚರ್ಯಕ್ಕೆ ಭಂಗ ಬರಲಿಲ್ವೋ ಆ ರೀತಿ ಇರಬಹುದು ದಮೇನ ವ್ರತೇನ ಚ ದಮೇನ ಚ ಪ್ರಖ್ಯಾತೋ ಬಲವೀರ್ಯೇಣ ಸಮ್ಮತಃ ಪ್ರತಿಭಾನವಾನ್ ಬಲ ಇದೆ ವೀರ್ಯ ಇದೆ ಪ್ರತಿಭೆ ಇರತಕ್ಕಂಥವನು ವರ್ಚಸ್ವಿ ತೇಜಸಾಯುಕ್ತ ವರ್ಚಸ್ಸಿದೆ ತೇಜಸ್ವಿಯಾಗಿದ್ದಾನೆ ಕ್ಷಮಾವಾನ್ವೀತ ಮತ್ಸರ ಕೌರವರಂತಲ್ಲ ಕ್ಷಮೆಯುಳ್ಳವನು ಮಾತ್ಸರ್ಯವಿಲ್ಲದವನು ಸಾಂಗೋಪನಿಷದಾನ್ ವೇದಾನ್ ಚತುರಾಖ್ಯಾನ ಪಂಚಮಾನ್ ನಾಲ್ಕು ವೇದಗಳನ್ನು ಷಡಂಗಗಳನ್ನು ಆಖ್ಯಾನಗಳನ್ನು ವ್ಯಾಖ್ಯಾನಗಳನ್ನು ಚೆನ್ನಾಗಿ ತಿಳ್ಕೊಂಡವನು ಯೋಧೀತೆ ಗುರು ಶುಶ್ರೂಷಾಂ ಗುರು ಶುಶ್ರೂಷೆ ಚೆನ್ನಾಗಿ ಮಾಡಿ ವಿದ್ಯೆಯನ್ನು ಸಾರ್ಥಕ ಮಾಡಿಕೊಂಡವನು ಅಷ್ಟೊಂದು ಸಾವಿರ ಸಾವಿರ ಶಿಷ್ಯರಲ್ಲಿ ದ್ರೋಣನಿಗೆ ಅರ್ಜುನನಲ್ಲಿದ್ದಷ್ಟು ಪ್ರೀತಿ ಸ್ವಂತ ಮಗನಲ್ಲಿರಲಿಲ್ಲ ಮೇಧಾಂಚ ಅಷ್ಟಗುಣಾಶ್ರಯಾಂ ಎಂಟು ಗುಣವುಳ್ಳ ಮೇಧಾಶಕ್ತಿ ಇತ್ತು ಯಾರೋ ಕೇಳ್ತಾ ಇದ್ದಾರೆ ಮೇಧಾ ಶಕ್ತಿ ಇಂಪ್ರೂವ್ ಆಗೋದು ಹೇಗೆ ಅಂತ ಮೇಧ ಅಂದ್ರೇನು ಪವರ್ ಆಫ್ ಮೆಮೊರಿ ಓದೋದು ದೊಡ್ಡದಲ್ಲ ಕೇಳೋದು ದೊಡ್ಡದಲ್ಲ ಅದು ದಕ್ಕಬೇಕು ಓದಿದ್ದು ಮನಸ್ಸಲ್ಲಿ ಭದ್ರವಾಗಿರಬೇಕು ಎಲ್ಲಿ ತನಕ ಆಚರಣೆಗೆ ಬರೋ ತನಕ ಆಚರಣೆಗೆ ಬಂದ ಮೇಲೆಯೂ ಅದರಿಂದ ಹೇಗಾಯಿತು ಕನೆಕ್ಟ್ ಮಾಡುವ ಶಕ್ತಿ ಇರಬೇಕು <coughs> ಇದಕ್ಕೆ ಮೇಧ ಅಂತೇವೆ ಪವರ್ ಆಫ್ ಮೆಮೊರಿ ಇಂಗ್ಲಿಷಲ್ಲಿ ಬಡಪಾಯಿ ಟ್ರಾನ್ಸ್ಲೇಷನ್ ಇದು ಮೇಧಾಂ ಮಹ್ಯಂ ददातु ಮೇ मयि ಮೇಧಾಂ ಮಯಿ ಪ್ರಜಾಂ ಮಯ್ಯಗ್ನಿಷ್ಟೇಜೋ ದಧಾತು ಸಂವಿಧಾನ ಮಾಡುವಾಗ ಬ್ರಹ್ಮ ಬ್ರಹ್ಮಚಾರಿ ಹೇಳ್ತೇವೆ ಇದು ಹೇಳೋ ಅಗ್ನಿ ಎದುರಿಗೆ ಅಗ್ನಿ ಕೊಡ್ತಾನೆ ಅಂತ ಮೈ ಮೇಧಾಂ ಮೊದಲು ಕೇಳೋದು ಯಾವುದು ಆಯುಷಲ್ಲ ಮಯಿ ಮೇಧಾಂ ಪವರ್ ಆಫ್ ಮೆಮೊರಿ ತೌತು ಮೇಧಾವಿನೋ ದೃಷ್ಟ ವೇದೇಶು ಪರಿನಿಷ್ಠಿತವು ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಕಂಪೋಸ್ ಮಾಡಿಬಿಟ್ರು ವಾಲ್ಮೀಕಿ ಯಾರಿಗೆ ಕೊಡಲಿ ಲೋಕದಲ್ಲಿ ಇಷ್ಟು ದೊಡ್ಡ ಕಾವ್ಯ ಹನ್ನೆರಡು ಸಾವಿರ ಎಂಟು ಸಾವಿರ ನೆನಪಿಟ್ಕೊಳ್ಳೋಕ್ಕಾಗೋದಿಲ್ಲ ಇಪ್ಪತ್ನಾಲ್ಕು ಸಾವಿರ ಅವ್ರ ಮನಸ್ಸಲ್ಲಿ ಹಾಗೆ ಭಾವನೆ ಬಂದು ಕೂಡಲೇ ಸೀತಾದೇವಿಯಲ್ಲಿ ಹುಟ್ಟಿದ ಎಬ್ಬರು ಮಕ್ಕಳು ಗುರುಗಳ ಪಾದಗಳನ್ನು ಮುಟ್ಟಿ ನಮಗೆ ಕೊಡಿ ರಾಮಾಯಣವನ್ನ ಅಂತ ಕೇಳಿದ್ರು ಯಾರಿಗೆ ಕೊಡಲಿ ಅಂತ ಅವರು ಬಾಯಿ ಬಿಟ್ಟು ಕೇಳಲಿಲ್ಲ ಅವ್ರ ಮನಸ್ಸಲ್ಲಿದ್ದ ಅರ್ಥವಾಯಿತು ಸೀತಾಪುತ್ರರಿಗೆ ನಮಗೆ ಕೊಡಿ ಅಂತ ಕೇಳಲಾಗಿ ಅಯ್ಯ ಎಂಟು ವರ್ಷದ ಹುಡುಗರು ಈಗ ತಾನೇ ಉಪನಯನವಾಗಿದೆ ಇವರಿಗೆಲ್ಲಿ ಕೊಡಲಿ ಅಂತ ನೋಡುವಾಗ ಆ ಹುಡುಗರ ತಲೆಯನ್ನು ಬುರುಡೆಯನ್ನು ನೋಡಿದರು ತೌತು ಮೇಧಾವಿನೋ ದೃಷ್ಟ ವೇದೇಶು ಪರಿನಿಷ್ಠಿತವು ವೇದಗಳನ್ನು ಚೆನ್ನಾಗಿ ಓದಿದ್ದವರಿಗೆ ಪವರ್ ಆಫ್ ಮೆಮೊರಿ ಚೆನ್ನಾಗಿರ್ತದೆ ಇಲ್ದರೆ ವೇದ ನಿಲ್ಲೋದೇ ಇಲ್ಲ ನಾನ್ ಋಗ್ವೇದ ವಿನೀತಸ್ಯ ನಾ ಧಾರಿಣ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ ಹನುಮಂತ ಮಾತನಾಡೋ ರೀತಿಯನ್ನು ನೋಡಿ ರಾಮಚಂದ್ರ ಎರಡು ಲೌಕಿಕ ಮಾತಿನಲ್ಲಿ ಇವನಿಗೆ ನಾಲ್ಕು ವೇದಗಳು ಗೊತ್ತು ಋಗ್ವೇದ ಚೆನ್ನಾಗಿ ಕಲ್ತಿದ್ದಾನೆ ವಿನಯವಿದೆ ಇಲ್ಲದಿದ್ರೆ ಋಗ್ವೇದ ಬರೋದಿಲ್ಲ ಬಾಯಲ್ಲಿ ಎಲ್ಲ ಛಂದಸ್ಸು ಮಂತ್ರಾತ್ಮಕವಾದದ್ದು ನಾ ಯಜುರ್ವೇದ ಧಾರಿಣ ಯಜುರ್ವೇದ ಧರಿಸುವುದು ಕಂಠಸ್ಥ ಮಾಡಿಕೊಳ್ಳೋದು ಕಷ್ಟ ಯಾಕೆಂದ್ರೆ ಗದ್ಯ ಪ್ರೋಸ್ ಇದು ನಾ ಸಾಮವೇದ ವಿದುಷಃ ಸಾಮವೇದವನ್ನ ಅನುಭವಿಸಿ ಅರ್ಥ ಮಾಡಿಕೊಂಡು ಗಾನ ಮಾಡಬೇಕಾದ್ರೆ ಅದಕ್ಕಿನ್ನ ಶಕ್ತಿ ಬೇಕು ಉರಸ್ಥಂ ಕಂಠಗಂ ವಾಕ್ಯಂ ವರ್ತತೆ ಮಧ್ಯಮಸ್ವರೇ ನೂನಂ ವ್ಯಾಕರಣಂ ಕೃಷ್ಣಂ ಅನೇನ ಬಹುಧಾಶ್ವತಂ ಆಂಜನೇಯ ಸ್ಮರಣೆ ಅದು ಮಾಡದೇ ಇದ್ರೆ ವಾಕ್ಪಟುತ್ವ ಬರೋದಿಲ್ಲ ಅಂತ ಹೇಳ್ತಾರೆ ಆಂಜನೇಯ ಸ್ಮರಣೆ ಮಾಡಬೇಕು ಅಂಥ ಮೇಧಾವಿ ರಾಮಾಯಣದಲ್ಲಿ ತೀರಾ ಅಪರೂಪ ಇನ್ನೊಬ್ಬನ್ನು ಹೋಲಿಸೋದು ಕಷ್ಟ ಅಂಥ ಮೇಧಾಶಕ್ತಿಗೆ ಎಂಟು ಗುಣಗಳುಂಟು ಯಾವ್ಯಾವುದು ಅದನ್ನು ವ್ಯಾಖ್ಯಾನಕಾರ ಕೊಡ್ತಾರೆ ಶುಶ್ರೂಷ ಶ್ರವಣಂ ಗ್ರಹಣಂ ಧಾರಣಂ ಊಹ ಅಪೋಹ ಅರ್ಥವಿಜ್ಞಾನಂ ತತ್ವಜ್ಞಾನಂ ಧೀಗುಣಾ ಬುದ್ಧಿಯಲ್ಲಿ ಎಂಟು ಗುಣ ಇರಬೇಕು ಒಂದು ಉದಾಹರಣೆ ತಗೊಂಡು ಹೇಳಬೇಕಾಗತ್ತೆ ಏನು ಹೇಳಿದ್ರು ಅವರು ಉಪನ್ಯಾಸದಲ್ಲಿ ಯಾರೋ ನಿಮ್ಮನ್ನು ಇವತ್ತು ಬರದೇ ಇದ್ದವರು ಕೇಳ್ತಾರೆ ತುಂಬಾ ಚೆನ್ನಾಗಿತ್ತು ಅದು ಏನು ಹೇಳಿದ್ರೋ ನೆನಪಿಲ್ಲ ಅಂತೀರಿ ನೀವು ಅಂದ್ರೆ ನಾ ಎಷ್ಟು ಚೆನ್ನಾಗಿ ಹೇಳಿರ್ಬೋದು ನೋಡ್ಕೊಳ್ಳಿ ನಾನು ಒಳ್ಳೆ ಉಪನ್ಯಾಸಕನಾಗಿದ್ರೆ ನೀವು ಏನು ಮಾಡಿದ್ರೂ ಮರೆಯೋಕ್ಕಾಗದೇ ಇರೋ ರೀತಿಯಲ್ಲಿ ತಲೆಯಲ್ಲಿ ಕೂಡಿಸಬೇಕು ಉಪನ್ಯಸ್ಯತೆ ಇಲ್ಲಿದ್ದ ವಿಷಯವನ್ನು ತೆಗೆದು ನಿಮ್ಮಲ್ಲಿ ಇಡುವುದು ಅದಕ್ಕೆ ಉಪನ್ಯಾಸ ಅಂತ ಹೆಸರು ಪ್ರವಚನ ಅಂದ್ರೆ ಕೇಳಿದ್ರೆ ಕೇಳಿ ಬಿಟ್ರೆ ಬಿಡಿ ಅಂತ ಕಾಳಿಗೆ ಹಾರಿಸಿ ಬಿಡುವುದು ಉಪನ್ಯಾಸ ಅಂದ್ರೆ ಉಪನ್ಯಾಸ ಎತ್ತಿ ಇಡುವುದು ಇಲ್ಲಿದ್ದದನ್ನು ಅಲ್ಲಿ ಇಡುವುದು ಅದಾಗಬೇಕಾದ್ರೆ ಮೊದಲನೇದು ಪವರ್ ಆಫ್ ಮೆಮೊರಿ ಇಂಪ್ರೂವ್ ಆಗಬೇಕಾದ್ರೆ ಸ್ಟೆಪ್ಸ್ ಯಾವುದು ಶುಶ್ರೂಷ ಮಿಚ್ಛಾ ಕೇಳಬೇಕು ಅಂತ ಮೊದಲು ಆಸೆ ಇರಬೇಕು ಯಾರದೋ ಬಲವಂತಕ್ಕೆ ನೀವು ಬಂದು ಕೂತ್ರೆ ನಾ ಹೇಳಿದ್ದು ಸುತರಾಮ್ ನಿಮ್ಮ ತಲೆಯಲ್ಲಿ ನಿಲ್ಲೋದಿಲ್ಲ ನಿಮಗೆ ಕೇಳಬೇಕು ಅಂತ ಆಸೆ ಇರಬೇಕು ಆಸೆ ಬರೋದು ಹೇಗೆ ಒಂದು ದಿವಸ ಕೊನೆಯಲ್ಲಿ ನಿಂತು ನೋಡಬೇಕು ನಿಂತು ನೋಡಿದ್ರೆ ಪರವಾಗಿಲ್ಲ ಸ್ವಲ್ಪ ನಿಲ್ಬಹುದು ಅಂತ ಅನಿಸುತ್ತೆ ಆಮೇಲೆ ಸ್ವಲ್ಪ ಕುರ್ಚಿ ಖಾಲಿ ಇದ್ರೆ ಒಳಗೆ ಕೂತ್ಕೋಬಹುದು ಅಂತ ಅನಿಸುತ್ತೆ ಆಮೇಲೆ ಕ್ರಮೇಣ ಸ್ಟೇಜ್ ಮೇಲೆ ಹೋಗಿ ಕೂತ್ಕೋಬೇಕು ಅಂತ ಅನಿಸಬಹುದು ಶುಶ್ರೂಷ ಶ್ರೋತುಮಿಚ್ಛ ಮೊದಲು ಫಸ್ಟ್ ಡಿಸೈರ್ ಟು ಲಿಸನ್ ಎರಡನೇದು ಶ್ರವಣಂ ಇಚ್ಛೆ ಇದ್ರೆ ಸಾಲದು ಶ್ರವಣಂ ಕೇಳಬೇಕು ಕೇಳಿದ ಮೇಲೆ ಗ್ರಹಣಂ ಅದನ್ನು ಮನಸ್ಸಲ್ಲಿ ಧರಿಸಬೇಕು ಧರಿಸಿದರೆ ಈ ಒಂದು ಕ್ಷಣದಲ್ಲಿ ಮಾತ್ರವಲ್ಲ ಧಾರಣಂ ಅದು ಸತತವಾಗಿ ಮನಸ್ಸಲ್ಲಿ ಉಳಿಯುವಂತೆ ಕೊಂಚ ಕಿಂಚಿತ್ ಪ್ರಯತ್ನವನ್ನು ಮಾಡಬೇಕು ಧಾರಣ ಮಾಡಿದ ಮೇಲೆ ಆ ವಿಷಯಕ್ಕೆ ಸಂಬಂಧಪಟ್ಟದ್ದು ಒಂದು ಅನುಮಾನ ಏನೋ ಬರ್ತದೆ ಡೌಟ್ ಹೀಗೋ ಹಾಗೋ ಎಂಬುದಾಗಿ ಊಹಾ ಅದಕ್ಕೆ ವಿರುದ್ಧವಾದದನ್ನು ಅಪೋಹನ ಕಳೆದುಕೊಳ್ಳುವುದು ಓಹೋ ಇವರು ಹೇಳಿದ ಮಾತು ಹೀಗೆ ಅರ್ಥ ಇರಬೇಕು ಇಷ್ಟು ಹೇಳಿದ್ರೆ ಅಷ್ಟು ತಿಳ್ಕೊಳ್ಳಬೇಕು ಅರ್ಥವಿಜ್ಞಾನಂ ಕೊನೆಯಲ್ಲಿ ತತ್ವಜ್ಞಾನಂ ಇದು ಎಂಟೂ ಇರುವ ಶಕ್ತಿಗೆ ಮೇಧ ಎಂಬುದಾಗಿ ಹೇಳ್ತೇವೆ ವ್ಯಾಖ್ಯಾನ ಓದಿದ್ರೆ ಅರ್ಥವಾಗುತ್ತೆ ಇದೆಲ್ಲ ಇದೆ ಅರ್ಜುನನಿಗೆ ಒಂದು ಸ್ವಲ್ಪ ಹೇಳಿದ್ರೆ ಅಷ್ಟೆಲ್ಲ ತಿಳ್ಕೊಳ್ತಾನೆ ಆದರೆ ಭಗವದ್ಗೀತೆಯಲ್ಲಿ ಮಾತ್ರ ಹೀಗಿಲ್ಲ ಇವನು ಹೇಳೇ ಹೇಳ್ತಾನೆ ಕೃಷ್ಣ ಅವನು ಕೇಳಿದ್ದೆ ಕೇಳ್ತಾನೆ ಹೇಳಿದ್ದೆ ಹೇಳುವರು ಕೇಳಿದ್ದೆ ಕೇಳುವರು ಯಾತಕ್ಕೆ ಹಾಗೆ ಅಂದ್ರೆ ನಮಗೋಸ್ಕರವಾಗಿ ಮಾಡಿದ್ದಾನೆ ಅಂತ ತಿಳ್ಕೋಬೇಕು ಕ್ಷಮ ಮಾಡಿಕೊಳ್ಳಿ ಇಂಥವನು ಸ್ಥೂಲ ಲಕ್ಷ್ಯ ಪ್ರಿಯಂ ವದ ಹೊರಟು ಮಾತಿಲ್ಲ ಒಂದು ಗುರಿ ಇಟ್ಟರೆ ಬಾಣ ಸಾಧಿಸೇತಿ ಇರುವವನು ಸ್ಥೂಲ ಲಕ್ಷ್ಯ ಸತ್ಯವಾಕೆ ಪೂಜಿತ ವಕ್ತ ರೂಪವಾನ್ ಅನಹಂಕೃತ ಭಕ್ತಾನುಕಂಪಿ ಕಾಂತಶ್ಚ ಯಾರನ್ನೂ ತನ್ನ ಕಡೆಗೆ ಏನಾದರೊಂದು ಕಾರಣದಿಂದ ಸೆಳೆದುಕೊಳ್ಳುವ ಶಕ್ತಿ ಇತ್ತು ಅರ್ಜುನನಿಗೆ ಲೈಕ್ ಎ ಮ್ಯಾಗ್ನೆಟ್ ಅವನ ಪರ್ಸನಾಲಿಟಿ ಆಗಿತ್ತು ಕಾಂತಃ ಪ್ರಿಯಶ್ಚ ಸ್ಥಿರ ಯುದ್ಧದಲ್ಲಿ ನಿಂತರೆ ಹಿಂದೆ ಹೆಜ್ಜೆ ಮೊದಲ್ಲ ಉರ್ವಶಿ ಇಂಥವನು ನಿನ್ನನ್ನು ಬಯಸಿದ್ದಾನೆ ಎಂದ ಚಿತ್ರಸೇನ ಈ ಡೀಟೇಲ್ ಡೀಟೇಲೇ ಹೇಳ್ತೇವೆ ಒಂದು ಒಂದು ಚಾಪ್ಟರ್ ಆಗಿಲ್ಲ ಇನ್ನು ಯಾಕೆ ಮಹಾಭಾರತ ಹೇಗಿದೆ ಅಂತ ನಿಮಗೆ ರುಚಿ ಬರಲಿ ಅಂತ ಹೇಳಿದ್ದೇನೆ ಇದನ್ನು ಕೇಳಿದಳು ಕಾಮಪೀಡಿತೆಯಾದಳವಳು ಎಷ್ಟು ಬೇಗ ಸೇರಬಹುದು ಅವನನ್ನ ಅಂತ ತಥೋ ವಿಸೃಜ್ಯ ಗಂಧರ್ವಂ ಕೃತಕೃತ್ಯಂ ಶುಚಿಸ್ಮಿತ ಚೆನ್ನಾಗಿ ನಕ್ಕಳು ಸಂತೋಷಪಟ್ಲು ಅಪ್ಪ ಎಷ್ಟು ಪ್ರಿಯ ಸಮಾಚಾರ ಕೊಟ್ಟಿದ್ದೀಯೋ ನೀ ಹೋಗು ನಾ ಬರ್ತೇನೆ ಅಂತ ಹೇಳಿ ಉರ್ವಶೀಚ ಅಕರೋತಿ ಸ್ನಾನಂ ಪಾರ್ಥ ದರ್ಶನ ಲಾಲಸ ಅರ್ಜುನ ನೋಡಬೇಕು ಅಂತ ಅವತ್ತು ವಿಶೇಷವಾಗಿ ಸ್ನಾನಾಲಂಕಾರ ಮಾಡಿ ಪನ್ನೀರಿನಲ್ಲಿ ಸ್ನಾನಾಲಂಕರಣೈ ಹೃದ್ಯೈ ಗಂಧಮಾಲ್ಯಶ್ಚ ಸುಪ್ರಭೈ ಧನಂಜಯಸ್ಯ ರೂಪೇಣ ಶರೈ ಮನ್ಮಥಚೋದಿತೈ ಉರ್ವಶಿಗೂ ಕಾಮಪೀಡೆ ಉಂಟಾಯಿತು ಎಲ್ಲ ಭಗವಂತನ ತೊಡೆಯಿಂದ ಉಂಟಾದ ಶಕ್ತಿಗೆ ಇವನು ನರ ಅಲ್ಲವೇ ನೋಡಿ ಇವನನ್ನೇ ಕಾಡಿಸಿದ್ದು ಮುಂಚೆ ಅವಳು ನರನಾರಾಯಣ ರೂಪದಲ್ಲಿ ಇನ್ನೊಂದು ಸಲ ಕಾಡಿಸಬೇಕು ಅಂತ ಅಲ್ಲಿ ಫೈಲ್ಯೂರ್ ಆಯ್ತಲ್ಲ ಇಲ್ಲಿ ಸಿಗ್ತಾನೆ ಅರ್ಜುನ ಅಂತ ನೋಡ್ತಾ ಇದ್ದ ನಿರ್ಗಮ್ಯ ಚಂದ್ರೋದಯನೇ ವಿಗಾಢೇ ರಜನಿ ಮುಖೆ ನಮ್ಮ ಭೂಮಿಯಂತೆಯೇ ಇಂದ್ರಾಜ ಸ್ವರ್ಗಲೋಕದಲ್ಲಿಯೂ ಸೂರ್ಯೋದಯ ಸೂರ್ಯಾಸ್ತಮಾನ ಉಂಟು ಅಲ್ಲಿ ಚಂದ್ರೋದಯ ಉಂಟು ಆ ವೇಳೆ ನೋಡ್ತಾ ಇದ್ದಾಳೆ ಅತ್ಯಂತ ತೆಳುವಾದ ಬಟ್ಟೆನ ಸುಸೂಕ್ಷ್ಮೇಣ ಉತ್ತರೀಯೇಣ ಅವನ ಮನಸ್ಸನ್ನು ಕೆಳಕಬೇಕು ಅಂತ ಖಾದಿ ಬಟ್ಟೆ ಹಾಕೊಳ್ಳಿಲ್ಲ ಅವಳು ಬಹಳ ತೆಳುವಾದ ಬಟ್ಟೆಯನ್ನು ಉಟ್ಟು ಅರ್ಜುನನ ಗೃಹಕ್ಕೆ ಹೋಗಿದ್ದಾಳೆ ಬಾಗಲ್ ತಟ್ಟಿದ್ದಾಳೆ ಅವನೇ ಬಂದ ಬಾಗಲ್ ತೆಗೆದ ಅದೃಷ್ಟ ಇವ ಚೋರ್ವಶೀಂಪಾರ್ಥ ಲಜ್ಜಾ ಲೋಚನ ಬಾಗಲ್ ತೆಗೆದ ಯಾರೋ ಬಂದಿದ್ದಾಳೆ ಅಂತ ಎದುರಿಗೆ ನಿಂತಿದ್ದಾಳೆ ಏನು ಅವಳ ಎತ್ತರ ಆಕಾರ ರೂಪ ಅವಳ ವೇಷ ಭೂಷಣ ಇನ್ನೊಬ್ಬರಾಗಿದ್ರೆ ಏನು ಮಾಡ್ತಿದ್ರು ಆ ಜಾಗದಲ್ಲಿ ನೋಡಿಕೊಳ್ಳಿ ಲಜ್ಜಾವೃತ ವೃತಾನನಃ ಲಜ್ಜೆ ಆಯಿತು ಅಯ್ಯೋ ಬಂದಿದ್ದಾಳಲ್ಲ ಅಂತ ಬನ್ನಿ ಒಳಗೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಏನ್ ಮಾಡಿದ ಅಭಿವಾದಯೇ ತ್ವಾಂಶರಸ ಅಭಿವಾದನ ಮಾಡಿಬಿಟ್ಟ ತಾಯಿಗೆ ಕುಂತಿಗೆ ಅಭಿವಾದನ ಮಾಡುವಂತೆ ಅಭಿವಾದನ ಮಾಡಿದ ಅವಳು ಸರ್ಪ ಕಡಿದಂತಾಯಿತು ಅವಳಿಗೆ ಛೀ ಛೀ ಛೀ ಯಾರೋ ತಪ್ಪು ಕಲ್ಪನೆ ಮಾಡಿರಬೇಕಲ್ಲ ಅರ್ಜುನನಿಗೆ ನಾನು ಯಾತಕ್ಕೆ ಬಂದ್ರೆ ಇವನು ಮೂಗನೋ ಕಿವುಡನೋ ನಪುಂಸಕನೋ ಏನಾಯಿತು ಅಂತ ಗಾಬರಿ ಪಡ್ತಾಳೆ ಈ ಪ್ರಸಂಗ ಕುಮಾರವ್ಯಾಸ ಭಾರತದಲ್ಲಿ ತುಂಬಾ ಸೊಗಸಾಗಿದೆ ಸ್ವಲ್ಪ ಮಟ್ಟಿಗೆ ಅದನ್ನು ಓದಿ ತೋರಿಸಬೇಕು ಅಂತ ಆಸೆ ಕಣ್ಣು ತುಂಬಾ ತೊಂದರೆ ಕೊಡ್ತಾ ಇದೆ ಒಂದು ಕಣ್ಣು ಆಪರೇಷನ್ ಆಗಿದ್ರು ಇವತ್ತು ಯಾವಾಗ ಅವಳೇ ಬಂದು ನಿಂತಳೋ ಅರ್ಜುನನಿಗೆ ಮನಸ್ಸು ಕೊಂಚವೂ ವಿಚಲಿತವಾಗಲಿಲ್ಲ ಈ ಸಂಧಿಯ ಆರಂಭದಲ್ಲಿ ಒಂದು ಅರ್ಧ ಪದ್ಯದಲ್ಲಿ ಸೂಚನೆ ಕೊಡ್ತಾನೆ ಕುಮಾರವ್ಯಾಸ ಭಯಭರಿತ ಭಕ್ತಿಯಲ್ಲಿ ಕಾಮಾರಿಯನು ಗೆಲಿದು ಅರ್ಜುನನು ಹರವೈರಿಯನು ಗೆಲಿದನು ಧೈರ್ಯದಿಂದ ಊರ್ವಶಿಯ ಶಾಪದಲ್ಲಿ ಭಯಭರಿತ ಭಕ್ತಿಯಲ್ಲಿ ಕಾಮಾರಿಯನು ಗೆಲಿದನು ಈಗಾಗಲೇ ಶಿವನನ್ನು ಗೆದ್ದಿದ್ದ ನಿನ್ನೆ ಕಥೆಯಲ್ಲಿ ಇವತ್ತು ಶಿವನ ವೈರಿಯಾದ ಕಾಮನನ್ನು ಗೆಲ್ತಾ ಇದ್ದಾನೆ ಇದು ಒಂದು ಜಯ ಊರ್ವಶಿಯಲ್ಲಿ ಗೆದ್ದದ್ದು ಸಾಮಾನ್ಯವಲ್ಲ ಅಂತ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ಆ ಇಂದ್ರನ ಸಭೆಯವರೆಲ್ಲ ಹೊಗಳ್ತಾ ಇದ್ದಾರೆ ಇವನನ್ನ ಅಯ್ಯೋ ಅಶ್ವಮೇಧ ಮಾಡಿದವರಿಗೂ ಸಿಕ್ಕೋದಿಲ್ಲ ಈ ಪದವಿ ಸಿಕ್ಕಿದ್ರೆ ದಕ್ಕೋದಿಲ್ಲ ನಹುಶನಂತವರಿಗೆ ಇವನಿಲ್ಲಿ ಬಂದಲ್ಲ ಅಂತ ಅಂಥವನಿಗೆ ಊರ್ವಶಿ ದರ್ಶನಕ್ಕೆ ಏರ್ಪಾಡಾಯಿತು ಹಾ ಮಹಾದೇವಿಯರಲ ಸುತ್ರ ನರ್ತನ ರಾಮಣೀಯಕ ರಚನೆಯಲ್ಲಿ ರಂಜಿಸಿದಳ ಸಭೆಯ ಅರ್ಜುನ ಮನಸ್ಸರೇನು ಭಾವನೆ ಬಂತು ನಮ್ಮ ತಂದೆ ಆಸ್ಥಾನದಲ್ಲಿ ಎಲ್ಲರಿಗೂ ಸಂತೋಷ ಬರುವಂತೆ ಊರ್ವಶಿ ನರ್ತನ ಮಾಡಿದ್ದಾಳೆ ಎಂದ ಮೇಲೆ ಈ ಯಮ ಹೇಳ ಅಭಿವಂದನೀಯೇ ಇವ್ರು ನಮಸ್ಕಾರ ಮಾಡಬೇಕು ನಿರಾಮಯದ ಶಶಿವಂಶ ಜನನಿ ಚಂದ್ರವಂಶಕ್ಕೆ ತಾಯಿಯಾಗಿರುವವಳು ಸನಾಮಯಲ್ಲ ಶಿವಯನು ತಮಣಿ ಮಂಚದಿಂದಿಳಿದ ಪೀಠದಿಂದ ಕೂತಿದ್ದವನು ಹಿಡಿದು ಬಂದ ಬಾಗಿಲಲ್ಲಿ ಹೋಗಿ ನಿಂತ್ಕೊಂಡು ಒಳಗೆ ಬನ್ನಿ ಅಂತ ಕರೆದು ಏನು ವಿಜಯಂಗೈದರಿತ್ತಲು ಮಾನನಿಧಿ ಏನಮ್ಮ ಯಾಕೆ ಬಂದ್ರಿ ಅಂತ ಕೇಳಿದ ಮದುವೆಯಾದ ಮೇಲೆ ಅವತ್ತು ಮೊದಲನೇ ದಿವಸ ಗಂಡ ಹೆಂಡತಿ ಕೂಳ್ಬೇಕಾ ಸಂದರ್ಭದಲ್ಲಿ ಮಂಚ ಗಿಂಚ ಎಲ್ಲ ಶೃಂಗಾರ ಮಾಡಿರ್ತಾರೆ ಭಗವಂತನಿಗೆ ಶಯನೋತ್ಸವ ಮಾಡುವಂತೆ ಅವಳು ಒಂದು ಲೋಟ ಹಾಲು ಒಂದು ಚೊಂಬು ಹಾಲು ಕೇಸರಿ ಗೀಸರಿ ಎಲ್ಲ ಹಾಕಿ ತಗೊಂಡು ಗಂಡನ್ ನೋಡಬೇಕು ಅಂತ ಮಂಚದ ಹತ್ರ ಬಂದ್ರೆ ಅಲ್ಲಿ ಕೂತಿದ್ದವನು ಏನೋ ಅಪರೂಪಕ್ಕೆ ಬಂದಿದ್ದೀರಲ್ಲ ಏನು ವಿಷಯ ಅಂತ ಕೇಳಿದ್ರೆ ಇದು ಎಷ್ಟು ಆಭಾಸವಾಗುತ್ತೆ ನೋಡಿ ಕುಮಾರವ್ಯಾಸನ ಹಾಸ್ಯ ಪ್ರಜ್ಞೆ ಮತ್ತು ಅದರಲ್ಲಿ ಗಾಂಭೀರ್ಯ ಎರಡು ನೋಡಬೇಕು ಏನು ವಿಜಯಂಗೈದಿರಿತ್ತಲು ಮಾನನಿಧಿ ಕುಳ್ಳಿರಿ ಸುರೇಂದ್ರ ರಮಾನಿನಿಯರು ಅಭಿವಂದನೀಯರು ನಾವು ಕೃತಾರ್ಥರಲ ಏನು ಬೆಸಸು ಎನಗೇನು ಹದ ನಿಮಗಾನು ಮಗನು ಅಯ್ಯೋ ನಿಮಗಾನು ಮಗನು ಉಪಚಾರವೇಕೆ ಮನೋನುರಾಗದಲ್ಲಿ ಎಂದನು ಪಾರ್ಥನೂರ್ವಶಿಗೆ ನಿಮಗೇನು ಬೇಕಾಗಿದೆ ಹೇಳಿ ಅಮ್ಮ ಬಹುವಚನ ಏಕವಚನವಲ್ಲ ನುಡಿಗೆ ಬೆರಗಾದಳು ಮನೋಜನ ಸಡಗರಕ್ಕೆ ತಕ್ಕಿದಳು ಪಾರ್ಥನ ನಡೆವಳಿಗೆ ಮೆಚ್ಚಿದಳು ಬೆಚ್ಚಿದಳು ಅಂಗಜಾಸ್ತ್ರದಲ್ಲಿ ಕಡುಗಿದಳು ಖಾತೆಯಲ್ಲಿ ಲಜ್ಜೆಯ ಬಿಡಯದಲ್ಲಿ ಭಯಗೊಂಡಳಂಗನೇ ಬಿಡುಕಿದಳು ವಿವಿಧಾನುಭಾವದ ರಸದ ಭಂಗಿಯಲ್ಲಿ ಅಲ್ಲೇ ನಿಂತಳು ಕಣ್ಣಲ್ಲಿ ನೀರು ಆರಂಭವಾಯಿತು ಒಳಗೆ ಒಂದು ಹೆಜ್ಜೆ ಇಡಲಿಲ್ಲ ಅವರ ಪ್ರಾಣಿ ಏಕೆ ನುಡಿದನು ಚಿತ್ರಸೇನನು ಅದೇಕೆ ನಾ ಕೈಕೊಂಡೆನು ಎತ್ತಣ ಕಾಕು ಮೂಳೆಗೆ ಕೋಳು ಹೋದೆನೋ ಕಾಮನೆಂಬವಗೆ ಚಿತ್ರಸೇನ ಯಾಟಕ್ಕೆ ಹೀಗೆ ಮಾಡಿಟ್ಟ ನಮ್ಮ ತಂಬ ಬೇಕಾದವನು ಏಜೆಂಟ್ ಅವನು ಇಲ್ಲಿ ಯಾಕೆ ಕಳಿಸ್ದ ನನ್ನನ್ನ ತಪ್ಪು ತಿಳ್ಕೊಂಡು ಅರ್ಜುನನ ಬಗೆಗೆ ಏನು ಗೊತ್ತಿಲ್ಲ ಯಾಕೆ ಬಂದ್ರಿ ಅಂತ ಕೇಳ್ತಾನೆ ಅಭಿವಾದನೆ ಬೇರೆ ಮಾಡ್ತಾನೆ ಇವನು ಕಾಕು ಮೂಳೆಗೆ ಕೋಳು ಹೋದೆನೋ ರಸಿಕನಲ್ಲ ಇವನು ಕಾಮನೆಂಬವೆಗೆ ನಾ ಕಾಮಗೊಂಡದ್ದೇ ತಪ್ಪಾಯಿತು ಮನ್ಮಥನು ಇಂಥವನು ಅಂತ ಕಾಣುತ್ತೆ ಇಲ್ದಿದ್ರಿ ಸಂಘ ಯಾಕೆ ಮಾಡಿಸ್ದ ನಮಗೆ ಅವನು ಲೋಕವರ್ತಕವಲ್ಲದ ನದೇಗೆ ವಿಧಿ ನಿರ್ಮಿಸಿದನೋ ರೀತಿಯ ಮನುಷ್ಯ ಅಲ್ಲ ಅಲ್ಲ ದೇವದೇವಕದ ಅಪ್ಸರೆಯರು ಸುಮ್ಮನೆ ಸಿಗ್ತಾರೆಯೇ ಅವನು ಬಂದಿದ್ದಾನೆ ಅವನ ಕೇಳಲಿಲ್ಲ ನಾನಾಗಿ ಮೈ ಮೇಲೆ ಬಿದ್ದು ಹೋದ್ರೆ ಒಂದು ಕವಡೆ ಕಾಸು ಬೆಲೆ ಕೊಡಲಿಲ್ಲ ಬ್ರಹ್ಮ ಇವನ ನಿರ್ಮಾಣ ಮಾಡಿದ ಅಂತ ಬ್ರಹ್ಮನನ್ನು ಬೈತಾ ಇದ್ದಾಳೆ ವಿಕಲಮತಿಯೋ ಬೇಣಿವನ ಪುಂಸಕನೋ ಜಡನೋ ಶ್ರೋತ್ರಿಯನೋ ಅಪ್ಪಪ್ಪ ವೇದ ಓದಿದವರನ್ನು ತಗೊಂಡೋಗಿ ಆ ಸಾಲಕ್ಕೆ ಹಾಕಿದರು ವೇದಾಭ್ಯಾಸ ಜಡ ಕಾಳಿದಾಸ ವಿಕ್ರಮೋಶೀರ್ವದಲ್ಲಿ ಮತ್ತು ವೇದಾಂತ ದೇಶಿಕರು ಸಂಕಲ್ಪ ಸೂರ್ಯೋದಯದಲ್ಲಿ ನರನಾರಾಯಣ ಪರ್ವತವನ್ನು ಬದರಿಕಾಶ್ರಮ ವರ್ಣನೆ ಮಾಡುವಾಗ ಈ ಊರ್ವಶಿ ಪ್ರಸ್ತಾಪವನ್ನೆತ್ತಿದ್ದಾರೆ ವಿಕಲಮತಿಯೋ ಮೇಣಿವನ ಪುಂಸಕನೋ ಜಡನೋ ಶ್ರೋತ್ರಿಯನೋ ಬಾಧಕನೋ ಖಳನೋ ಕೂಳನೋ ಮಾನವ ವಿಕಾರವಿದೋ ವಿಕಟ ತಪಸ್ಸಿನ ದೇವದೈತ್ಯರ ಮುಕುಟವಾಂತುದು ವಿಕಲವಾದ ಮನಸ್ಸಿನ ದೇವದೈತ್ಯರೆಲ್ಲ ಬಂದು ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾರೆ ವಾಮಪಾದವನು ನನ್ನ ಎಡಗಾಲಿಗೆ ನಮಸ್ಕಾರ ಮಾಡ್ತಾರೆ ಆಟ ಏನು ಎನ್ನುತ್ತ ಕರಗಿದಳು ನಳಿನಾಕ್ಷಿ ನಾನು ಯಾಕೆ ಬಂದೆ ಎಂಬುದಾಗಿ ಆಮೇಲೆ ಧೈರ್ಯ ತಂದುಕೊಂಡು ಹೇಳ್ತಾಳೆ ಏಕವಚನದಲ್ಲಿ ಏಲಾವೋ ಇಲ್ಲಿ ತನಕ ಗೌರವ ಇತ್ತು ಅರ್ಜುನನ್ ನೋಡಿ ಹೇಳ್ತಾಳೆ ಆ ಕಾಮಾವಸ್ಥೆಯಲ್ಲಿ ಗೌರವ ಕೊಡಬೇಕಂತ ತೋರಲಿಲ್ಲ ಅವಳಿಗೆ ಎಲ್ಲವೋ ರಾಯನ ಹೇಳಿಕೆಯಲ್ಲಿ ಅಂಡಲೆದು ಎನ್ನೆನು ಚಿತ್ರಸೇನ ಚಿತ್ರಸೇನ ಕನಲುಗಿ ನಟ್ಟವು ಕಾಮಶರಯನ್ನಂತರಂಗದಲ್ಲಿ ನಿನ್ನನ್ನು ನೋಡಿದೆ ಮನಸ್ಸು ಕರಗಿತು ನಿನ್ನ ಸಂಘವನ್ನು ಬಯಸಿದೆ ಅದನ್ನು ತಿಳ್ಕೊಂಡು ಇಂದ್ರ ಚಿತ್ರಸೇನನಿಗೆ ಹೇಳಿದ ಚಿತ್ರಸೇನ ನನ್ನನ್ನು ಕಳಿಸಿದ ಇವರೆಲ್ಲ ಫೂಲ್ ಸೇನಿವರು ಇವರು ಯಾರಿಗೂ ಬುದ್ಧಿ ಇಲ್ಲವೇ ಒಲಿದು ಬಂದ ಅಬಲಯರ ಟೆಕ್ಕರಿಗಳೆವುದೇ ವಿಟಧರ್ಮವ ಕಟ ವಿಟಧರ್ಮ ಅಂತಾಳೆ ವಿಟಧರ್ಮದಲ್ಲಿ ಮೇಲೆ ಬಂದು ಬಿದ್ದವರನ್ನೆಲ್ಲ ಸ್ವೀಕಾರ ಮಾಡಬೇಕು ಬಹಳ ಸಂತೋಷ ನಮಗೆ ಆ ಧರ್ಮ ಬೇಡ ನಾವು ಬೇರೆ ಮಹಾಭಾರತ ಧರ್ಮ ಹೇಳ್ತಿದ್ದೇವೆ ಅವಳು ವಿಟ ಆ ವೈಶ್ಯ ದ್ವೇಷ ಧರ್ಮವನ್ನು ಹೇಳ್ತಾ ಇದ್ದಾಳೆ ಒಲಿದು ಬಂದ ಬಲಯರ ಟೆಕ್ಕರಿಗಳವುದೇ ವಿಟ ಧರ್ಮ ಬಕಟ ತಿಳಿಯಲ ತಾನಾವಳೆಂಬುದನು ಎಂದಳಿಂದು ಮುಖಿ ಕಿವಿ ಮುಚ್ಚಿಕೊಂಡ ಅಯ್ಯೋ ನೀನು ಯಾರಂತ ನನಗೆ ನಮ್ಮ ಯಾಕಮ್ಮ ಹೀಗೆಲ್ಲ ಹೇಳ್ತೀಯೇ ನಾನು ನಿನ್ನ ನೋಡಿದ್ದು ನಿಜ ನೆಟ್ಟ ಮನಸ್ಸಿನಿಂದ ನಮ್ಮ ವಂಶದ ಪೂರ್ವಜನಾದ ಪುರೂರವನ ಮಡದಿ ಹೀಗಿರಬಹುದೇ ಇಷ್ಟು ಚೆನ್ನಾಗಿರಬಹುದೇ ಅಂತ ಆಶ್ಚರ್ಯದಿಂದ ನಮ್ಮ ಅಜ್ಜಿಗೆ ಅಜ್ಜಿಗೆ ಅಜ್ಜಿ ಎಂಬುದಾಗಿ ನೋಡಿದ್ದೇ ಹೊರತು ಪತ್ನಿ ಭಾವದಿಂದ ನೋಡಲಿಲ್ಲ ಶಿವಶಿವಿ ಮಾತೆ ಹೇಕೆ ಕುಮಾರವ್ಯಾಸ ವ್ಯಾಸರಿಗಿಂತ ಮುಂದೆ ಹೋಗಿದ್ದಾನೆ ಶಿವಶಿವಿ ಮಾತೆ ಕೆ ಕಾಮನ ಬವಣೆಯಲ್ಲಿ ನೀವರಿಯದಿರೆ ವಾಸವನ ನೇಮವು ಚಿತ್ರಸೇನ ನನುಡಿಗಳಂತಿರಲಿ ನನ್ನ ಮನಸ್ಸು ಅರ್ಥ ಮಾಡಿಕೊಳ್ಳಿಲ್ಲ ದೇವಲೋಕಕ್ಕೆ ಬಂದದ್ದು ನಾ ದೊಡ್ಡದಲ್ಲ ಇಂದ್ರನೇ ಅರ್ಥ ಮಾಡಿಕೊಳ್ಳಿಲ್ಲ ನಾನು ಭಾವನೆಯನ್ನ ಚಿತ್ರಸೇನ ತಿಳ್ಕೊಳ್ಳಿಲ್ಲ ಮತ್ತು ನೀವು ತಿಳ್ಕೊಳ್ಳಿಲ್ಲ ಇಂದ್ರಲೋಕದಲ್ಲಿಯೂ ಫೇಲ್ಯೂರ್ಸ್ ಉಂಟು ಇದು ಮೂರು ಫೇಲ್ಯೂರ್ಸ್ ಆಗಿ ಹೋಯಿತು ಯಮಗೆ ಕರ್ತವ್ಯದಲ್ಲಿ ಮನಸ್ಸಂಭವಿಸುವುದೇ ನೀವಮ್ಮ ವಂಶೋದ್ಭವಕ್ಕೆ ಜನನೀಯಲ ಎನ್ನುತ್ತ ವಿನಯದಲ್ಲಿ ನರ ನುಡಿದ ನಾರಿ ನೀ ಪೂರ್ವದಲ್ಲಿ ನಮ್ಮ ಪುರೂರವನ ಸತಿ ನಿನಗೆ ಬಳಿಕ ಕುಮಾರ ಜನಿಸಿದನು ಆಯು ಆತನೊಳು ಉದಿಸಿದನು ನಹುಷ ವೀರರಾಜ ಪರಂಪರೆಯು ಬರಲು ಆರಿಗೂ ಆವು ಉದಿಸಿದವು ವಿಚಾರಿಸಿ ನಮ್ಮ ವಿಚಾರಿಸುವುದಿಲ್ಲ ಎನ್ನು ತಗನೆಯದಲ್ಲಿ ನರ ನುಡಿದ ವಂಶಾವಳಿಯನ್ನೆಲ್ಲ ಹೇಳಿದ ಅರ್ಜುನನಿಗೆ ಊರ್ವಶಿ ಹೇಳ್ತಾಳೆ ಏನು ನನಗೆ ಪರಂಪರೆ ಹೇಳ್ತಾ ಇದ್ದೀಯ ನೀನು ಪ್ರಣವದರ್ಥ ವಿಚಾರವೆತ್ತಲು ಏನು ಓಂಕಾರದ ಅರ್ಥ ಹೇಳೋಕೆ ಬಂದಿದ್ದೀಯಾ ದೇವಲೋಕದಲ್ಲಿ ಯಾರಾದರೂ ಅಷ್ಟಾಕ್ಷರ ಮಂತ್ರ ತಿರುಮಂತ್ರಾರ್ಥವನ್ನು ಹೇಳ್ತಾರೆ ರಹಸ್ಯ ತ್ರಯಸಾರವನ್ನ ಅಲ್ಲ ಭೂಮಿಯಲ್ಲೇ ಹೇಳೋದಿಲ್ಲ ಕೇಳೋರಿಲ್ಲ ಇಲ್ಲಿ ರಹಸ್ಯ ತ್ರಯಸಾರ ಅಂದ್ರೆ ಮೂರು ವರ್ಷ ಹಿಡಿಯುತ್ತೆ ಕಾಲಕ್ಷೇಪ ಅಷ್ಟಾಕ್ಷರ ಮಂತ್ರ ಅರ್ಥ ಎಂಟಕ್ಷರದ ಮಂತ್ರಕ್ಕೆ ಅರ್ಥ ಹೇಳೋದಕ್ಕೆ ಮೂರು ವರ್ಷ ನಾಲ್ಕು ವರ್ಷ ಬೇಕು ಹೇಳೋವನಿಗೆ ಶುರು ಮಾಡಿಬಿಟ್ರೆ ಅದು ಕರ್ಮ ಕೇಳುವವರು ಇವತ್ತು ಬಂದರೆ ನಾಳೆ ಇಲ್ಲ ನಾಡಿದ್ದಿಲ್ಲ ಮತ್ತೊಬ್ಬರಿಲ್ಲ ಅಲ್ಲಿ ಮದುವೆಯಲ್ಲಿ ಮುಂಜಿಯಲ್ಲಿ ರಥೋತ್ಸವ ನಿಮಗೆಲ್ಲರಿಗೆ ಹಾಲಿಡೆ ಒಬ್ಬೊಬ್ಬರು ಒಂದೊಂದು ದಿವಸ ಎಲ್ಲರೂ ಬೇಕಾದ್ರೂ ಹೋಗ್ಬೋದು ಬೈತಾ ಇದ್ದೇನೆ ಅಂತ ತಿಳ್ಕೋಬೇಡಿ ನನ್ನ ಉಪನ್ಯಾಸವನ್ನು ಇಲ್ಲಿ ಒಂದು ತಿಂಗಳು ಬಿಡದೆ ಕೇಳುವವರು ನಾನೊಬ್ಬನೇ ಮೊದಲನೆಯವನು ಉಳಿದವರು ಕೇಳಿದ್ರೆ ಕೇಳಬಹುದು ಬಿಟ್ಟರೆ ಬಿಡಬಹುದು ಕೇಳಿದ್ದನ್ನು ಅರ್ಥ ಮಾಡಿಕೊಂಡು ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳುವುದು ನಾನು ಒಬ್ಬನೇ ಮಾಡ್ತಾ ಇದ್ದೇನೆ ಎದುರು ಕೂತಿದೆ ದೇವದಂತ ಮೈಕ್ರೋಫೋನು ಅದಕ್ಕೇನು ತಿಳಿಯೋದಿಲ್ಲ ಪ್ರಣವದರ್ಥ ವಿಚಾರವೆತ್ತಲು ಗಣಿಕೆ ಮನೆಯ ಸ್ವರಾಕ್ಷರ ಗಣಿತ ಲಕ್ಷಣವೆತ್ತ ರೇ ಅರ್ಜುನ ಈಗ ನೀನು ಬಂದಿರೋದು ಗಣಿಕೆಯರ ಲೋಕ ಇಲ್ಲಿರೋರೆಲ್ಲ ಅವರು ಅಲ್ಲಿ ಹೋಗಿ ವೇಶ್ಯ ಮನೆಯಲ್ಲಿ ಅಷ್ಟಾಕ್ಷರ ಮಂತ್ರ ಹೇಳೋ ರೀತಿಯಲ್ಲಿ ಹೇಳ್ತಾ ಇದೆಯಲ್ಲ ನೀನು ರಜಿ ಕೇಳಿ ವಿಧಾನದಲ್ಲಿ ಜಾಡಿಸಿಬಿಟ್ಟ ಕುಮಾರ ವರ್ಷ ಬಣಗು ಭಾರತ ವರ್ಷದವರು ಭಾರತ ದೇಶದವರು ಯೋಗ್ಯತೆಯೇ ಇಷ್ಟು ವೇಶ್ಯ ಮನೆಗೆ ಹೋದ್ರು ಅಷ್ಟಾಕ್ಷರ ಹೇಳ್ತಾರೆ ಇವರು ಭಾರತ ದೇಶದವರು ಅಮೆರಿಕಾದವರು ವಾಸಿ ಅಂತ ಕಾಣುತ್ತೆ ಬಣಗು ಭಾರತ ವರ್ಷದವರು ಇವರ ಬಣಿತಿ ನಮ್ಮಿ ದೇವಲೋಕಕ್ಕೆ ಸಣಬಿನ ಹರವೇ ಸಣಬಿನಲ್ಲಿ ಮಾಡುವ ಸಪ್ಪೆ ಹುರಿ ಅಂತಿರುತ್ತಲ್ಲ ಇವರೆಲ್ಲ ಸಪ್ಪೆ ಹುರಿ ಹಾಗೇ ಪ್ರಯೋಜನವಿಲ್ಲ ಚೈತ್ರ ಮುಖಿ ಅಯ್ಯನಯ್ಯನು ನಿಮ್ಮವರ ಮುತ್ತಯ್ಯನು ಆತನ ಭಾವಮೈದನನು ಅವನಯ್ಯ ಅಗ್ರಜ ಅನುಜರು ಎಂಬ ಈ ಜ್ಞಾತಿ ಬಾಂಧವರ ಕೈಲಲಿಗಳ ಹೊಯ್ದು ನಿಮ್ಮ ಅಪ್ಪ ತಾತ ಮುತ್ತಾತ ಎಲ್ಲರೂ ಬಂದು ವೀರ ಸ್ವರ್ಗವನ್ನು ಸೇರಿದರೆ ಲೇ ಮಗನೇ ಅವರಿಗೆ ನಾನು ಭೋಗವನ್ನು ಕೊಟ್ಟಿದ್ದೇನೆ ತಂದೆ ಮಗ ಮೊಮ್ಮಗ ಭೇದವಿಲ್ಲ ನನಗೆ ಎಂದ್ಲು ಅಪ್ಸರೆಯರಿಗೆ ವಿವಾಹವಿಲ್ಲ ಅವರಿಗೆ ವ್ಯಭಿಚಾರ ದೋಷವಿಲ್ಲ ಇದರ ವೇದಾಂತ ಮುಖ ಆಗಲೇ ಹೇಳಿದ್ದೇನೆ ಅರ್ಥ ಮಾಡಿಕೊಳ್ಳಿ ಸ್ಫೂರ್ತಿ ಎಂಬುದು ಊರ್ವಶಿ ಸ್ವರೂಪದಲ್ಲಿ ನನಗೂ ಬರಬಹುದು ನಿಮಗೂ ಬರಬಹುದು ಇನ್ನೊಬ್ಬರ ಹೃದಯಕ್ಕೂ ಬರಬಹುದು ಎಲ್ಲರ ಹೃದಯಗಳಲ್ಲಿರ್ತಕ್ಕ ಭಗವಂತನಿಗೆ ಹಾಗೆ ಸ್ಪರ್ಶ ದೋಷವಿಲ್ಲವೋ ವ್ಯಭಿಚಾರ ದೋಷವಿಲ್ಲವೋ ಆ ಭಗವಂತನ ಸಂಸರ್ಗ ಇರಕ ಭಾಗವತರಿಗೂ ಅಂತಹ ದೋಷಗಳಿಲ್ಲ ಎಲ್ಲ ಕಡೆ ಇರತಕ್ಕಂತಹ ಅಗ್ನಿಗೆ ಸ್ಪರ್ಶ ದೋಷ ಉಂಟೆ ಯೋಚನೆ ಮಾಡಿ ನಿಮ್ಮ ಮನೆಯಲ್ಲಿ ಅಡಿಗೆಯನ್ನು ಮಾಡುತ್ತೆ ಅಗ್ನಿ ಸತ್ತವರನ್ನು ಸ್ಮಶಾನದಲ್ಲಿಯೂ ಸುಡುತ್ತೆ ಅಗ್ನಿ ಅಗ್ನಿಹೋತ್ರ ಮಾಡುವ ಬಟ್ಲಲ್ಲಿಯೂ ಇರುತ್ತದೆ ಅಗ್ನಿಗೆ ವ್ಯಭಿಚಾರವಿಲ್ಲ ಭೂಮಿಗೆ ವ್ಯಭಿಚಾರವಿಲ್ಲ ಆಕಾಶಕ್ಕೆ ವ್ಯಭಿಚಾರವಿಲ್ಲ ಪಂಚಭೂತಗಳಿಗೆ ಇಲ್ಲ ಎಲ್ಲ ಶಿವನ ಅಂಶಗಳುಂಟು ಅಂತ ಹೇಳ್ತೇವೆ ಆದ್ದರಿಂದ ಎಲ್ಲರೂ ಇಲ್ಲಿ ಬರ್ತಕ್ಕವರುಂಟು ಅದಕ್ಕೆ ಅರ್ಜುನ ಹೇಳ್ದ ಹೌದು ಹೌದು ನಮ್ಮ ತಂದೆ ತಾತ ಮುತ್ತಾತ ಎಲ್ಲ ನಿನ್ನ ಲೋಕಕ್ಕೆ ಬಂದಿದ್ದುಂಟು ಅವ್ರು ನಿನ್ನ ಅನುಭವಿಸಿದ್ದು ಇರಬಹುದಮ್ಮ ಆದರೆ ಮನುಷ್ಯ ಶರೀರ ಹೋದ ಮೇಲೆ ಅನುಭವಿಸಿದ್ದಾರೆ ಹೊರತು ಮನುಷ್ಯ ಶರೀರದಲ್ಲಲ್ಲ ಇದು ಮನುಷ್ಯ ಶರೀರ ಮನುಷ್ಯ ಶರೀರದಲ್ಲಿ ಧರ್ಮಪತ್ನಿಯ ಸಂಸರ್ಗವನ್ನೇ ಮಾಡಬೇಕು ಕೈ ಹಿಡಿದವಳ ಸಂಸರ್ಗ ಸಿಕ್ಕಿದವರು ದೇವತೆಗಳಾದರೂ ಮಾಡತಕ್ಕದ್ದಲ್ಲ ತದ್ಧರ್ಮದಲ್ಲಿ ತನ್ನವಸಾನ ಪರ್ಯಂತ ಇದರಳು ಅವ್ಯಭಿಚಾರದಲ್ಲಿ ವರ್ತಿಸಿದ ಬಳಿಕಿನಲ್ಲಿ ತ್ರಿದಶರಲ್ಲಿಗೆ ಬಂದರೆ ಆ ಮಾರ್ಗದಲ್ಲಿ ನಡೆಯುವುದು ದೇವತಾ ದೇಹದಲ್ಲಿ ಬಲವತ್ತರವು ದೇಹ ವಿಶೇಷ ವಿಧಿಯಂದ ಇದು ಮೂಲದಲ್ಲಿಲ್ಲ ನಾ ಸತ್ತ ಮೇಲೆ ಈ ಲೋಕದಲ್ಲಿ ಬಂದ್ರೆ ನಿನ್ನ ಅನುಭವಿಸ್ಬೋದು ಅವಾಗ ನಿನಗೂ ಪಾಪ ಇಲ್ಲ ನನಗೂ ಪಾಪ ಇಲ್ಲ ನಾ ಬದುಕಿರುವಾಗ ಬಂದಿದ್ದೇನೆ ಇದು ಕೂಡುದು ಆಹಾ ಊರ್ವಶಿ ವ್ಯಂಗ್ಯಾಡ್ತಾಳೆ ಹಾ ಎಲ್ಲ ವೇದ ತಿಳಿದವರು ನೀವು ಅಹುದಹುದಲೇ ಶ್ರೌತ ಪದ ಪದದಲ್ಲಿ ಬಹಿರಿ ಎಲ್ಲ ಶ್ರೌತಸ್ಮಾತ ತಿಳಿದವರು ನೀವೇ ಸ್ಮಾರ್ಥವಿಧಿ ಸನ್ನಿಹಿತರೆಂಬುದನ್ನರಿಯದೆ ಮೂಜಗದ ಜನವೆಲ್ಲ ಮಹಿಳೆಯೊಬ್ಬಳು ಐವರು ಒಡಗೂಡಿಹರು ಹಾಕಿದ್ಲು ಶಾಪ ಮೂಲವನ್ನು ಮೀರಿಸಿಬಿಟ್ಟ ನೋಡಿ ಕುಮಾರವ್ಯಾಸ ಮನುಷ್ಯ ಶರೀರದಲ್ಲಿ ಹೀಗಿಲ್ಲ ಅಂದಿಯಲ್ಲ ಐದು ಜನ ನಾಚಿಕೆ ಇಲ್ಲದೆ ಒಬ್ಬ ದ್ರೌಪದಿಯನ್ನು ಕೂಡಿದ್ದೀರಲ್ಲ ಇದೆಂಥ ಮನುಷ್ಯ ಧರ್ಮ ನೀವೇ ನಲ್ಲಲೆ ನಿಸ್ಪೃಹರು ನೀವು ನಮ್ಮಲ್ಲಿ ಹರಹರ ಎಂದಳು ಇಂದು ಮುಖಿ ಅದಕ್ಕೆ ಅರ್ಜುನ ಹೇಳ್ತಾನೆ ಅಯ್ಯಯ್ಯೋ ಎಕ್ಸೆಪ್ಷನಲ್ ಕೇಸ್ ಅಮ್ಮ ಅದನ್ನು ತಗೊಂಬಂದ್ಯ ತಾಯನೇ ಮೊದಲಂದು ಕಮಲದಳ ಅಯತಾಕ್ಷಿಯ ಕೂಟ ಐವರಿಗಾಯಿತ ಅದು ತಪ್ಪೇನು ನಮ್ಮ ತಾಯಿ ಹೇಳಿದ ಮಾತನ್ನ ನಡೆಸಬೇಕಾಯ್ತಮ್ಮ ಮುಂದಿನ ಭಾಗ ಓದೋದಿಲ್ಲ ಅದು ಉರ್ವಶಿ ಹೇಳ್ತಾಳೆ ತಾಯನೇ ಮೊದಲೈವರಿಗೆ ಕಮಲಾಯತಾಕ್ಷಿಯ ಕೂಟವೇ ಸುರರಾಯ ನಿಮ್ಮಯ್ಯನು ಇಂದ್ರ ನಿಮ್ಮಪ್ಪ ಅವತ್ತು ತಾಯಿ ಹೇಳಿದ್ಲು ಅಂತ ಐದು ಗಂಡರು ಒಬ್ಬಳಿಗೆ ಹೆಂಡತಿ ಗಂಡು ಬಿದ್ದ ಮೇಲೆ ಇವತ್ತು ನಿಮ್ಮ ಅಪ್ಪ ಹೇಳಿದ್ದಾನೆ ಅಂತ ನನ್ನನ್ನು ಯಾವ ಸಂಗಮ ಮಾಡಬಾರದು ಏನು ಪಟ್ಟು ಹಾಕ್ತಾಳೆ ನೋಡಿ ಇದು ಎಲೆ ಅಡಿಕೆ ತಾಂಬೂಲ ಹಾಕೊಂಡು ಮೇಲ್ತಾ ಇದ್ದ ಶಾನುಭಾಗ ಕುಮಾರವ್ಯಾಸ ಎಂಥ ರಸಿಕ ಅದು ವೇದಶಾಸ್ತ್ರ ಪುರಾಣ ಎಲ್ಲ ಬಟ್ಟಿ ಇಳಿಸಿದ್ದಾನೆ ಒಂದೊಂದು ಕಡೆಯಲ್ಲಿ ಶ್ರೀಮದ್ ಭಾಗವತ ಎಷ್ಟು ಕಡೆಯಲ್ಲಿ ತಗೊಂಡಿದ್ದಾನೆ ರಾಮಾಯಣ ಎಷ್ಟು ಕಡೆ ತಗೊಂಡಿದ್ದಾನೆ ಒಂದು ರಿಸರ್ಚ್ ಮಾಡಿ ಬರೀಬೇಕು ನಮ್ಮ ಸರ್ಕಾರದವರಿಗೆ ಕುಮಾರವ್ಯಾಸನ ಕಡೆಗೆ ಲಕ್ಷ್ಯವಿಲ್ಲ ಅವನು ಹುಟ್ಟಿದ ಮನೆ ಬಿದ್ದು ಹೋಗೋ ಸ್ಥಿತಿಯಲ್ಲಿ ಉತ್ಸವ ಹೋಗಿದ್ದೇನೆ ಕೋಳಿವಾಡಕ್ಕೆ ಎರಡು ಸಲ ಮೂರು ಸಲ ಅಲ್ಲೆಲ್ಲ ಪ್ರವಚನ ಮಾಡಿದ್ದೇನೆ ಅವನು ಬರದ ಓಲೆಗರಿ ಪ್ರತಿಯಲ್ಲಿಟ್ಟಿದ್ದಾರೆ ಗಾಜಿನ ಇಟ್ಟಿದ್ದಾರೆ ಒಂದು ಸಲವಾದ ಹೋಗಿ ಬನ್ನಿ ಆ ಗಿರಿ ವೀರನಾರಾಯಣ ಸ್ವಾಮಿ ದೇವಸ್ಥಾನ ಅದು ರಾಮಾನುಜಾಚಾರ್ಯರು ಕಟ್ಟಿಸಿದ ದೇವಸ್ಥಾನ ಪಂಚನಾರಾಯಣರಲ್ಲಿ ಒಂದು ದೇವಸ್ಥಾನ ಅದು ನಮಗೆ ಸಮೀಪದ ನಾರಾಯಣ ಅವನು ಅಂತ ಅಲ್ಲಿ ಬಂದಾಗಲೆಲ್ಲ ಹೋಗ್ತಿದ್ವು ಬಂಧುಗಳನ್ನು ನೋಡ್ತಿದ್ವು ಗದುಗಿನ ವೀರನಾರಾಯಣ ಸ್ವಾಮಿ ಅವನ ಅನುಗ್ರಹದಿಂದ ಬರೆದಿದ್ದಾನೆ ನೋಡಿ ಈ ಸರಳವಾದ ಸಂವಾದ ಅದು ತಂದೆ ಹೇಳಿದ್ದಾನೆ ಇಂದ್ರ ನನ್ನನ್ನು ಕೂಡು ಅಂತ ಹೇಳಿದರು ಇಲ್ಲ ಇಲ್ಲ ತಂದೆ ಅವನ ತಂದೆ ನಿನಗೆ ಹೇಳಿದ್ನೆ ಹೊರತು ನನಗೇನು ಹೇಳಿದ ಅಂದ ಅರ್ಜುನ ಅರ್ಜುನನ್ ಸೇರ್ಕೊಂಡು ಅವನು ನಿನಗೆ ಹೇಳಿದೆ ನಿನಗೆ ಅವನ ತಂದೆ ಏನು ಅಲ್ಲ ನನಗೆ ಹೇಳಲಿಲ್ವಲ್ಲ ತಪ್ಪು ತಿಳ್ಕೊಂಡಿದ್ದಾನೆ ತಂದೆ ಹೇಳಿದ್ರು ಕೂಡ ಅಂತ ಹೇಳಿದ ಮೇಲೆ ನಿನ್ನ ನಂಬ್ಕೊಂಡು ನಾ ಬಂದಲ್ಲ ನಾನು ಸುಡಬೇಕು ಅಂದ್ಲವಳು ಅದಕ್ಕೆ ಉದಾಹರಣೆ ಸರ್ ಸಿಜದ ಮಧು ಮಧುಕರನನು ಅನುಕರಿಸಿದೊಡೆ ನೋಡಿ ಜೇನು ದುಂಬಿಯನ್ನು ಅರಸಿ ಹೋಗುವುದಿಲ್ಲ ದುಂಬಿ ಜೇನನ್ನು ಅರಸಿ ಹೋಗಬೇಕು ಎಲ್ಲ ಮೂರ್ಖ ಜೇನಾಗಿರುವ ನಾನು ದುಂಬಿಯನ್ನು ಹುಡ್ಕೊಂಡು ಬಂದಂತಾಯ್ತು ನಿನ್ನ ಕಡೆಗೆ ಬಂದದ್ದು ಸರಸಿದ ಮಧು ಮಧುಕರನ ಅನುಕರಿಸಿದೊಡೆ ಚಂದ್ರಿಕೆ ಚಕೋರನ ವರಿಸಿದರೆ ನಿಧಿ ಲಕ್ಷ್ಮಿ ಸುಳಿದರೆ ನಯನ ಬೀದಿಯಲ್ಲಿ ಬೀದಿಯಲ್ಲಿ ಹೋಗುವಾಗ ನಿಧಿ ಸಿಕ್ಕಿದರೆ ಗುರುವೆಯರು ಮೇಲಿಕ್ಕಿ ಪುರುಷನ ನರಸಿದರೆ ಜಾರುವರೆ ಸುಡಲ ಸರಸಜವನು ಆ ಚಂದ್ರಿಕೆಯನು ಆ ನಿಧಿಯನು ಆ ವಧುವ ಅಲ್ಲಿನ ಮುಂದಕ್ಕೆ ಹೀಗೆ ಹೋಯಿತು ಅರ್ಜುನ ಕೇಳಿದ ಕಾಡಲಾಗದು ನಿಮ್ಮೊಡನೆ ಅಮ್ಮ ನೀ ನನ್ನ ಕಾಡಿಸಬೇಡ ಅಂದ ಸತಾಯಿಸಬೇಡ ನನಗೆ ಸುಮ್ಮನೆ ಬಲಾತ್ಕಾರ ಮಾಡಬೇಡ ಬಾಗಲ್ ತನಕ ಬಂದಿದ್ದೀಯೇ ತಾಂಬೂಲ ಇಟ್ಟಿದ್ದೇನೆ ಕುಂಕುಮ ಇಟ್ಟಿದ್ದೇನೆ ಹಚ್ಕೊಂಡು ಹೋಗು ಅಂದ ನಿಮ್ಮೊಡನೆ ಮುರಿದಾಡಲಮ್ಮೆನು ಮನಕೆ ಧೈರ್ಯದ ಜೋಡ ನಿಲೆಯ ನನ ಎಂಬು ನಾಟುವುದೇ ಪ್ರತಿಸ್ಪರ್ಧಿಯಾಗಿ ನಿಂತಿದ್ದೀಯೇ ನಿನ್ನ ಪೂಜ್ಯ ಭಾವದಿಂದ ನೋಡ್ತಿದ್ದೇನೆ ಯು ಕೆನಾಟ್ ಕನ್ವರ್ಟ್ ಮೀ ನನ್ನ ಹೃದಯ ಬೇರೆ ಕಡೆ ಹೋಗೋದಿಲ್ಲ ಕೋಡಿ ಏಕೆ ನೀ ಬಂದದ್ದೇನು ತಪ್ಪಿಲ್ಲ ಯಾಕೆ ಅವ್ಯ ಮಕ್ಕಳ ನೋಡ ಬಂದರೆ ತಾಯಿ ಮಗನನ್ನು ನೋಡೋಕೆ ಬಂದ ಹಾಗಾಯಿತು ಬಂದಿದ್ದು ಬಹಳ ಸಂತೋಷ ಬೇರೆ ಆಡುವರೆ ಬಲ್ಲವರು ಬೇರೆ ಕಷ್ಟವನ್ನು ಜನ ಆಡಬಾರದು ಯಾತಕ್ಕೆ ಬಂದಿದ್ದಾಳೆ ಎಂಬುದಾಗಿ ಬಿಜಯಂಗಯ್ಯ ನೀವೆಂದ ಬಂದಿದ್ದಾರೆ ಸುಂಕವೆಲ್ಲ ಹೋಗುವುದು ಬಿಟ್ಟ ಆಗ ಅವಳೇನು ಮಾಡ ನರಮೃಗಾಧಮ ಇಲ್ಲಿ ತನಕ ನೆಟ್ಟಿಗೆ ಮಾತಾಡಿಸಿದ್ದವಳು ನರಮೃಗಾಧಮ ನಿಮ್ಮ ಭಾರತ ವರ್ಷ ಭೂಮಿಯೊಳು ಒಂದು ವರುಷಾಂತರ ನಪುಂಸಕನಾಗಿ ಚರಿಸು ನಿರಂತರಾಯದಲ್ಲಿ ಒಂದು ವರ್ಷ ನಿನಗೆ ಶಾಪ ಕೊಟ್ಟಿದ್ದೇನೆ ನಪುಂಸಕನಾಗಿ ಹೋಗು ಶಾಪ ಕೊಡ್ತೀಯಾ ಕೃಷ್ಣ ಇದ್ದಾನೆಯಿಂದ ಹರಿಯ ಮರೆ ಹೋಗು ಹರನ ನೀನನುಸರಿಸು ನಿಮ್ಮಯ್ಯಂಗೆ ಹೇಳು ಇದು ನಿರುತ ತಪ್ಪದು ಹೋಗೆನುತ ಮೊಗದಿರುಹಿದಳು ಚದುರೇ ಮೂಗನಾದನು ಬಹಳ ಧೈರ್ಯದ ಬೇಗಡೆಯ ಬಿಗಿದು ಅಯ್ಯೋ ಅಂದ ಶಿವನನ್ನು ಗೆದ್ದು ಪಾಶುಪತಾಸ್ತ್ರ ತಗೊಂಡೆ ಪಾರ್ವತಿ ಅಂಜಲಿಕಾಸ್ತ್ರ ಕೊಟ್ಟಳು ಇನ್ನೂ ಬೇರೆ ಬೇರೆ ಅಸ್ತ್ರ ತಗೊಂಡು ಬಾ ಅಂತಂದ್ರೆ ಶಾಪ ಬಂದಾಗ ಆಯ್ತಲ್ಲ ನಾ ಬಂದು ದೇವಲ ಹೋಗ್ತಿದ್ದೆ ಅದಕ್ಕೆ ಕರೆಸ್ತಾ ಇದ್ರ ನನಗೆ ಏನು ಹೇಳಿ ಅಣ್ಣನಿಗೆ ಹೋಗಿ ಏನೆಲ್ಲ ತಂಪಾದನೆ ಮಾಡ್ಕೊಂಡ್ಬಂದೆ ಅಂದ್ರೆ ಶಾಪ ಬಂದಿದ್ದೇನೆ ಅಂತ ಹೇಳಿದ್ರೆ ಧರ್ಮರಾಜ ಭೀಮ ನನಗೆ ಉಗೀತಾರೆ ನಾನು ಅದಕ್ಕೆ ಬಂದೆ ಇಲ್ಲಿ ಅಯ್ಯೋ ಏನ್ ಮಾಡ್ಲಿ ಏನ್ ಮಾಡ್ಲಿ ಸಾಕು ದೇಹ ಅಂತರವನಂಗೀಕರಿಸುವೆ ನನಲು ಸತ್ಯ ಹೋಗ್ಬಿಡ್ತೇನೆ ಸ್ವರ್ಗಕ್ಕೆ ಬಂದು ನಿಜವಾಗಿಯೇ ಸ್ವರ್ಗ ಆಗಿ ಹೋಗ್ಲಿ ಹೋಗ್ಲಿ ಇಲ್ಲಿ ಉತ್ತರ ಕ್ರಿಯೆ ಮಾಡಿಸೋ ಪುರೋಹಿತರು ಇರಬಹುದು ಬೃಹಸ್ಪತಿಗಳು ಮಾಡಿಸಲಿ ನನಗೆ ಬೇಕಾದ್ರೆ ತನ್ನ ಸುಡಲೆಂದ ಆ ಈ ಸಮಾಚಾರ ಕೇಳಿ ಬಾಗಿಲಲ್ಲಿ ನಿಂತಿದ್ದ ಚಿತ್ರಸೇನ ತಲೆ ಚಚ್ಚಿಕೊಂಡ ಇಂದಿನ ಹತ್ರ ಹೋದ ಎಲ್ಲ ಪೋಯಿಡ್ತು ಪೋಯಿಡ್ತು ಎಲ್ಲ ಕೆಟ್ಟು ಪೋಯಿಡ್ತು ಎಲ್ಲ ಹಾಳಾಗಿ ಹೋಯಿತು ಎನ್ನಡ ಹಚ್ಚಿ ನೀವು ಸೊನ್ಗಳ ಅವಳ ಅನುಪನೇನಾ ಅವ ಅಣ್ಣಾನ್ ಸೊನ್ನಾನ ಕತೆ ಶುರು ಮಾಡಿದ ಹಳ್ಳಿ ಭಾಷೆಯಲ್ಲಿ ನಾ ಬೇಡ ಅಂತ ಪಡ್ಕೊಂಡೆ ನೀವು ಹೇಳಿದಿರಿ ನಾ ಹೋಗಿ ಅವಳಿಗೆ ಹೇಳಿದೆ ಅವಳು ಸ್ನಾನ ಗೀನ ಮಾಡಿ ಅಲ್ಲಿ ಹೋದ್ಲು ಹೋದ್ಲ ಬಯಸ್ಕೊಂಡು ಬಂದ್ಲು ಹೀಗಾಯಿತು ಅಂದ ಮೇಲೆ ಪಂಸಕತ್ತು ಶಾಪ ಕೊಟ್ಟಿದ್ದಾಳೆ ಅಯ್ಯೋ ಇಂದ್ರ ಓಡಿ ಬಂದ ಎಲೆ ಕಿರೀಟಿ ವೃಥಾ ಮನೋವ್ಯತ ತಳಿತದು ಏಕೆ ಊರ್ವಶ ಶಾಪದಲಳುಕಿದೈ ಅವಳು ಶಾಪ ಕೊಡ್ಲು ಅಂತ ಜಾತಿ ಹೆದರ್ತೀಯೆ ತತ್ಕ್ರೋಧ ನಿನಗುಪಕಾರವಾಯಿತು ಕಣ ಅದೊಂದು ಉಪಕಾರವಾಗುತ್ತೆ ಯೋಚನೆ ಮಾಡಬೇಡ ಹಳುವದಲ್ಲಿ ಹನ್ನೆರಡು ವರುಷದ ತಲಹಿನ ಅಜ್ಞಾತದಲ್ಲಿ ಅಜ್ಞಾತವಾಸ ಬಂದಾಗ ವರುಷವ ಕಳೆಬಿಡಿದು ಸಾಧನವೇ ಆಯಿತು ಶಿಖಂಡಿತನವೆಂದ ಇದು ಕುಮಾರವ್ಯಾಸ ಭಾರತ ಇದು ಓದಿದ ಮೇಲೆ ಮೂಲ ಭಾರತ ಅದು ಜೇನಿದ್ದ ಹಾಗೆ ಇದು ಬರೀ ಹಾಲಿದ್ದ ಹಾಗೆ ಎರಡನ್ನೂ ಸೇರಿಸಿ ಕೊಟ್ಟುಬಿಟ್ಟಿದ್ದೇನೆ ಪ್ರಸಂಗಕ್ಕೆ ಮಂಗಳ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೇನೆ ನಳದ ಮಯಂತಿ ಉಪಾಖ್ಯಾನಕ್ಕೆ ಸಂತೋಷ ಕೊಟ್ಟಿದ್ದೀರೋ ಇಲ್ವೋ ಊರ್ವಶಿ ಉಪಾಖ್ಯಾನ ಈ ಕಥೆಯಾಯಿತು ಇಂದ್ರಲೋಕದಿಂದ ಇನ್ನೂ ವಾಪಸ್ ಬರಲಿಲ್ಲ ಇವನು ಅಲ್ಲಲ್ಲೇ ಅಲ್ಲಲ್ಲೇ ಸುತ್ತಾಡ್ತಾ ಇದ್ದಾನೆ ಇನ್ನಷ್ಟು ದಿವಸ ಅಲ್ಲೇ ಇದ್ದಾನೆ ಇಂದ್ರನೇ ಮೆಚ್ಚಿಕೊಂಡ ಮಗು ನನಗಿಲ್ಲದೆ ಇರುವಂತಹ ಇಂದ್ರಿಯ ನಿಗ್ರಹ ನಿನಗಿದೆಯಪ್ಪ ಅಂದ ಚಿತ್ರಸೇನಿಂದ ಅನೇಕ ವರ್ಷಗಳ ಕಾಲ ಅಲ್ಲಿಯೇ ನಿಂತು ಸಂಗೀತ ವಾದ್ಯ ವಾದ್ಯಗಳನ್ನು ಕಲಿತುಕೊಂಡ ಅವನು ಗೊತ್ತಿಲ್ಲದೆ ವಾದ್ಯಗಳೇ ಇಲ್ಲ ಮ್ಯಾಂಡೋಲಿನ್ ಕೂಡ ಕಲಿತ ಅಂತ ಕಾಣುತ್ತೆ ಸ್ಯಾಕ್ಸೋಫೋನು ಮ್ಯಾಂಡೊಲಿನ್ನು ಏನೇನು ಹೇಳ್ತೀರೋ ಇದು ಭಾರತೀಯರಿಗೆ ಏನು ವಿಶೇಷ ಕೊಟ್ಟಿದ್ದಾರೆ ಭಗವಂತನ ಅನುಗ್ರಹ ಬೇಕಾದ ಲೋಕದಲ್ಲಿ ಭೂಮಿ ಮೇಲೆ ಬೇಕಾದ ವಾದ್ಯ ನಿರ್ಮಾಣ ಮಾಡಿ ಎಸ್ಪೆಷಲಿ ಸೌತ್ ಇಂಡಿಯನ್ಸ್ ಅದನ್ನ ತಾವು ಗ್ರಹಣ ಮಾಡಿ ಕರಗತ ಮಾಡಿಕೊಂಡು ನುಡಿಸಬಲ್ಲರು ಪಶ್ಚಿಮ ದೇಶದಲ್ಲಿ ಒಬ್ಬರು ವೀಣೆ ಕಲ್ತಿ ತೋರಿಸಿ ನೋಡೋಣ ನನಗೆ ಒಂದು ತಬಲಾ ಮೃದಂಗ ಕಲಿಯುವುದಕ್ಕೆ ಎಷ್ಟು ಕಷ್ಟಪಡ್ತಾರೆ ಈ ತಾಳ ಅನ್ನುವುದು ಹತ್ತುವುದಿಲ್ಲ ಅವರಿಗೆ ತಮಟೆ ಹತ್ತುತ್ತೆ ತಾಳ ಹತ್ತೋದಿಲ್ಲ ರಾಮಾನಿ ಸಮಾನಮೆವರು ಒಂದು ಹಳೆ ಕಾಲದ ಯಾವುದೋ ಚಿತ್ರದಲ್ಲಿ ನೋಡಿದ ನೆನಪು ಸಂಗೀತಗಾರನ ಕರ್ಕೊಂಬ ಅಂದ್ರು ಬಂದ ಅವ್ರು ರಾಮಾನಿ ಸಮಾನಮೆವರು ಶುರು ಮಾಡಿದ ಮೃದಂಗ ಪಕ್ವಾದ್ಯ ಇರಲಿಲ್ಲ ತಮಟೆ ಹೊಡೆಯೋನು ಕರ್ಕೊಂಬಂದ್ರು ಅವನು ಜಗ್ಗಣಕ್ಕ ಜಗ್ಗಣಕ್ಕ ಅದೇ ಹೊಡಿತಿದ್ದ ಅದಕ್ಕೆ ಇವನೇನ್ ಮಾಡಿದ ರಾಮನಿ ಸಮಾನಮೆವರು ರಾಮನಿ ಸಮಾನ ಅದೇ ತಮಟೆ ಅದೇ ವೇಗಕ್ಕೆ ಹಾಡನ್ನೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟ ಅಂತ ಹೇಳ್ತಾರೆ ಅದು ಅದು ಬಹಳ ಸುಲಭ ಅವ್ರು ಕುಣಿತಾರೆ ನೋಡಿ ಅದು ವೆಸ್ಟರ್ನ್ ಮ್ಯೂಸಿಕ್ ಹೇಗಿರುತ್ತೆ ಜಾಸ್ ಪಾಪ್ ಅದು ಮನುಷ್ಯನಲ್ಲಿರೋ ಅತ್ಯಂತ ಕೀಳು ಮಟ್ಟದ ಎಮ್ಮೆ ಕತ್ತೆಯಂತಹ ಭಾವನೆಗಳನ್ನು ಬೇಸರ್ ಪ್ಯಾಷನ್ಸ್ ಎಬ್ಬಿಸುವಂತಹ ಒಂದು ಮನುಷ್ಯನನ್ನು ಮೊದಲೇ ಮೃಗವಾದದ್ದವನು ಇನ್ನಷ್ಟು ಮೃಗದ ಪ್ರಾಯ ಕೇಳಿಯುವಂತಹದ್ದು sound can kill you it can elevate you ಜ್ಞಾಪ ಇಟ್ಕೊಳ್ಳಿ ನಮ್ಮಲ್ಲಿ ರಾಗ ಹೇಳ್ತೇವೆ ಸ್ಥಾಯಿ ಅಂತ ಹೇಳ್ತೇವೆ ಈ ಸ್ಥಾಯಿ ಶಬ್ದವನ್ನು ಆಧಾರ ಶ್ರುತಿ ಇದನ್ನು ನೀವು ಡಿಫೈನ್ ಮಾಡೋಕ್ಕಾಗೋದಿಲ್ಲ ಆಧಾರ ಶ್ರುತಿಯನ್ನೇ ಎಪ್ಪತ್ತೆರಡು ವರ್ಗಾವಣೆ ಮಾಡಿದ್ದಾರೆ ಹಾರ್ಮೋನಿಯಂ ಶ್ರುತಿ ಪೆಟ್ಟಿಗೆ ಮಾಡ್ತಾರೆ ನೋಡಿ ರೀಡ್ಸ್ ಹಾಕಿದಾರಲ್ಲ ಯಾವುದೇ ಬೇಕಾದ ಹಾರ್ಮೋನಿಯಂ ತಗೊಳ್ಳಿ ಅದು ನೀವು ಒಂದು ಕಡೆಯಿಂದ ಈ ಕಡೆ ತುದಿ ತನಕ ಬಾರಿಸಿದ್ರೆ ಮೂರು ಆಕ್ಟೇವ ಬರೀ ಶಂಕರಾಭರಣ ಹಾಡುತ್ತೆ ಅದು ಅದ್ರ ಮೇಲೆ ಬೇರೆ ರಾಗಗಳನ್ನು ಬೆಳೆಸಿಕೊಳ್ಳಿ ಅಷ್ಟು ಆಗಿ ಮಾಡಿದ್ದಾರೆ ಯಾವ ಮಹಾನುಭಾವರು ಭಾರತೀಯ ಸಂಗೀತ ಕಂಡು ಹಿಡಿದರೋ ಮನುಷ್ಯನ ಮನಸ್ಸಿಗೆ ರೋಗ ಇದ್ದರೆ ಗುಣ ಮಾಡುವುದು ಜಡವಿದ್ದರೆ ಜಾಡ್ಯ ಬಿಡಿಸುವುದು ನಿಶೇಷ ಜಾಡ್ಯಾಪಹ ದೇವೀಂ ಸರಸ್ವತೀಂ ವ್ಯಾಸಂ ಜ್ಞಾನ ಕೊಡುವಂತಹದ್ದು ಸಂಗೀತಕ್ಕಿಂತ ಪರಮಾತ್ಮನಿಗೆ ಸಮೀಪವಾದ ಇನ್ನೊಂದು ವಿದ್ಯೆ ಇಲ್ಲ ಸಂಗೀತ ಜ್ಞಾನಮೂ ಭಕ್ತಿ ವಿನಾ ಕಲದೆ ಸನ್ಮಾರ್ಗಮು ತ್ಯಾಗರಾಜರು ಎಷ್ಟು ಕಡೆ ವರ್ಣನೆ ಮಾಡಿದ್ದಾರೆ ಅತ್ಯಂತ ಸುಲಭದಲ್ಲಿ ಭಗವಂತ ಹೊಲಿಸ್ಕೋಬಹುದು ಆದ್ದರಿಂದ ಆ ಸಂಗೀತ ವಿದ್ಯೆ ಎಲ್ಲವನ್ನ ಕಲಿತುಕೊಂಡ ಮುಂದೆ ಅದಷ್ಟು ಉಪಯೋಗವಾಯಿತು ವಿರಾಟನ ಊರಿನಲ್ಲಿ ಒಂದು ವರ್ಷ ಬೃಹನ್ನಳ ಎಂಬ ವೇಷದಲ್ಲಿ ಲಂಗ ಹಾಕಿಕೊಂಡು ಅರ್ಜುನ ಯಾರಿಗೂ ಗೊತ್ತಾಗದೆ ಇರುವಂತೆ ರೂಪ ಬಳಸಿಕೊಂಡು ವಿರಾಟ್ ರಾಜನ ಪುತ್ರಿ ಉತ್ತರೆಗೆ ನರ್ತನವನ್ನು ಕಲಿಸ್ತಾನೆ ಸಂಗೀತವನ್ನು ಕಲಿಸ್ತಾನೆ ವಾದ್ಯವನ್ನು ಕಲಿಸ್ತಾನೆ ಅದಾದ ಮೇಲೆ ಅವನಿಗೆ ಪುಮುಸ್ತ ಮತ್ತೆ ಪ್ರಾಪ್ತಿಯಾಗುವ ಸರಿಯಾಗುವ ಒಂದು ವರ್ಷ ಅವತ್ತು ಉತ್ತರಗೋಗ್ರಹಣದ ಕಥೆ ಈ ವನಪರ್ವ ಯಾತಕ ಓಡಿಸ್ತಾ ಇದ್ದೇನೆ ಎಂದು ವಿರಾಟ್ ಪರ್ವವನ್ನು ಪೂರ್ತಿ ಹೇಳಬೇಕು ನಿಮಗೆ ಅಂತ ಉದ್ಯೋಗ ಪರ್ವದಲ್ಲಿ ಇನ್ನೂ ಬಹಳ ದೊಡ್ಡ ವಿಚಾರಗಳು ವಿದುರ ನೀತಿ ಸನಸ್ಸು ಜಾತಿಯ ವೇದಾಂತ ಮರ್ಮಗಳೆಲ್ಲ ಇವೆ ಆದ್ದರಿಂದ ಸ್ವಲ್ಪ ಆದಷ್ಟು ಬೇಗ ಮುಂದಕ್ಕೆ ಹೋಗೋಣ ಒಂದು ಪ್ರಸಂಗವಾಯಿತು ನಳೋಪಾಖ್ಯಾನಕ್ಕೆ ಬರ್ತಾ ಇದ್ದೇವೆ ಈಗ ಈ ಕಥೆಯನ್ನ ಅರ್ಜುನ ಇನ್ನೂ ವಾಪಸ್ ಬಂದೇ ಇಲ್ಲ ಉಳಿದ ನಾಲ್ವರು ಪಾಂಡವರಿಗೆ ಲೋಮಶರೆಂಬ ಮಹರ್ಷಿ ಇದನ್ನು ಅರತಾ ಇದ್ದಾರೆ ಬಹಳ ಸುಂದರವಾದ ಕಥೆ ಇದು ಬೃಹದಶ್ವರು ಲೋಮಶ್ವರು ಬೇರೆ ಕಥೆಗಳನ್ನು ಹೇಳಿದ್ರು ಬೃಹದಶ್ವ ಅಂತ ಒಬ್ಬರು ಮಹರ್ಷಿ ಅಶ್ವ ಅಂದ್ರೆ ಕುದುರೆ ಬೃಹದಶ್ವ ಅಂದ್ರೆ ಹಯಗ್ರೀವ ಉಪಾಸಕರಾದ ಮಹರ್ಷಿಗಳು ಹೈಗ್ರೀವ ತತ್ವ ಬಹಳ ಪ್ರಾಚೀನವಾದ ತತ್ವ ಆ ಕುದುರೆ ಅಂತ ಎಲ್ಲೆಲ್ಲಿ ಬರ್ತದೆ ಅದೆಲ್ಲ ಇದು ಹೈಗ್ರೀವ ತತ್ವ ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟದ್ದು ಯೋಗಶಾಸ್ತ್ರದಲ್ಲಿ ಅವರು ಈ ಕಥೆಯನ್ನು ಹೇಳ್ತಾರೆ ನಡೋಪಾಖ್ಯಾನ ಆದಷ್ಟು ಸಂಗ್ರಹ ಮಾಡ್ತೇನೆ ಯಾಕೆಂದ್ರೆ ಬಹಳ ದೊಡ್ಡ ಕಥೆ ಇದು ಹೆಚ್ಚು ಕಮ್ಮಿ ಧರ್ಮರಾಜನ ಕಥೆಯನ್ನೇ ಹೋಲುವಂತಹ ಒಂದು ಕಥೆ ಇದು ಅದನ್ನು ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಸ್ವಲ್ಪ ಮೂಲ ಗ್ರಂಥವನ್ನು ಓದ್ತೇನೆ ತಾವು ದಯವಿಟ್ಟು ಗಮನವಾಗಿ ಕೇಳಬೇಕು ನಿಷಧ ದೇಶದಲ್ಲಿ ನಳನೆಂಬ ಮಹಾರಾಜನಿದ್ದ ಈ ಕಥೆ ಎಷ್ಟು ಪ್ರಸಿದ್ಧವಾಗಿದೆ ವೇದವ್ಯಾಸರಿಗಿಂತ ಹಲವು ಶತಮಾನಗಳು ಪ್ರಾಯಶಃ ಹಲವು ಸಹಸ್ರಮಾನಗಳು ಹಿಂದಿನ ಕಥೆ ಇದು ವೆರಿ ವೆರಿ ಏನ್ಷಿಯಂಟ್ ಸ್ಟೋರಿ ಮಹಾಭಾರತದಲ್ಲಿ ಅದನ್ನು ವೇದವ್ಯಾಸರು ತಂದುಕೊಂಡಿದ್ದಾರೆ ಸಂದರ್ಭ ಯಾವುದು ಅಂದರೆ ಧರ್ಮರಾಜ ಬೃಹದೇಶ್ವರನ್ನ ಕಂಡು ಸ್ವಾಗತ ಮಾಡಿ ಆಶ್ರಮ ಕರ್ಕೊಂಡು ಹೋಗಿ ಅರ್ಘ್ಯಪಾದ್ಯ ನನ್ನಷ್ಟು ಕಷ್ಟಪಟ್ಟವರು ಯಾರು ಯಾರು ಇಲ್ಲ ನೀವೇ ಹೇಳಿಬಿಡ್ತೀರಿ ಬೃಹದೇಶ್ವರ ಹೇಳಿದರು ನನಗಿಂತ ಕಷ್ಟಪಟ್ಟವರೂ ಉಂಟು ಆದರೆ ನಿನಗಿಂತ ಯೋಗ್ಯರೂ ಉಂಟು ಅಂದರು ಎಲ್ಲಿ ಒಂದು ಕತೆ ಹೇಳಿ ನೋಡೋಣ ಅಂದ್ರೆ ಜೂಜಿನಲ್ಲಿ ಸರ್ವಸ್ವವನ್ನು ಕಳ್ಕೊಂಡು ನೀನು ಹ್ಯಾ ಕಾಡಿಗೆ ಬಂದು ಕಟ್ಟಪಡ್ತಾ ಇದ್ದೀಯೋ ಹಿಂದೆ ನಳನೆಂಬ ಮಹಾರಾಜನು ಇದೇ ರೀತಿ ಜೋಜನ್ನಾಡಿ ರಾಜ್ಯವನ್ನು ಕಳ್ಕೊಂಡು ಪುಷ್ಕರನೆಂಬ ತನ್ನ ತಮ್ಮನ ಕಾಟಕ್ಕೆ ಪತ್ನಿಯನ್ನು ಅಗಲಿ ಓಡಾಡಿದ ಆದರೆ ಒಂದು ವ್ಯತ್ಯಾಸ ಅವನು ಪತ್ನಿಯನ್ನಿಟ್ಟು ಜೋಜಾಡಲಿಲ್ಲ ನೀನು ಪತ್ನಿಯನ್ನು ಇಟ್ಟು ಜೋಜಾಡಿದ ಮೂರ್ಖ ಎಂಬುದಾಗಿ ಧರ್ಮರಾಜನ ಮಂಗಳಾರತಿ ಮಾಡಿದರು ಹಾಗಿದ್ರೆ ಅದನ್ನು ಕಥೆ ಕೇಳಬೇಕಲ್ಲ ಅಂತ ಆಸೆಯಾಯಿತು ಆಯಿತು ಆ ಕಥೆ ಹೇಳ್ತಾರೆ ಇದೇ ರೀತಿ ಹರಿಶ್ಚಂದ್ರನ ಕಥೆ ಇದೇ ರೀತಿ ರಾಮಚಂದ್ರನ ಕಥೆ ಒಂದೊಂದು ಕಥೆಯೂ ಒಬ್ಬೊಬ್ಬ ಮಹರ್ಷಿ ಹೇಳುವಂತಹ ಕಥೆ ವನಪರ್ವದ ಸಂಯೋಜನೆಯೇ ತುಂಬಾ ಆಶ್ಚರ್ಯಕರವಾದದ್ದು ಆಮೇಲೆ ತೀರ್ಥಗಳ ಪರಿಚಯ ಮಾಡುವಾಗ ಇಲ್ಲಿ ಇದ್ದ ತೀರ್ಥ ಇದು ಇದ್ದ ತೀರ್ಥ ಇದು ವಿಶ್ವಾಮಿತ್ರ ತಪಸ್ಸು ಮಾಡಿದ ತೀರ್ಥ ಅವರ ತಂಗಿಯ ನದಿಯಾದರೂ ಕೌಶಿಕಿ ಎಂಬುದಾಗಿ ಅಂತ ಒಂದೊಂದನ್ನು ಒಂದೊಂದನ್ನು ಪರಿಚಯ ಮಾಡ್ತಾರೆ ಗಂಗಾ ನದಿ ಮೊದಲುಗೊಂಡು ಕ್ಷೇತ್ರ ಮೊದಲುಗೊಂಡು ಬದರಿ ಕ್ಷೇತ್ರ ಮೊದಲುಗೊಂಡು ಎಲ್ಲದರ ವರ್ಣನೆ ಬರುತ್ತದೆ ಈ ಒಂದು ವನಪರ್ವದಲ್ಲಿ ನಿಷಧವೆಂಬ ದೇಶ ನೈಷಧೀಯ ಅಂತ ಒಂದು ಕಾವ್ಯ ಶ್ರೀಹರ್ಷ ಕವಿ ಪಂಚಮಹಾಕಾವ್ಯಗಳಲ್ಲಿ ನೈಷಧೀಯ ಚರಿತ ನಳಚರಿತ್ರೆಯನ್ನೇ ಒಂದು ಅದ್ಭುತವಾದಂತಹ ಕಾವ್ಯವನ್ನಾಗಿ ಬರೆದ ಅದರಲ್ಲಿ ಒಂದೆರಡು ಪದ್ಯವನ್ನು ಬೇಕಾದ್ರೆ ಓದಿ ತೋರಿಸ್ತೇನೆ ಒಂದೆರಡು ಶ್ಲೋಕ ತುಂಬಾ ಕಠಿಣವಾದ ಕಾವ್ಯ ನಳಮಹಾರಾಜನಿಗೆ ವಿವಾಹವಾಗಿರಲಿಲ್ಲ ಆದರೆ ತಂದೆ ಜಾಗಕ್ಕೆ ಬಂದಿದ್ದಾನೆ ಅವನ ತಂದೆ ತೀರಿ ಹೋಗಿದ್ದ ಇವನಿಗೊಬ್ಬ ತಮ್ಮ ಇದ್ದ ಪುಷ್ಕರ ಅಂತ ಅವನ ಹೆಸರು ಪುಷ್ಕರ ಶಬ್ದಕ್ಕೆ ಬೇರೆ ಅರ್ಥ ಹೇಳಿದ್ದೇನೆ ನಿನ್ನೆ ಆದರೆ ಈ ಹೆಸರು ಇಟ್ಕೊಳ್ತಿದ್ರು ಆಗಿನ ಕಾಲದಲ್ಲಿ ಒಂದು ದಿವಸ ನಳಮಹಾರಾಜ ಅವನು ಎಷ್ಟು ಧರ್ಮಾತ್ಮನಾಗಿದ್ದ ಅಂದರೆ ಮುಂದೆ ಎಲ್ಲ ಹೇಳ್ತಾರೆ ಅವನು ನಡೆದರೆ ಯಾರ ಮನೆಯಲ್ಲಿ ಆದರೂ ಬಾಗಿಲು ಸಣ್ಣದಾಗಿದ್ರೆ ತಾನೇ ಬಾಗಿಲು ದೊಡ್ಡದಾಗಿ ಜಾಗ ಕೊಡ್ತಿತ್ತು ಒಣಗಿ ಹೋಗಿದ್ದ ಪುಷ್ಪ ನಿನ್ನೆ ಮೊನ್ನೆ ಹಾಕಿದ್ದು ನಿರ್ಮಾಲ್ಯ ಅಂತ ತೆಗೆದು ಹೊರಗೆ ಹಾಕಿದ್ದನವನು ಅವನು ಕೈಯಿಂದ ಮುಟ್ಟಿದರೆ ಅದು ಜೀವಂತವಾಗಿ ಪರಿಮಳ ಪುಷ್ಟವಾಗುತ್ತ ಪುಷ್ಪಗಳಾಗ್ತಾ ಇದ್ದವು ಅಂಥ ಧರ್ಮಾತ್ಮ ಸತ್ಯವನ್ನು ಬಿಟ್ಟವನಲ್ಲ ಇವನ ಹಡತಾಯಿ ಯಾರೋ ಇವನ ಹಡತಂದೆ ಯಾರೋ ಅಂಥ ಪುಣ್ಯಾತ್ಮ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡ್ತಿದ್ದಾನೆ ಒಂದು ದಿವಸ ಅವನ ಅರಮನೆಯ ತೋಟದಲ್ಲಿ ಒಂದು ಕೊಳ ಇತ್ತಲ್ಲ ಆ ಕೊಳದಲ್ಲಿ ಒಂದು ಹಂಸ ಎಲ್ಲಿಂದಲೋ ಮಾನಸ ಸರೋವರದಿಂದ ಬಂದು ವಿಶ್ರಾಂತಿ ತಗೊಳ್ತಾ ಇದೆ ಇನ್ನೊಂದು ಪಕ್ಷಿಯ ಜೊತೆಯಲ್ಲಿ ಅದು ಪ್ರೇಮಾಲಾಪ ಮಾಡ್ತಾ ಇದೆ ಗಂಡು ಹೆಣ್ಣು ಹಂಸ ಇವನೇನ್ ಮಾಡಿದ ಮೆಲ್ಲಗೆ ಹೋಗಿ ಆ ಹಂಸವನ್ನು ಹಿಡಿದು ಬಿಟ್ಟ ಆ ಹಂಸವನ್ನು ಹೇಗೆ ಹಿಡಿದ ಅಂದರೆ ಅದಕ್ಕೆ ವಿಧಾಯ ಮೂರ್ತಿಂ ಕಪಟೇನ ವಾಮನೀಂ ನೈಷಧಿಯ ಹರ್ಷಿ ಚರಿತ್ರೆ ವಿಧಾಯ ಮೂರ್ತಿಂ ಕಪಟೇನ ವಾಮನೀಂ ಸ್ವಯಂ ಬಲಿಧ್ವಂಸಿ ವಿಡಂಬನೀಯಂ ಎಂಟಡಿ ಎತ್ತರ ಇದ್ದವನು ಅಳದ ಮೆಲ್ಲಗೆ ಶರೀರವನ್ನು ಸಣದು ಮಾಡಿಕೊಂಡು ಒಂದು ಬೆಕ್ಕನ್ನು ಹಿಡಿಯೋ ಮಾಡ್ತಿರಲ್ಲ ಮನೆಯಲ್ಲಿ ಅವತ್ತಿಲ್ಲಿ ಮಾಡಿ ತೋರಿಸಿದ್ರಲ್ಲ ಸ್ಟೇಜ್ ಮೇಲೆ ಮೆಲ್ಲಗೆ ಮಾಡಿಕೊಂಡು ಹೋಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಗುಟ್ಟಾಗಿ ಹಿಡಿಯುವಂತೆ ವಿಧಾಯ ಮೂರ್ತಿಂ ಕಪಟೇನ ವಾಮನೀಂ ವಾಮನನನ್ನು ಅನುಕರಿಸಿ ಸ್ವಯಂ ಬಲಿಧ್ವಂಸಿ ವಿಡಂಬನೀಯಂ ಉಪೇತ ಪಾರ್ಶ್ವ ಚರಣೇನ ಮೌನಿನ ನೃಪಃ ಪತಂಗಂ ಸಮಸತ್ತ ಆ ರೆಕ್ಕೆಗಳನ್ನು ಹಿಡ್ಕೊಂಡ ಪಕ್ಷಿಯನ್ನು ಹಿಡಿದ ಮುದ್ದಾಡಿದ ಕಾಲು ಹಿಡ್ಕೊಂಡ ಆ ಪಕ್ಷಿಯನ್ನೇವರಿಸ್ತಾ ಇದ್ದಾನೆ ಹಂಸವನ್ನ ಅದಕ್ಕೆ ಮುಂಚೆ ಆಶ್ಚರ್ಯವನ್ನು ಮಾಡ್ತಾನೆ ಇಲ್ಲಿ ಕವಿ ಅಲಂಕಾರಗಳು ನೋಡಬೇಕು ನಿಶಾಶಶಾಂಕಂ ಶಿವಯಾ ಗಿರೀಶಂ ಶ್ರೇಯಾ ಹರಿಂ ಯೋಜಯತ ಪ್ರತೀತ ಈ ವಿಧಿ ಎಂಥ ರಸಿಕ ಅಂದ್ರು ವಿಧಿ ಸಾಮಾನ್ಯವಲ್ಲ ಎಂಥ ಗಂಡನಿಗೆ ಎಂಥ ಹೆಂಡತಿ ತೂಕ ತಕ್ಕಡಿ ಹಾಕಬೇಕೋ ಅದನ್ನೇ ಹಾಕುತ್ತೆ ವಿಧಿ ಇದ್ರೆ ಭಗವಂತ ಎಲ್ಲಿ ಬಂದು ಸೇರಲ್ಲಪ್ಪ ಈ ಹೆಂಡತಿ ಅಂತ ಬೈತಾರೆ ಎಲ್ಲಿ ಅಂದ್ರೆ ಇವನು ಪ್ರೀಡಿಸ್ತಾನೆ ಕೇಳ ದುಡ್ಡು ಕೊಡೋದಿಲ್ಲ ಆದ ಒಂದು ಲೆಕ್ಕಾಚಾರ ಹಿಡ್ಕೊಂಡೇ ಮಾಡಿರ್ತಾನೆ ಭಗವಂತ ನಿಶಾ ರಾತ್ರಿ ದೇವತೆಗೆ ಚಂದ್ರನನ್ನು ಶಿವಯ ಗಿರೀಶಂ ಪಾರ್ವತಿಯನ್ನ ಈಶ್ವರನಿಗೂ ಶ್ರೇಯಾ ಹರಿಂ ಯೋಜಯತಃ ಲಕ್ಷ್ಮಿಯನ್ನ ವಿಷ್ಣುವಿಗೂ ಸೇರಿಸಿದ್ದ ಹೇಗೆ ವಿಧೇರಪಿ ಸ್ವಾರಸಿಕ ಪ್ರಯಾಸ ವಿಧಿಯೂ ರಸಿಕನೇ ಹೊರತು ಅರಸಿಕನಲ್ಲ ಪರಸ್ಪರಂ ಯೋಗ್ಯ ಸಮಾಗಮಾಯ ಅದು ಹೇಗೆ ಅಂತ ಕೇಳಿದ್ರೆ ಸಂದರ್ಭ್ಯತೆ ದರ್ಭಗುಣೇನ ನಮ್ಮಲ್ಲಿ ಮಾಲಾನ ಮೃದ್ವಿ ಕರ್ಕಶೇನ ಹೂವು ಕಟ್ಟಬೇಕು ಮಲ್ಲಿಗೆ ಹೂವು ಈ ದೇವಸ್ಥಾನ ಸುತ್ತ ಹೂವಿನ ಅಂಗಡಿಗಳಿವೆ ಕಟ್ತಾರೆ ಯಾಕೆ ಕಟ್ತಾರೆ ದರ್ಭೆ ಹೂವಿನಿಂದ ಯಾರ್ಯಾರು ಕಟ್ತಾರೆಯೇ ನೋಡಿ ಕರ್ಕಶವಾದ ದರ್ಭೆಯಲ್ಲಿ ಮೃದುವಾದಂತಹ ಪುಷ್ಪವೆಲ್ಲಿ ಹಾಗೆ ದೇವರು ಅರಸಿಕನಲ್ಲ ಈ ಪಕ್ಷಿ ಏನ್ ಮಾಡಿತು ನಳನನ್ನ ಮನುಷ್ಯ ಭಾಷೆಯಲ್ಲಿ ಹೇಳಿತು ಮಹಾರಾಯ ನನ್ನ ನೀವು ಮುಟ್ಟಬೇಡ ಬಿಟ್ಟುಬಿಡು ಮನುಷ್ಯರು ಸ್ಪರ್ಶ ಮಾಡಿದರೆ ಒಂದು ಜಾತಿಯ ಪಕ್ಷಿ ಅಥವಾ ಪ್ರಾಣಿಗಳು ಆ ಮನುಷ್ಯ ಸ್ಪೃಷ್ಟವಾದ ಪಕ್ಷಿಗೆ ಪ್ರಾಣಿಗೆ ಬಹಿಷ್ಕಾರ ಹಾಕ್ತವೆ ಹೊರಗೆ ತಳ್ಳಿಬಿಡ್ತವೆ ಒಂದು ಕಾಗೆಯನ್ನು ಅಕಸ್ಮಾತ್ ನೀವು ಕೈಯಿಂದ ಮುಟ್ಟುಬಿಡಿ ನೋಡಿದ್ದೀರಾ ಉಳಿದ ಕಾಗೆಗಳು ಸೇರಿ ಅದನ್ನು ಕೊಕ್ಕಿನಿಂದ ಕೊಕ್ಕಿ ಹರಿದು ತಿಂದು ಕೆಳಗೆ ತಳ್ಳಿ ಒಂದು ಕೋತಿ ಹೀಗಾಗೋಯಿತು ಮೈಸೂರಿನಲ್ಲಿ ಗೌರ್ಮೆಂಟ್ ಪ್ಲೇಸ್ನ ಹತ್ರ ಒಂದು ಕೋತಿ ಅಕಸ್ಮಾತ್ ಕೆಳಗಿಳಿತು ಯಾರೋ ಹಿಡಿದು ಬಿಟ್ರು ಉಳಿದು ಕೋತಗಳೆಲ್ಲ ಒಂದು ಹಿಂಡು ಬಂದು ಅದು ಅದನ್ನು ಬಗೆದು ಹರಿದು ಚೂರು ಮಾಡಿ ಅವ್ರ ಕೈಯಲ್ಲಿ ನೀವು ಎಂಬುದಾಗಿ ಅವಮಾನವನ್ನು ಮಾಡಿತು ಅದೇ ರೀತಿಯಲ್ಲಿ ಮಹಾರಾಜ ನನ್ನ ಬಿಟ್ಟುಬಿಡು ಉಳಿದಿದ್ದ ಹಂಸ ನನ್ನ ಗುಂಪಿಗೆ ಸೇರಿಸೋದಿಲ್ಲ ಸರಿ ಬಿಟ್ಬಿಡ್ತೇನೆ ಎಂದ ಅವನು ಆ ಹಂಸ ಹೇಳಿತು ನಿನಗೊಂದು ಉಪಕಾರವನ್ನು ಮಾಡ್ತೇನೆ ಬಿಟ್ಬಿಡು ನನ್ನ ದಯವಿಟ್ಟು ಇವತ್ತು ಆ ಚಿತ್ರ ಇಟ್ಟಿದ್ದಾರೆ ನೋಡಿ ತಂದಿಲ್ಲಿ ರವಿವಂಬರ್ ಚಿತ್ರ ಅದು ಇದರ ಕೌಂಟರ್ ಪಾರ್ಟ್ ದಮಯಂತಿ ಹತ್ರ ಹಂಸ ಮಾತನಾಡ್ತಿರೋ ಸನ್ನಿವೇಶ ಏನು ಉಪಕಾರ ಮಾಡ್ತೀಯ ನನಗೆ ಅಂತ ಹೇಳಿತು ಹೇಳಿದ ಒಂದು ದೊರೆ ಆ ಹಂಸ ಹೇಳಿತು ನಿನಗೆ ಅನುರೂಪಳಾದ ಒಬ್ಬ ಕನ್ಯೆ ನೀ ಮದುವೆಯಾದ ಅವಳನ್ನೇ ಆಗಬೇಕು ವಿದರ್ಭ ರಾಜಕುಮಾರಿಯವಳು ಭೀಮನೆಂಬ ದೊರೆಯ ಮಗಳು ದಮಯಂತಿ ಅಂತವಳ ಹೆಸರು ಅವಳ ಹತ್ರ ಹೋಗಿ ನೀನು ಮದುವೆ ಆದರೆ ನಳನನ್ನೇ ಆಗಬೇಕು ಅಂಥ ಕಂಡ ನಿನಗೆ ಸಿಕ್ಕೋದಿಲ್ಲಮ್ಮ ಈ ಲೋಕದಲ್ಲಿ ಅಂತ ಒಂದು ರೆಕಮೆಂಡೇಶನ್ ಹೇಳ್ತೇನೆ ಬಿಟ್ಬಿಡು ನನ್ನನ್ನ ಹೋಗು ಅಂತ ಬಿಟ್ಬಿಟ್ಟ ಆ ಪಕ್ಷಿಯನ್ನು ಅದು ಪಕ್ಷಿ ಎಷ್ಟು ಸತ್ಯಸಂಧ ಅಂದರೆ ಕೊಟ್ಟು ಮಾತನ್ನು ನಡೆಸಿ ದಮಯಂತಿ ಮನೆಗೆ ಅರಮನೆಗೆ ಬಂತು ಅವಳ ತೋಟದಲ್ಲಿ ಓಡಾಡ್ತಾ ಇರೋ ಸಂದರ್ಭವನ್ನು ನೋಡಿ ದಮಯಂತಿ ಅಂತ ಕರೀತು ಬಾಯಿ ಬಿಟ್ಟು ಯಾರು ಕರೀತಿದ್ದಾರೆ ಅಂತ ನೋಡಿದ್ಲು ಆ ಪಕ್ಷಿ ಹತ್ರ ಹೋದ್ಲು ಏನು ಮನುಷ್ಯ ರೀತಿಯಲ್ಲಿ ಮಾತಾಡ್ತಾ ಇದ್ದೀಯಲ್ಲ ಹೌದು ನಾನು ಬರೀ ಹಂಸವಲ್ಲ ಪರಹಂಸ ನಾನು ಎಲ್ಲ ಹೋಗ್ತಾ ಇದ್ದವನು ಆ ನಳಮಹಾರಾಜನ ದೌತ್ಯವನ್ನು ವಹಿಸಿ ಬಂದಿದ್ದೇನೆ ಯಾರನ್ನಾದ್ರೂ ಮದುವೆ ಆಗೋದಿದ್ರೆ ನಿಷಧದ ದೊರೆಯಾದ ನಳನನ್ನೇ ಮದುವೆಯಾಗಬೇಕು ತುಂಬ ಗುಣವಂತ ರೂಪವಂತ ಅಪ್ಪಟ ಬ್ರಹ್ಮಚಾರಿಯವನು ಅವನು ಅವನ ಸತ್ಯನಿಷ್ಠೆಗೆ ಮೆದರಿ ಅವನ ಮೆಚ್ಚಿ ಎಷ್ಟೋ ದೇವತೆಗಳು ವರ ಕೊಟ್ಟಿದ್ದಾರೆ ಅಂತ ಅವನನ್ನ ಹಿಗ್ಗಾಮುಗ್ಗಾಗಿ ವರ್ಣನೆ ಮಾಡಿಬಿಡ್ತು ಇದೆಲ್ಲ ಮೂರದಲ್ಲಿ ತುಂಬಾ ಡೀಟೇಲ್ ಇಲ್ಲ ಮುಂದಿನ ಕಥೆ ಡೀಟೇಲ್ ಆಗಿದೆ ನೈಷಧಿ ಚರಿತ್ರ ತುಂಬಾ ಕೊಂಡಾಡಿದ್ದಾರೆ ಅವಳು ಹೇಳಿದ್ಲು ಹೌದು ನಾನು ಮನಸ್ಸಲ್ಲೇ ಮಾಡಿಕೊಂಡಿದ್ದೆ ಹೀಗಂತ ಸತ್ವ ಗುಣಾನ್ ಭುವನ ಸುಂದರ ಷಣ್ವತಾಂತೆ ರುಕ್ಮಿಣಿ ಸ್ವಯಂವರ ಇದ್ದಾಗೆ ಇದು ಜನಗಳೆಲ್ಲ ಹೇಳಿದ ಹಾಗೆ ನೋಡಿ ಮೂರದ ಕತೆ ಹೇಗೆ ಪರಿಣಾಮ ಮಾಡುತ್ತೆ ನೀ ಹೇಳಿದ್ ಬಹಳ ಒಳ್ಳೇದಾಯ್ತು ನಿನ್ನ ಬಾಯಲ್ಲೂ ಕೇಳಿದಾಗಾಯ್ತು ಒಂದು ಹಂಸ ಪಕ್ಷಿ ಹೇಳುತ್ತೆ ಅಂದ್ಮೇಲೆ ನಿಜವಾಗ ಒಂದು ಚೆನ್ನಾಗಿರಬೇಕು ಗುಣವಂತ ಇರಬೇಕು ಎಂಬುದಾಗಿ ಹೇಳಿದ್ದು ಪಕ್ಷಿಯನ್ನು ಬಿಟ್ಬಿಟ್ಟು ಪಕ್ಷಿ ಮೋಚನೆಯಾಯಿತು ಇದು ಹಂಸದೂತ ಇದು ಹಂಸದೂತ ಕಾವ್ಯ ಇದ್ದಾಗಿ ಅಲ್ಲಿಂದ ಆಚೆಗೆ ಭೀಮಸೇನ ದೊರೆಗೆ ಮಗಳಿಗೆ ವಯಸ್ಸು ಬಂದಿದ್ದಾಳೆ ಅಂತ ಸ್ವಯಂವರವನ್ನು ಏರ್ಪಡಿಸಿದ್ದಾನೆ ಏನು ಜಗತ್ತಲ್ಲಿರೋ ರಾಜ ಮಹಾರಾಜರುಗಳಿಗೆಲ್ಲ ಪತ್ರಿಕೆ ಕಳಿಸಿದ್ದಾನೆ ಆಹ್ವಾನ ಕಳಿಸಿದ್ದಾನೆ ಎಲ್ಲರೂ ಬರ್ತಿದ್ದಾರೆ ಇವನು ನಳನೂ ಒಂದು ರಥದಲ್ಲಿ ಹತ್ತಿ ಬರ್ತಾ ಇದ್ದಾನೆ ಇವನಿಗೆ ರಥ ನಡೆಸುವ ಶಾಸ್ತ್ರ ಕರಗತ ರಥ ನಡೆಸಿದರೆ ಆ ಎಷ್ಟು ಸ್ಪೀಡಲ್ಲಿ ಹೋಗ್ತಿದ್ದ ಅಂದ್ರೆ ಒಂದು ನಿಮಿಷ ಹೀಗೆ ತಿರುಗಿ ನೋಡಿದ್ರೆ ಯೋಜನೆಗಟ್ಲೆ ಮೈಲಿಗಟ್ಲೆ ಮುಂದಕ್ಕೆ ಹೋಗ್ಬಿಟ್ಟಿರೋದು ಆ ರಥ ಚಕ್ರಗಳು ಚೀತ್ಕಾರ ಮಾಡುವ ಆ ಶಬ್ದದಿಂದಲೇ ನಳ ನಡೆಸ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಬೇಕು ಅಡಿಗೆ ವಿದ್ಯೆ ಕರಗತವಾಗಿತ್ತು ನಳಪಾಕ ಅಂತ ಕೇಳಿದ್ದೀರಿ ಇಲ್ಲಿ ನೋ ಅಡ್ಮಿಟನ್ಸ್ ಅಂತ ಬೋರ್ಡ್ ಹಾಕಿರ್ತಾರೆ ಕೆಲವರು ಅಡಿಗೆ ಮನೆಯಲ್ಲಿ ಯಾಕೆಂದ್ರೆ ಅಡಿಗೆ ಮಾಡಿ ಈಗ ಅದನ್ನ ಯಾರು ನೋಡಬಾರದು ಎಂಬುದಾಗಿ ಅಡಿಗೆ ಮಾಡೋದನ್ನು ನೋಡಿಬಿಟ್ರೆ ಊಟ ಮಾಡಬೇಕಾ ಮಾಡಬಾರದು ಅಂತ ಅನಿಸ್ಬಿಡುತ್ತೆ ಅದು ಆಗಲ್ಲ ಸೌದೆಯಿಲ್ಲದೆಯೂ ಅಗ್ನಿ ಅವನು ಅಗ್ನಿಯನ್ನುಂಟು ಮಾಡುವಲ್ಲ ಯಾರೂ ನೀರು ಸೇದಿ ಕೊಡದೆಯೂ ನೀರನ್ನು ಉಂಟು ಮಾಡುವಲ್ಲ ಆ ದಿವ್ಯಶಕ್ತಿಯಲ್ಲಿ ದೇವತೆಗಳು ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಆ ಶಕ್ತಿ ಜಗತ್ತಲ್ಲಿ ಎರಡು ಅಡಿಗೆ ಪ್ರಸಿದ್ಧ ಒಂದು ನಳಪಾಕ ಒಂದು ಭೀಮಪಾಕ ಎರಡನ್ನು ನೋಡ್ತೀರಿ ಇಲ್ಲಿ ಪ್ರಸಾದದಲ್ಲಿ ಕೊನೆ ದಿವಸ ನೋಡ್ತೀರಿ ದೂರ್ವಾಸಾತಿಥ್ಯಿಕ ಪ್ರಸಾದವನ್ನು ಏರ್ಪಡಿಸಿದ್ದೇವೆ ನಾಡಿದ್ದು ದೂರ್ವಾಸಾತಿಥ್ಯ ಇಲ್ಲಿಯೂ ಆಗ್ತದೆ ಅನ್ನದಾನ ಉಂಟಾಗುತ್ತೆ ಎಲ್ಲ ಸ್ವೀಕಾರ ಮಾಡಬೇಕು ಈಗಲೇ ಹೇಳಿಬಿಟ್ಟಿದ್ದೇನೆ ಪುಷ್ಕಳವಾದ ಪ್ರಸಾದವನ್ನು ಏರ್ಪಾಡು ಮಾಡಿದ್ದಾರೆ ಮಹಾಭಾರತ ಗ್ರಂಥಕ್ಕೆ ಅನ್ನಶಾಂತಿ ಪದೇ ಪದೇ ಪದೇ ಆಗಬೇಕು ಯುದ್ಧ ಪಂಚಕ ಐದು ಪರ್ವದಲ್ಲಂತೂ ಆಗಬೇಕು ನೋಡೋಣ ಈ ಸ್ವಯಂವರಕ್ಕೆ ದೇವತೆಗಳು ಬರುವುದಕ್ಕೆ ಆಶೆಪಟ್ಟಿದ್ದಾರೆ ಆಶ್ಚರ್ಯಪಟ್ಟು ಇಂದ್ರ ಅಗ್ನಿ ವಾಯು ವರುಣ ಮತ್ತು ಯಮ ಯಮನಿಗೆ ಆತಕಪ್ಪ ಇಲ್ಲಿ ಹೋಗಬೇಕು ಅನ್ನಿಸ್ತು ಇವರು ಲೋಕಪಾಲಕರು ಲೋಕಕ್ಕೆ ರಕ್ಷಣೆಗೆ ಮುಖ್ಯವಾಗಿದು ನಾಲ್ಕು ದಿಕ್ಕುಗಳಿಗಿರ್ತಕ್ಕಂತಹ ದೇವತೆಗಳು ಇಂದ್ರ ಪೂರ್ವ ದಿಕ್ಕಿಗೆ ಅಗ್ನಿ ಕಡೆಗೆ ವರುಣ ವಾಯು ಮತ್ತು ವಾಯುವಲ್ಲ ಯಮ ಈ ದೇವತೆಗಳು ಆಸೆ ಆಯಿತು ಯಾರು ನಾರದ್ರು ಹೋಗಿ ಹೇಳಿರಬೇಕು ಅಂತ ಕಾಣುತ್ತೆ ಏನರೋ ಪೆಚ್ಚೆ ಕೂತಿದ್ದೀರಲ್ಲ ಅದ್ಭುತವಾಗಿ ಮದುವೆ ಆಗುತ್ತೆ ಸ್ವಯಂವರ ಯಾರಿಗುಂಟು ಯಾರಿಗಿಲ್ಲ ಅಕಸ್ಮಾತ್ ಮಾಲೆ ಹಾಕಿದ್ರೆ ಆಟಕ್ಕೆ ಬೇಡ ಹಾಕಲಿಲ್ಲ ಒಂದು ಮಾಲೆ ಸಿಕ್ಕಲಿಲ್ಲ ಸಿಕ್ಕಿತು ಒಂದು ಮಾಲೆ ಜೊತೆಗೆ ಒಂದು ಹುಡುಗಿ ಬಂದಳು ಹೋದ್ರಿ ಅಂತ ಹೇಳಲಾಗಿ ಇವರೂ ಬರ್ತಾ ಇದ್ದಾರೆ ನಳ ಮಹಾರಾಜನು ಹೊರಟಿದ್ದಾನೆ ವೇಗದಲ್ಲಿ ದೇವತೆಗಳು ನಳನನ್ನು ಅಡ್ಡ ಹಾಕಿದರು ಯಾರಯ್ಯ ನೀನು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀಯ ಎಲ್ಲಿ ಹೊರಟಿದ್ದೀಯೇ ಎಲ್ಲಿ ವಿದರ್ಭ ದೇಶದಲ್ಲಿ ದಮಯಂತಿ ಅಂತ ಒಬ್ಬಳಿದ್ದಾಳೆ ಅವಳ ವಿವಾಹವಂತೆ ಅದಕ್ಕೆ ಹೊರಟಿದ್ದೇನೆ ದೇವತೆಗಳು ಹೇಳಿದ್ರು ನಾವು ಅಲ್ಲಿಗೆ ಹೊರಟಿದ್ದೇವೆ ಬಹಳ ಸಂತೋಷ ಬನ್ನಿ ಸಂತೋಷ ಅಲ್ಲ ನಮಗಾಗಿ ನೀನೊಂದು ಕೆಲಸ ಮಾಡಬೇಕು ಅಂದರು ದೇವತೆಗಳು ಹೇಳಿ ಏನ್ ಬೇಕಾದ್ರೂ ಮಾಡ್ತೇನೆ ಎಂದ ಅವನು ದಶರಥನ ಹಾಗೆ ಮಾತಲ್ಲಿ ಕಟ್ ಹಾಕೊಂಡ ಅವರು ಹೇಳಿದರು ನೀನು ದಮಯಂತಿಗೆ ಅಡ್ವಾನ್ಸ್ ಪಾರ್ಟಿಯಾಗಿ ನಮ್ಮ ದೂತನಾಗಿ ಹೋಗಿ ದಮಯಂತಿ ಈ ನಾಲ್ವರಲ್ಲಿ ಒಬ್ಬನನ್ನೇ ಎವರಿಸಬೇಕು ಅಂತ ನಮ್ಮ ಪರವಾಗಿ ನೀನೇ ಹೇಳಬೇಕು ಅಂದ್ರೆ ನಿನ್ನನ್ನು ಅವಳು ಕೈ ಬಿಡಬೇಕು ನೀನೇ ಹೇಳು என்னால் ಮುಡಿಯಾದೆ ಎಪ್ಪಡಿ பண்ண ಮುಡಿಯೋ ನಾನು ಮದುವೆಗೆ ಹೊರಟಿದ್ದೇನಲ್ಲ ಅವ್ರು ಹೇಳಿದ್ರು ಕೊಟ್ಟ ಮಾತು ಹಿಂತಿರುಗಿ ತೆಗ್ತಾ ಇದ್ದೇನು ಇದು ನಡನ ಯೋಗ್ಯತೆಗೆ ತಕ್ಕದ್ದಲ್ಲ ಅವನು ಹೇಳಿದ ಸರಿ ಒಂದು ವೇಳೆ ನಿಮ್ಮ ಮಾತು ಕೇಳ್ಕೊಂಡು ನಾ ಹೋದ್ರು ಅಷ್ಟು ದೊಡ್ಡ ಅರಮನೆಯಲ್ಲಿ ವಿವಾಹಕ್ಕೆ ಮುಂಚೆ ಅಂತಃಪುರದೊಳಗೆ ನಾನು ಬಿಡೋರು ಯಾರು ಒಳಗಡೆ ಅದನ್ನೇ ಯೋಚನೆ ಮಾಡಬೇಡ ಅಂದ್ರು ನೀನು ಅದೃಶ್ಯನಾಗಿ ಅಲ್ಲಿ ಹೋಗುವಂತ ನಾವು ಏರ್ಪಾಡು ಮಾಡ್ತೇವೆ ಯಾರು ಕಣ್ಣಿಗೂ ಕಾಣಿಸ್ತಂತೆ ರಾತ್ರಿ ಅವಳು ಮಲಗಿರುವಾಗ ಮುಂಚೆ ಅಲ್ಲಿ ಹೋಗಿ ದಮಯಂತಿಗೆ ಸಮಾಚಾರ ಹೇಳಬೇಕು ಆಯಿತು ಅಂದ ಪಟ್ಟ ಮಾತಿಗೆ ಧರ್ಮರಾಜನಂತೆ ಕಟ್ಟು ಬಿದ್ದಂತಹ ನಳು ಮಹಾರಾಜ ದಮಯಂತಿ ಅಂತಃಪುರಕ್ಕೆ ಹೋದ ಅವನ ತೇಜಸ್ಸಿಗೆ ಬೆರಗಿದಳು ಅಲ್ಲಿ ಹೋಗಿ ಪ್ರತ್ಯಕ್ಷನಾದ ನೀ ನಳು ಮಹಾರಾಜ ಅಲ್ವೇ ಹೌದು ದಮಯಂತಿ ಒಂದು ಕೆಲಸ ಆಯಿತು ದೇವತೆಗಳು ಬರ್ತಿದ್ದಾರೆ ವಿವಾಹಕ್ಕೆ ನೀನು ಅವರಲ್ಲೊಬ್ಬನನ್ನು ಮದುವೆ ಆಗಬೇಕಂತೆ ನನ್ನ ಆಸೆ ಬಿಟ್ಟು ಬಿಡು ಅಂದ ಅವಳು ಬಿದ್ದಳು ಹೊರಡಿದಳು ಗೋಳಾಡಿದಳು ಮಹಾರಾಜರೇ ಇಂಥದೊಂದು ಮೂರ್ಖ ಸಂದೇಶ ತರುವುದುಂಟೆ ಅವ್ರು ಹೇಳಿದ್ರು ನೀವು ಬಂದ್ರಿ ಹಾಗ್ರಿ ಬಂದ್ರಿ ನಾನು ಬಹಳ ಆಶೆ ಇಟ್ಕೊಂಡಿದ್ದೆ ನಿಮ್ಮಲ್ಲಿ ದಯವಿಟ್ಟು ಹೀಗೆ ಮಾಡಬೇಡಿ ಮತ್ತೇನು ಮಾಡಬೇಕು ಅವ್ರು ಹೇಳಿದ್ರು ನೀವು ಮೆಸೇಜ್ ಕೊಟ್ಟಿದ್ದೀರಿ ನಾನು ನಿರಾಕರಿಸಿದ್ದೇನೆ ಅಂತ ಹೋಗಿ ಅವರಿಗೆ ಹೇಳಿಬಿಡಿ ಎಂದು ದಿಟ್ಟವಾದ ಹುಡುಗಿ ಅವಳು ಸ್ವಲ್ಪ ಆಸೆ ಆಯಿತು ದ್ರೌಪದಿ ಹಾಗೆ ಅವನು ವಾಪಸ್ ಬಂದ ದೇವತೆಗಳಿಗೆ ಎಷ್ಟು ಬೇಗ ಹೋಗಿದ್ದ ನೋಡಿ ಲೈಟ್ನಿಂಗ್ ಸ್ಪೀಡಲ್ಲಿ ಕೆಲಸ ಕೆಟ್ಟೋಯ್ತು ನೀವು ಹೇಳಿದ್ರಿ ನಾನು ಹೇಳಿದ್ದೇನೆ ಅವಳು ನನ್ನನ್ನೇ ಮದುವೆ ಆಗೋದಾಗಿ ಹೇಳಿದ್ಲು ಅಷ್ಟು ಸೊಕ್ಕೆ ಅವಳಿಗೆ ದೇವತೆಗಳ ನಿರಾಕರಣೆ ಮಾಡುವಷ್ಟು ಅವಳು ಯಾಕೆ ಮದುವೆ ಆಗ್ತಾಳೆ ನೋಡೋಣ ಅಂತ ಹೇಳಿ ಆ ಸ್ವಯಂವರದಲ್ಲಿ ದೇವತೆಗಳು ಬಂದು ಕೂತರು ಬಂದಿದ್ದಾರಲ್ಲ ಅಂತ ಮಹಾರಾಜ ಅವರಿಗೆಲ್ಲ ಅಧ್ಯಾಪಾಧ್ಯ ಆಚಮನ ಎಲ್ಲ ಕೊಟ್ಟು ಅವ್ರಿಗೂ ಬಿಡಾರ ಮಾಡಿ ಆ ಸ್ವಯಂವರದ ದಿವಸ ಬರಲಾಗಿ ಕೈಯಲ್ಲಿ ಮಾಲಿಕೆ ಹಿಡ್ಕೊಂಡು ಯಾರ ಕೊಳ್ಳೆಗೆ ಹಾಕಬೇಕು ಅಂತ ಬರ್ತಾಳೆ ಅಲ್ಲಿ ನೋಡಿದರೆ ನಳನನ್ನ ಒಳಗೊಂಡಂತೆ ಐವರೂ ದೇವತೆಗಳು ನಾಲ್ವರು ಸೇರಿ ಇವನನ್ನೂ ಸೇರಿ ಐದು ಜನ ಮಹಾರಾಜರು ಕಾಣಿಸ್ತಾ ಇದ್ದಾರೆ ನಾನೇನು ಮಾಡೋದು ಅಯ್ಯೋ ಐದು ದೇವತೆಗಳಾಗಿ ಬಿಟ್ರಲ್ಲ ಅಂತ ಇವಳು ತಲ್ಲಣಿಸ್ತಾ ಇದ್ದಾಳೆ ಒದ್ದಾಡ್ತಾ ಇದ್ದಾಳೆ ಹರ್ಷ ಮಹಾರಾಜ ನೈಷಧೀಯದಲ್ಲಿ ಒಂದು ಚಮತ್ಕಾರ ಮಾಡಿದ್ದಾನೆ ನೀವು ಕೇಳಿದ ವಿಷಯ ಸಂಬಂಧಪಟ್ಟದ್ದು ಅವಳು ಒಂದು ಹೈಗ್ರೀವ ಮಂತ್ರವನ್ನು ಜಪ ಮಾಡಿದಳು ಆ ಮಂತ್ರ ಯಾವುದು ಅನ್ನೋದನ್ನ ಮಲ್ಲಿನಾಥ ವ್ಯಾಖ್ಯಾನದಲ್ಲಿ ಆ ಮಂತ್ರವನ್ನು ಬಾಯಿಬಿಟ್ಟು ಹೇಳದೆ ಅದರ ಸೂಚನೆಗಳನ್ನು ಕೊಟ್ಟಿದ್ದಾನೆ ಅದನ್ನು ಜಪ ಮಾಡಿದವರಿಗೆ ಸಂಶಯ ಪರಿಹಾರವಾಗುತ್ತೆ ನೆನಪಿನ ಶಕ್ತಿ ವೃದ್ಧಿಯಾಗ್ತದೆ ಕಳೆದು ಹೋದ ಪದಾರ್ಥವನ್ನು ಪಡೆದುಕೊಳ್ಳುವ ಶಕ್ತಿ ಉಂಟಾಗ್ತದೆ ಅದು ಪ್ರಣವ ಸಂಪುಟಿತವಾದ ದೇವಿವಾದ ಮಂತ್ರ ನನ್ನ ಮಕ್ಕಳು ಕೊಟ್ಟಿದ್ದೇನೆ ಅಪರೂಪದ ಮಂತ್ರ ಅದು ನೈಷಧೀಯ ಬರೀ ಕಾವ್ಯ ಅಂದ್ಬಿಡ್ತೇವೆ ಅದರಲ್ಲೂ ಮಂತ್ರ ಬೀಜಾಕ್ಷರ ಎಲ್ಲ ಇಟ್ಟಿದ್ದಾರೆ ನೋಡಿ ಅದು ಸಭೆಯಲ್ಲಿ ಯಾಕೆ ಹೇಳ್ತಾರೆ ಅಂದ್ರೆ ಕಾವ್ಯಗಳಲ್ಲಿ ಇಂತಹ ವಿಷಯ ಉಂಟು ಅಂತ ತಿಳ್ಕೊಳ್ಳಿ ಅಂತ ಕೊಡಿ ಅಂತ ಕೇಳಲಿ ಅಂತಲ್ಲ ನೀವು ಕೇಳಿದ್ರೆ ನಾ ಕೊಡೋದಿಲ್ಲ ಅದನ್ನು ಇಲ್ಲಿ ಮಹಾಭಾರತದಲ್ಲಿ ಅಷ್ಟು ದೂರಕ್ಕೆ ಹೋಗಲಿಲ್ಲ ಕವಿ ತನ್ನ ಚಮತ್ಕಾರ ಮಾಡಿದ ಅಲ್ಲಿ ಮಂತ್ರಾನು ಉಂಟು ಇವಳೇನು ಮಾಡಿದ್ಲು ಒಂದು ಸುತ್ತು ಎಲ್ಲ ಪ್ರದಕ್ಷಿಣೆ ಬಂದಳು ನೋಡಿದಳು ನಾಲ್ಕೈದು ಜನ ಒಂದೇ ನಡನ ಹಾಕಿ ಕೂತಿದ್ದಾರೆ ಅಯ್ಯೋ ನಿಜವಾದ ನಳ ಯಾರು ಗೊತ್ತಾಗಲಿಲ್ವಲ್ಲ ಎರಡು ರೌಂಡ್ ಬಂದ್ಲು ಮೂರು ರೌಂಡ್ ಬಂದ್ಲು ಆಮೇಲೆ ಮನಸ್ಸಿನಲ್ಲಿಯೇ ಅಯ್ಯ ಇಂದ್ರ ಅಯ್ಯ ಅಗ್ನಿ ಅಯ್ಯ ಯಮ ವರುಣ ದೇವತೆಗಳಿರ ನೀವು ನನಗೆ ಪ್ರಸನ್ನರಾಗಬೇಕು ನನ್ನ ತಂದೆ ಅಂತಿದ್ದೀರಿ ಸರ್ವಭೂತಗಳಿಗೆ ಸಾಕ್ಷಿ ನೀವು ನನ್ನನ್ನು ಹೀಗೆಲ್ಲ ಗೋಳಿಕೋಬಾರದು ನಿಜವಾದ ನನ್ನ ಗಂಡ ಯಾರು ಸೂಚನೆ ಕೊಡಬೇಕು ನೀವೇ ಸೂಚನೆ ಕೊಡಬೇಕು ಅಂತ ಅವರನ್ನೇ ಪ್ರಾರ್ಥನೆ ಮಾಡಿಬಿಟ್ಲು ಆಗ ದೇವತೆಗಳು ತಮ್ಮ ಸೂಚನೆಯನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನಳನಂತೆ ಕಾಣ್ತಾ ಇದ್ರೂ ಕೂಡ ಏನು ಸೂಚನೆ ಕೊಟ್ಟರು ಅಸ್ವೇದಾನ್ ಸ್ತಬ್ಧಲೋಚನಾನ್ ಸ್ರಗ್ರೋ ರಜೋಹೀನಾನ್ ಸ್ಥಿತಾನ್ ಅಸ್ಪೃಶದ ಕ್ಷಿತಿಂ ಮಹಾಭಾರತ ಮೂಲ ಅಸ್ವೇದಾನ್ ಹತ್ರ ಹೋಗಿ ಗಮನಿಸಿ ನೋಡಿದಳು ಐವರು ನಳರನ್ನ ನಿಜವಾದ ನಳನಿಗೆ ಮೈ ಬೆವರುತ್ತಾ ಇದೆ ಉಳಿದವರ ಮೈಯಲ್ಲಿ ಒಂದು ಬೆವರಿನ ಹನಿ ಇಲ್ಲ ದೇವತೆಗಳಿಗೆ ಬೆವರುವುದಿಲ್ಲ ಅಂತ ಕೇಳಿದ್ದಳು ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅವರು ಹಾವಿನ ಹಾಗೆ ಹಾವಿಗೆ ಬೆವರು ಬರುವುದಿಲ್ಲವಂತೆ ಅದರ ರಕ್ತ ತಣ್ಣಗಿರುತ್ತದಂತೆ ಬಯಾಲಜಿಯಲ್ಲಿ ಹೇಳ್ತಾರೆ ಕೇಳಿ ಅಸ್ವೇದಾನ್ ಅಷ್ಟು ದೊಡ್ಡ ಸಭೆಯಲ್ಲಿ ಎಲ್ಲರಿಗೂ ಬೀಸಣಿಗೆ ಬೀಸೋರು ಯಾರು ಮೀಸೆ ಮೇಲೆ ತಲೆ ಮೇಲೆ ಬೆವರಿನ ಹನಿ ಕೂತಿರಬೇಕು ನಳ ಬೆವರ್ತಾ ಇದ್ದಾನೆ ಸಿಕ್ಕಾಬಟ್ಟೆ ಇವರಲ್ಲಿ ಒಂದು ಹನಿ ಬೆವರಿಲ್ಲ ಸ್ತಬ್ಧ ಲೋಚನ ಕಣ್ಣು ಮಿಟುಕದೆ ಆಪರೇಷನ್ ಮಾಡುವಾಗ ತೆಗೆದಿರ್ತಾರೆ ನೋಡಿ ರೆಕ್ಕೆ ಕೊಯ್ಯುವಾಗ ಓಹೋ ಎರಡನೇ ಗುರುತಾಯಿತು ಹೃಷಿತ ಸ್ರಗ್ರಜೋಹೀನಾನ್ ಅವರು ಮೈ ಮೇಲೆ ಹಾಕೊಂಡಿದ್ದ ಮಾಲೆಗಳು ದೇವಲೋಕದ ಪುಷ್ಪದ ಮಾಲೆಗಳು ಬಾಡಿರಲಿಲ್ಲ ಹಾಗಿದ್ರಿವರೇ ದೇವತೆಗಳು ಸ್ಥಿತಾನ್ ಅಸ್ಪೃಶತಃ ಕ್ಷಿತಿಂ ಅವರ ಕಾಲುಗಳು ನೆಲವನ್ನು ಮುಟ್ಟುತ್ತಾ ಇರಲಿಲ್ಲ ನೋಡ್ಕೊಳ್ಳಿ ಯಾರ್ಯಾರ ಕಾಲು ಮುಟ್ಟುತ್ತೀಯೋ ಅವರೆಲ್ಲ ಮನುಷ್ಯರು ಎಷ್ಟು ಕುರ್ಚಿಯಲ್ಲಿ ಕೆಳಗಡೆ ಕೂರಿಸಿದ್ರು ಕೆಲವರಿಗೆ ಕಾಲು ನೆಲವನ್ನು ಮುಟ್ಟೋದಿಲ್ಲ ಅವರು ದೇವತಾ ಅಂಶ ನಮ್ಮ ಅಕ್ಕ ಒಬ್ಬಳಿದ್ದಾಳೆ ತೊಂಬತ್ನಾಲ್ಕು ವರ್ಷ ಬೇಕಾದ ಕಡೆ ಕೂರಿಸಿ ಕಾಲು ನೆಲ ಮುಟ್ಟೋದಿಲ್ಲ ಸೊಂಟದಿಂದ ಕೆಳಭಾಗ ಕಡಿಮೆ ಇಲ್ಲಿಂದ ಮೇಲಕ್ಕೆ ಹೆಚ್ಚು ಅದು ದೇವರು ಮಾಡಿದ ಪ್ರಮಾಣ ಮಾಡೋಕೆ ಅದು ಅಶ್ವೇದಾನ್ ಸ್ತಬ್ಧಲೋಚನಾನ್ ಹೃಷಿತಸ್ರಗ್ರಜೋಹೀನಾನ್ ಸ್ಥಿತಾನ್ ಅಸ್ಪೃಶತಃ ಕ್ಷಿತಿಂ ಇದನ್ನು ನೋಡಿದಳು ಒಡನೆಯೇ ನಳನಿಗೆ ನಿಜವಾದ ನಳನಿಗೆ ಪೂಮಾಲಿಕೆ ಹಾಕಿದಳು ದೇವತೆಗಳು ತಮ್ಮ ತಮ್ಮ ಸ್ವರೂಪದಲ್ಲಿ ಕಾಣಿಸಿಕೊಂಡರು ದಮಯಂತಿ ಕೈ ಮುಗಿದರು ತಾಯಿ ನೀನೀಗ ನಿಜವಾದ ಪತಿವ್ರತೆ ನಿನ್ನ ಪಾತಿವ್ರತ್ಯಕ್ಕೆ ಕುಂದು ಬರದಂತೆ ದೀರ್ಘಾಯುವಾಗಿ ಗಂಡ ಹೆಂಡು ಚೆನ್ನಾಗಿ ಬಾಳಿ ಅಂತ ದೇವತೆಗಳ ಆಶೀರ್ವಾದ ಮಾಡಿದರು ಹಾಕಿ ಚಪ್ಪಾಳೆ ನಳ ಕೇಳದೆಯೇ ವರಗಳನ್ನು ಕೊಟ್ಟರು ಈ ಕಥೆ ನೋಡಿ ಚಿಕ್ಕ ವಯಸ್ಸಲ್ಲಿ ಹೇಳ್ತಿದ್ರು ತಂದೆ ತಾಯತನ ಮಕ್ಕಳಿಗೆ ಯಾರು ಹೇಳೋರಿಲ್ಲ ಅಗ್ನಿ ಹೇಳಿದ ಮಹಾರಾಜರೇ ನೀನು ನೆನೆಸಿದ ಕಡೆಯಲ್ಲಿ ನೆನೆಸಿದ ವೇಳೆಯಲ್ಲಿ ನಾನು ಕಾಣಿಸಿಕೊಳ್ತೇನೆ ಅಡಿಗೆ ಮಾಡಬೇಕಾಯಿತು ಸೌದಿಯೇ ಬೇಕು ಸೀಮೆಎಣ್ಣೆ ಬೇಕು ಬೆಂಕಿ ಕಡ್ಡಿ ಬೇಕು ಇಲ್ಲ ಅಗ್ನಿಯೇ ಇಲ್ಲಿ ವಾ ಹೇ ಅಗ್ನೇ ಮಮ ಅವಿಮುಖೋ ಭವನಿ ಹೇಳ್ಬಿಡು ಬಂದ್ಬಿಡ್ತೇನೆ ಅಂದ ಯಮ ಹೇಳಿದ ಯಮ ಏನ್ವರ ಕೊಡ್ಬೋದು ಅನ್ನರಸಂ ನೀನು ಅಡಿಗೆ ಮಾಡಿದರೆ ಅದು ಕೆಡದೇ ಇರಲಿ ಅಂತ ವರ ಕೊಟ್ಟ ನೀನು ಉಪ್ಪೋ ಹುಳಿಯೋ ಕಾರೋ ಯಾವ ಪ್ರಪೋಸಲ್ ಹಾಕಿದರೂ ಅದು ತಿನ್ನೋವರಿಗೆ ರುಚಿಕರವಾಗುವಂತೆ ಅದನ್ನೆಲ್ಲ ನಾನೇ ಸರಿ ಮಾಡ್ತೇನೆ ಒಳಗಡೆ ಧರ್ಮೇ ಚ ಪರಮಾಂ ಸ್ಥಿತಿಂ ಧರ್ಮವನ್ನು ಬಿಟ್ಟು ಹೋಗದೇ ಇರುವಂತೆ ಒಳ್ಳೆಯ ಬುದ್ಧಿಯನ್ನು ಕೊಡ್ತೇನೆ ವರುಣ ಹೇಳಿದ ನೀರಿಲ್ದೇ ಇದ್ದ ಮರುಭೂಮಿಯಲ್ಲಿ ನನ್ನ ಹಾಕಿದರು ನನ್ನನ್ನು ಕರೆದರೆ ಖಾಲಿ ಕೊಡ ಗಿಡ ಪಾತ್ರೆ ಇಟ್ಟರೆ ವರುಣ ಅಂದ್ರೆ ನಾನು ನೀರು ತುಂಬಿಬಿಡ್ತೇನೆ ಯೋಚನೆ ಮಾಡಬೇಡ ಅಶ್ವಿನಿ ದೇವತೆಗಳು ಬಂದಿದ್ರು ಮದುವೆಗೆ ವರ ಕನ್ಯಾರ್ಥಿಗಳಾಗಲ್ಲ ಅವರು ಹೇಳಿದರು ಉತ್ತಮವಾದ ಸೃಗ್ ಮಾಲೆಗಳನ್ನು ಗಂಧಾಢ್ಯವಾದದ್ದನ್ನು ಕೊಡ್ತೇವೆ ಇಂದ್ರ ಹೇಳಿದ ಗತಿಂಚ ಅನುತ್ತಮಾಂ ಶುಭ ಶಾಶ್ವತವಾದ ಗತಿ ದಿವ್ಯ ಗತಿಯನ್ನು ಕೊಡ್ತೇನೆ ನಿನ್ನಷ್ಟು ವೇಗದ ರಥ ಯಾರೂ ಓಡಿಸಲೇ ಇರಲಿ ಎಂಬುದಾಗಿ ದೇವತೆಗಳು ಒಬ್ಬೊಬ್ಬರು ಒಂದೊಂದು ವರವನ್ನು ಕೊಟ್ಟರು ಬಹಳ ಸಂತೋಷವಾಯಿತು ಮದುವೆ ಮುಗಿದು ಹೋಯಿತು ಊರಿಗೆ ಕರ್ಕೊಂಬಂದ ಊರಿಗೆ ಕರ್ಕೊಂಬಂದ್ರೆ ಹನ್ನೆರಡು ವರ್ಷ ಸೀತಾರಾಮರಂತೆ ನೋಡಿ ರಾಮಾಯಣವನ್ನು ಹೋಲುತ್ತೆ ಕಥೆ ನಳದಮಯಂತೆಯರು ತುಂಬ ಅಚ್ಚುಕಟ್ಟಾದ ಸಂಸಾರವನ್ನು ಮಾಡಿದರು ಅವರಿಗಿಬ್ಬರು ಮಕ್ಕಳುಂಟಾದರು ಒಂದು ಗಂಡು ಒಂದು ಹೆಣ್ಣು ಮೋಸ್ಟ್ ಒಂದು ಒಂದಕ್ಕೆ ಸೇನಾ ಅಂತ ಹೆಸರು ಇನ್ನೊಂದಕ್ಕೆ ಸೇನಾ ಅಂತ ಹೆಸರು ಶ್ರೀಲಿಂಗ ಒಂದೇ ಹೆಸರು ಡಬಲ್ ಎ ಹಾಕಿದ ಜಯಲಲಿತಾ ಅಂತಾದಾಗೆ ಇಂದ್ರಸೇನಾ ಮತ್ತು ಇಂದ್ರಸೇನಾ ಎರಡು ಹೆಸರನ್ನಿಟ್ಟರು ಮದುವೆ ಆಯಿತು ಮಕ್ಕಳಾಯಿತು ಎಲ್ಲ ಸೌಖ್ಯವಾಗಿದ್ದಾರೆ ಅಲ್ಲಿಂದ ಆಚೆಗೆ ಮುಂದಕ್ಕೆ ದೇವತೆಗಳು ವಾಪಸ್ ಹೊರಟರು ದೇವಲೋಕಕ್ಕೆ ಹೋಗ್ತಾ ಅಲ್ಲೊಂದು ಆಶ್ಚರ್ಯವಾಯಿತು ಇದು ಹನ್ನೆರಡು ವರ್ಷದ ಕಥೆ ಮುಂದಿನ ಈಗಲೇ ಹೇಳಿಬಿಟ್ಟೆ ಹನ್ನೆರಡು ವರ್ಷ ಇನ್ನೂ ಆಗಿಲ್ಲ ಅಂತ ತಿಳ್ಕೊ ಮದುವೆ ಆಯಿತು ಊರಿಗೆ ಕರ್ಕೊಂಡು ಹೋಗಿದ್ದಾನೆ ಅಷ್ಟರಲ್ಲಿ ವಾಪಸ್ ಹೋಗ್ತಾ ದೇವತೆಗಳಿಗೆ ಇನ್ನಿಬ್ಬರು ದೇವತೆಗಳು ಅಲ್ಲಿ ಕಾಣಿಸ್ಕೊಂಡ್ರು ಎಲ್ಲಿ ಹೋಗಿದ್ರಿ ಅಂತ ಕೇಳಿದ್ರು ಅವ್ರು ನೀವೆಲ್ಲಿ ಹೋಗಬೇಕು ಅಂತ ಕೇಳಿದ್ರು ಅದೇನೋ ದಮಯಂತಿ ಮದುವೆ ಅಂತಲ್ಲ ಸ್ವಯಂವರ ಅದಕ್ಕೆ ಹೊರಟಿದ್ದೇವೆ ಅಂದ್ರೆ ಅವರು ಅಯ್ಯೋ ಆ ಮದುವೆ ಮುಗಿದೋಯ್ತಲ್ಲ ನೀವು ಯಾರು ಅಂತ ಕೇಳಿದ್ರೆ ಒಬ್ಬ ಹೇಳಿದ ನಾನು ಕಲಿಪುರುಷ ಇವನು ದ್ವಾಪರ ಪುರುಷ ನಾವಿಬ್ರು ದಮಯಂತಿಗೋಸ್ಕರ ಹೋಗ್ತಾ ಇದ್ದೇವೆ ಅಯ್ಯೋ ದಮಯಂತಿ ನಿಮ್ಮನ್ನು ಮುಖಾನು ಎತ್ತಿ ನೋಡೋದಿಲ್ಲ ಮದುವೆ ಮುಂಚೆ ಹೋಗಿದ್ರು ನೋಡ್ತಾ ಇರಲಿಲ್ಲ ಸುಮ್ಮನೆ ಹೋಗಿದ್ದಾಗ ಅವರಿಬ್ಬರು ಮಾತನಾಡಿಕೊಂಡ್ರು ನಾವು ಹೋಗುವಷ್ಟರಲ್ಲೇ ಈ ಮದುವೆ ನಡೆದು ಹೋಗಿದೆ ಈ ನಳ ದಮಯಂತಿ ಹೇಗೆ ಸುಖವಾಗಿ ಬಾಳ್ತಾರೆ ನೋಡ್ತೇವೆ ಅಂತ ಪಣವನ್ನು ತೊಟ್ಟಿದ್ದಾರೆ ಮಹಾಭಾರತದಲ್ಲಿ ಶಕುನಿಯು ದುರ್ಯೋಧನ ಸೇರಿಕೊಂಡು ಧರ್ಮರಾಜನನ್ನು ಕಾಡಿಸಿದ ಹಾಗೆ ಗುಟ್ಟಾಗಿ ನಳಮಹಾರಾಜನ ಅರಮನೆಯಲ್ಲಿ ದ್ವಾ ದ್ವಾಪರ ಪುರುಷನೋ ಸೇರಿಕೊಂಡರು ಇವನೊಳಗೆ ಪ್ರವೇಶ ಮಾಡಬೇಕು ಒಬ್ಬ ವ್ಯಕ್ತಿಯ ಶರೀರದ ಒಳಗಡೆಯೇ ಪ್ರವೇಶ ಮಾಡಬೇಕು ಕಲಿ ಆಗ ಅವನ ತಲೆ ಕೆಡುತ್ತೆ ಕಲಿ ಪ್ರವೇಶ ಆಗಬೇಕು ಅದಕ್ಕೆ ನೋಡ್ತಾ ಇದ್ದಾರೆ ಆಚಾರದಲ್ಲಿ ವಿಚಾರದಲ್ಲಿ ಎಲ್ಲಿಯಾರು ಒಂದು ಸಣ್ಣ ರಂಧ್ರ ಸಿಗ್ತದೆಯೇ ಬಿಸ್ಕಿಟ್ ಮುಡ್ತಾನೆಯೇ ಬೇಡಿ ಸಿಗರೇಟ್ ಮುಡ್ತಾನೆಯೇ ಕುಡಿತ ಮುಡ್ತಾನೆಯೇ ಅವನಿಗೆ ಸ್ತ್ರೀ ಸಂಘ ವಿಚಾರವಿದೆಯೇ ಲೋಭವಿದೆಯೇ ಮೋಹ ಇದೆಯೇ ಮೋಸ ಇದೆಯೇ ಎಲ್ಲಿ ಹೋಗಬೇಕು ಅಂತ ನೋಡ್ತಾ ಇದ್ದಾರೆ ಎಲ್ಲಿ ಒಂದು ತಪ್ಪು ಸಿಕ್ಕಲಿಲ್ಲ ಅವರಿಗೆ ಹನ್ನೆರಡು ವರ್ಷ ಆಗೋಯ್ತು ಮಕ್ಕಳಾಗಿದ್ದಾರೆ ಆ ಹನ್ನೆರಡು ವರ್ಷ ಕಲಿಪುರುಷ ನಾಯಿ ಬಿದ್ದಾಗ ಬಿದ್ದಿದ್ದಾನೆ ನಳಪುರುಷನ ಮಹಾರಾಜನ ಅರಮನೆ ಬಾಗಿಲಲ್ಲಿ ಏನೂ ಸಿಕ್ಕಲಿಲ್ಲ ಅವನಿಗೆ ಒಂದು ದಿವಸ ರಾತ್ರಿ ಏನಾಯಿತು ಗಡಿಬಿಡಿಯಲ್ಲಿ ಕೈಕಾಲು ತೊಳ್ಕೋಕೆದ್ದವನು ನಾಳ ಮಹಾರಾಜ ಹೋದ ಜಲಸ್ಪರ್ಶ ಮಾಡಿಕೊಂಡ ಕಾಲು ತೊಳ್ಕೊಳ್ಳುವಾಗ ಮುಂದುಗಡೆಯಿಂದ ನೀರು ಹಾಕಿಕೊಂಡ ಅದು ಹಿಮ್ಮಡಿ ನೆನೆಯಲಿಲ್ಲ ಇಷ್ಟು ದುರಾಚಾರ ಸಾಕಾಯ್ತು ನೋಡಿ ದಯವಿಟ್ಟು ಎಚ್ಚರಿಕೆ ಹೇಳಿದ್ದೇನೆ ನೀವೇ ಕಾಲು ತೊಳ್ಕೊಂಡ್ರಿ ಇನ್ನೊಬ್ಬರಿಗೆ ಕಾಲು ತೊಳೆದ್ರಿ ಮೊದಲು ಹಿಮ್ಮಡಿ ತೊಳಿಬೇಕು ಕೆಲವರು ಹೀಗಲ್ಲ ಬೇರೆ ಕತೆ ಹೇಳ್ತಾರೆ ಮಲ್ಕೊಳ್ಳುವಾಗ ಕಾಲ್ಗಿಟ್ಟಿ ತಲೆ ತೆಗೆದು ತಲೆಗಿಟ್ಟುಕೊಂಡ ತಲೆಗಿಟ್ಟದ್ದು ಕಾಲಿಗಿಟ್ಟ ಎಂಬುದಾಗಿ ನಾವೆಲ್ಲ ಮಾಡ್ತಾ ಇರೋದೇ ಅದು ತಲೆಗೆ ಹಾಕೋಬೇಕಾದನ್ನು ಕಾಲಿಗೆ ಕಾಲಿಗೆ ಹಾಕೋಬೇಕಾದನ್ ತಲೆಗೆ ಹಾಕ್ತಾ ಇದ್ದೇವೆ ಕಲಿಪುರುಷ ಸುಲಭವಾಗಿ ತಲೆ ಹೊಕ್ಕಿಬಿಡ್ತಾನೆ ನಮಗೆ ಯಾವಾಗ ಪಾದ ಸರಿಯಾಗಿ ಪ್ರಕ್ಷಾಳನ ಮಾಡಲಿಲ್ಲ ಅವನಲ್ಲಿ ಕಲಿ ಪ್ರವೇಶವಾಯಿತು ಮಾರನೇ ದಿವಸ ಅವನ ತಮ್ಮ ಬಂದ ಪುಷ್ಕರ ಅಣ್ಣ ತುಂಬ ಬೇಜ ಅವನ ಮದುವೆ ಆಗಿರಲಿಲ್ಲ ಪೋಲಿ ಪೋಖರಿ ಕೊಟ್ಟು ದುಡ್ಡೆಲ್ಲ ಹಾಳು ಮಾಡೋವನು ರಾಜ್ಕುಮಾರ ಅಣ್ಣ ನಾನು ನೀನು ಜೂಜಾಡೋಣ ಏ ಜೂಜ್ ಗೀಜ್ ಬೇಡ ಏ ನನಗೆ ಹೊತ್ತು ಹೋಗ್ತಾ ಇಲ್ಲ ಅವನು ಎಲ್ಲಾ ಚಟಗಳೂ ಇದ್ದು ಸಕಲ ಸಕಲ ಗುಣ ಶ್ರೀಮಂತ ಅವನು ಜೂಜಾಡಬೇಕು ಕಲಿಪುರುಷ ತಲೆಯಲ್ಲಿ ಕೂತಿದ್ನಲ್ಲ ಪಾಪ ತಮ್ಮನಿಗೆ ಎಂಟರ್ಟೈನ್ಮೆಂಟು ಗಿಣ ಹಿಡಿದು ಎರಡು ಆಟ ಜೂಜಾಡಿದ್ರೆ ಏನು ಕೆಟ್ಟು ಹೋಯಿತು ಅಂತ ತಲೆಯಲ್ಲಿ ಪ್ರೇರಿಸಿದ ಒಂದು ದುರಾಚಾರ ಹೊಕ್ಕರೆ ಎಲ್ಲ ದುರಾಚಾರಗಳಿಗೂ ಅದು ಪಾಠ ಮಾರ್ಗವಾಗುತ್ತೆ ಆ ಜೂಜಿನಲ್ಲಿ ಹುಚ್ಚು ಹತ್ತಿತು ಜೂಜು ಆಡುವುದು ಶುರು ಮಾಡಿದರೆ ಹುಚ್ಚು ಹತ್ತದೇ ಇದ್ದವರು ಲೋಕದಲ್ಲಿದ್ದಾರೆಯೇ ಧರ್ಮರಾಜನಂತವರಿಗೆ ಏನು ಸ್ಥಿತಿ ಹೆಂಡತಿ ಒಡ್ಡುವಷ್ಟರ ಮಟ್ಟಿಗೆ ಕಾಟು ಅದಾಯಿತು ಆಯಿತು ಜೂಜಿನಲ್ಲಿ ಧರ್ಮರಾಜನ ಹಾಗೆ ಎಲ್ಲವನ್ನು ಕಳ್ಕೊಂಡ ಧನ ಕನಕ ವಸ್ತು ವಾಹನ ರಾಜ್ಯ ಭೋಗ ದಾಸ ದಾಸಿಯರು ಕುದುರೆ ಆನೆ ಎಲ್ಲವನ್ನೂ ಕಳ್ಕೊಂಡ ಏನೂ ಇಲ್ಲ ಅಂತ ಮೇಲೆ ಕೆದ್ದಾಗ ಇನ್ನೊಂದು ಪಣವಿದೆ ದಮಯಂತಿಯನ್ನ ಒಡ್ಡು ಅತ್ತಿಗೆಯನ್ನ ಅಂತ ಕೇಳಿದ ದೇವತೆಗಳ ಅನುಗ್ರಹ ಇದ್ದದ್ರಿಂದ ಅದೊಂದು ವಿಷಯದಲ್ಲಿ ನಳ ಹೇಳಿದ ಅದು ಮಾತ್ರ ಆಗೋದಿಲ್ಲ ನಾನು ಪ್ರಾಣ ತಗೊಂಡ್ರೂ ಪರವಾಗಿಲ್ಲ ಅಂತ ಹೇಳಿ ಎದ್ದು ಹೋಗಿಬಿಟ್ಟ ದಮಯಂತಿ ಉಳ್ಕೊಂಡಳು ದ್ರೌಪದಿ ಕೆಟ್ಟಳು ವ್ಯತ್ಯಾಸ ತಿಳಿದೆ ಬೃಹದರ್ಶ ಹೇಳ್ತಿದ್ದಾರೆ ಧರ್ಮರಾಜ ನಿನಗಿಂತ ವನವಾಸಿಯಾಯಿತು ಗೆದ್ದ ಮೇಲೆ ನಾನು ಊರಲ್ಲಿರಬೇಡ ಹೊರಗೆ ಹೋಗು ಅವನು ಹೋಗ್ತೇನೆ ಅಂತ ಪಾಪ ಎಲ್ಲವನ್ನೂ ಬಿಟ್ಟು ಒದರಿಕೊಂಡು ಕಣ್ಣೀರು ಹಾಕ್ತಾ ಹೋಗೋಕೆ ಮುಂಚೆ ತನ್ನ ಮಕ್ಕಳನ್ನ ಇಂದ್ರಸೇನಾ ಮತ್ತು ಇಂದ್ರಸೇನಾ ಎಂಬುವಳನ್ನ ದಮಯಂತಿ ತನ್ನ ತವರೂರಿ ಕಳಿಸಿದ್ದಾಳೆ ಭೀಮರಾಜನ ಅರಮನೆಯಲ್ಲಿರಪ್ಪ ಮಕ್ಕಳ ನಾವು ಬಂದ್ಬಿಡ್ತೇವೆ ಬೇಗ ಎಂಬುದಾಗಿ ಇಲ್ಲಿಯೂ ಪಣಗಿಣ ವರ್ಷ ಏನೋ ಇಟ್ಟಿದ್ರು ಅಂತ ಕಾಣುತ್ತೆ ಎಷ್ಟು ವರ್ಷ ಅಂತ ಹೇಳಲಿಲ್ಲ ಇವನಿಗೊಬ್ಬ ಸಾರಥಿ ಬೇರೆ ಇದ್ದ ನಳಮಹಾರಾಜನಿಗೆ ಅವನಿಗಿಂತ ಚೆನ್ನಾಗಿ ಸಾರಥ್ಯ ಮಾಡುವವನು ವಾರ್ಷ್ಣೇಯ ಕೃಷ್ಣಿಕುಲದವನು ಅದೇ ವಂಶದ ಕೃಷ್ಣ ಮುಂದೆ ಉಂಟಾಗಿದ್ದು ಅವನಿಗೆ ಹೇಳಿಬಿಟ್ಟ ಮಹಾರಾಜ ನಳ ಇಲ್ಲಿ ಕೆಲಸ ಇಲ್ಲಪ್ಪ ನೀನೆಲ್ಲರೂ ಹೋಗಿ ಸೇರ್ಕೋ ಬೇರೆ ಕಡೆ ನಾ ರಾಜ್ಯ ಗೀಜ ಮತ್ತೆ ಪಡೆಯೋದಿದ್ರೆ ಬರುವಂತೆ ಅಲ್ಲಿ ಇಲ್ಲಿ ಕೇಳ್ತಾ ಕೇಳ್ತಾ ಎಲ್ಲಿ ಕೆಲಸ ಸಿಕ್ಕದೆ ಅಯೋಧ್ಯೆಗೆ ಬಂದ ಅಯೋಧ್ಯೆಯಲ್ಲಿ ಋತುಪರ್ಣನೆಂಬ ರಾಜ ಇದ್ದ ಆ ಋತುಪರ್ಣ ಶ್ರೀರಾಮಚಂದ್ರನಿಗೆ ಹದಿನಾಲ್ಕು ತಲೆ ಹಿಂದಿನವನು ವಿಷ್ಣು ಪುರಾಣದಲ್ಲಿ ಎಲ್ಲ ಕೊಟ್ಟಿದ್ದಾರೆ ಯೋ ನಳ ಸಹಾಯ ಅಕ್ಷಹೃದಯಜ್ಞ ಈ ಮಹಾರಾಜ ಋತುಪರ್ಣ ಭಗೀರಥನಿಂದ ಎಂಟನೇ ತಲೆಯವನು ಶ್ರೀರಾಮನಿಗಿಂತ ಹತ್ತೊಂಬತ್ತು ತಲೆ ಹಿಂದವನು ಜ್ಞಾಪಕ ಇಟ್ಕೊಳ್ಳಿ ಅಂದರೆ ರಾಮಾಯಣ ಮಹಾಭಾರತ ಕಾಲ ಟ್ಯಾಲಿ ಮಾಡಬೇಕಾದವರಿಗೆ ಬೇಕಾದ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ ಇದು ಭಾಗವತದಲ್ಲಿ ಕೊಟ್ಟರೋ ಸ್ಕಂದ ಐದನೇ ಸ್ಕಂದದ ಜೀನಿಯಾಲಜಿ ಕರೆಕ್ಟ್ ಟ್ಯಾಲಿ ಆಗ್ತದೆ ಸುಳ್ಳ್ಯಾಕೆ ಬರೀತಾರೆ ಮಹರ್ಷಿಗಳು ಎಲ್ಲಿಂದ ಬರೆದರೂ ಹಾಗೆಯೇ ಹೀಗಾಗಿ ಆ ಸಾರಥಿ ಅಲ್ಲಿ ಹೋಗಿ ಸೇರಿದ ಈ ಎಳೆಗಳನ್ನೆಲ್ಲ ಹೊಂದಿಸೋದು ಬಹಳ ಕಷ್ಟ ಈ ಕಡೆಯಲ್ಲಿ ಮುಂದಕ್ಕೆ ನಳದಮಯಂತಿಯರಿಬ್ಬರು ಎಲ್ಲಿ ಹೋಗಬೇಕು ಗೊತ್ತಿಲ್ಲ ಕಾಡಿಗೆ ಸೇರಿದ್ದಾರೆ ಮೂರು ದಿವಸ ಏನು ಆಹಾರ ಸಿಕ್ಕಲಿಲ್ಲ ಅದೆಲ್ಲ ಚಿತ್ರಪಟಗಳಲ್ಲಿ ತುಂಬಾ ಚೆನ್ನಾಗಿ ತೋರಿಸುವುದು ಹಳೆ ಕಾಲದಲ್ಲಿ ಏನೋ ಹಣ್ಣಿದ್ದ ಹಾಗೆ ಒಂದು ಮರದಲ್ಲಿ ಕೈ ತನಕ ಬಂತು ಅದು ಕಿತ್ಕೊಳ್ಳೋಕೆ ಹೋದ್ರೆ ಆ ಟೊಂಗೆಯ ಮೇಲಕ್ಕೆ ಹೋಗಿಬಿಡೋದು ಆಮೇಲೆ ನೋಡಿದ್ರೆ ಬರಡು ವೃಕ್ಷವಾಗಿ ಕಾಣಿಸುವುದು ನೀರು ಕುಡಿಯೋಕೆ ಹೋದರೆ ಕೆರೆಯ ಒಣಗಿ ಹೋಗುವುದು ಈ ವಿಕ್ರಮಾದಿತ್ಯನ ಕಥೆಯಲ್ಲಿ ಕೇಳ್ತೇವೆ ಇದೆ ಶರಿಕಾಟದ ಕಥೆ ಈ ಕಥೆ ಕೇಳಿದವರಿಗೆ ಕಲಿದೋಷ ಇಲ್ಲ ಅಂತಾರೆ ಈ ನಳಮಹಾರಾಜನ ಚರಿತ್ರೆ ಹಾಕಿ ವಿಶ್ವಸ್ತಾರ ಹೇಳ್ತಿದ್ದೇನೆ ಅಂದ್ರೆ ಬಿಟ್ಬಿಡ್ಬೇಕು ಅಂತ ಮಾಡಿದ್ದೆ ನೀವು ಕೇಳಿದ್ರಿ ಇದನ್ನು ಕೇಳಿದವರಿಗೆ ಹಾವು ಕಚ್ಚುವುದಿಲ್ಲ ಕಾರ್ಕೋಟಕನ ಬಾಧೆ ಇಲ್ಲ ಇದನ್ನು ಕೇಳಿದವರಿಗೆ ಕಲಿದೋಷ ನಿವಾರಣೆ ಆಗ್ತದೆ ಅದ್ಭುತವಾದ ಕಥೆಗಳು ಮೂರು ರಾತ್ರಿ ಏನೂ ಸಿಕ್ಕಲಿಲ್ಲ ನಾಲ್ಕನೇ ದಿವಸ ಹೋಗ್ತಿದ್ದಾರೆ ಅಲಿತಾ ಅಲಿತಾ ಅಲಿತಾ ಇವಳಿಗೆ ಭಯ ದಮಯಂತಿಗೆ ಇವನು ಆಗ್ತಾ ಇದೆ ದೊರೆಗೆ ಎಲ್ಲಿ ನಾನು ಬಿಟ್ಟು ಹೋಗ್ಬಿಡ್ತಾನೆ ಅಂತ ಕೈ ಬಿಡದೆ ಕಬ್ಬನ್ ಪಾರ್ಕಿನಲ್ಲಿ ಗಂಡ ಹೆಂಡತಿ ಹೋಗುವಂತೆ ಹಿಡ್ಕೊಂಡೇ ಹೋಗ್ತಾ ಇದ್ದಾಳೆ ಎಲ್ಲಿ ಬಿಟ್ಟು ಬಿಡ್ತಾನೆ ಮಹಾರಾಜ ಬುದ್ಧಿಭ್ರಮಣೆಯಾಗಿದೆ ಏನೇನೋ ಮಾತನಾಡ್ತಾನೆ ತನಗೆ ತಾನೇ ಬಡಬಡಿಸ್ತಾನೆ ಅದು ಕಲಿ ಹಾಗೆ ಮಾಡಿಸ್ತಾ ಇದೆ ನಾಲ್ಕನೇ ದಿವಸ ಎರಡು ಪಕ್ಷಿಗಳೆದುರಿಗೆ ಬಂದವು ಆ ಈ ಪಕ್ಷಿಯನ್ನಾದರೂ ಹಿಡಿದು ತಿನ್ನೋಣ ಅಂತ ಕೌಪೀನವನ್ನ ಹಾಕಿಕೊಂಡು ಉಳಿದ ಬಟ್ಟೆಯನ್ನು ತೆಗೆದು ಬೀಸಿಬಿಟ್ಟ ಎಲ್ಲ ಪಕ್ಷಿಗಳು ಬಟ್ಟೆಯನ್ನೇ ತಗೊಂಡು ಹೋಗಿಬಿಟ್ಟು ಆಕಾಶದಲ್ಲಿ ಹೇಳ್ತಾರೆ ಏ ಮಹಾರಾಜ ನಿನ್ನ ಬೆತ್ತಲೆ ಮಾಡಬೇಕು ಅಂತ ಬಂದಿದ್ದೇವೆ ಇವನೇ ದ್ವಾಪರ ನಾನೇ ಕಲಿ ನೋಡು ಅಂತ ಹೇಳಿ ಎತ್ಕೊಂಡು ಹೋಗಿಬಿಟ್ಟು ಆ ಪಕ್ಷಿಗಳು ಬೆಪ್ಪಾಗಿ ನಿಂತುಬಿಟ್ಟ ಏನು ಕಾಡ್ತಾ ಇದ್ದಾರಪ್ಪ ಇವರು ದೇವತೆಗಳು ಅನುಕೂಲ ಮಾಡಿದ್ರು ಕಾಲು ಪುರುಷ ಮಾಡ್ತಾ ಇದ್ದಾನಲ್ಲ ದಮಯಂತಿ ಹೇಳಿದ್ಲು ಯೋಚನೆ ಮಾಡಿಬೇಡಿ ಮಹಾರಾಜರೇ ಎಂಬುದಾಗಿ ತಾನು ಉಟ್ಟಿದ್ದ ಸೀರೆಯನ್ನ ಅರ್ಧ ಭಾಗ ಮಾತ್ರ ಉಟ್ಟುಕೊಂಡು ಇನ್ನರ್ಧವನ್ನ ಗಂಡನಿಗೆ ಉಡಿಸಿದಳು ಅವತ್ತು ಶುರುವಾಯಿತು ಗಂಡಸು ಸೀರೆ ಉಡುವುದು ಪದ್ಧತಿ ಎಲ್ಲಿಂದೆಲ್ಲಿ ಕತೆ ಅಂತ ಹೇಳಬೇಡಿ ಯಾರು ಸೀರೆ ಉಡಬೇಕು ಯಾರು ಪಂಚೆ ಉಡಬೇಕು ಇದು ಒಂದು ಶಾಸ್ತ್ರ ಕಲಿಬಾಧೆ ಬಂದರೆ ಅದು ಬೇರೆಯಾಗ್ತದೆ ಅದು ಬಹಳ ಲಕ್ಷಣವಾಗಿರುವ ಒಬ್ಬ ಹುಡುಗಿ ನಮಗೆ ಸಂಬಂಧಪಟ್ಟವರು ಪರಿಚಯದವರು ನಾಟ್ಯ ಗೀಟ್ಯ ಕಲಿತವರು ಅವ್ರ ತಂದೆ ಧಾರವಾಡದಲ್ಲಿದ್ದರು ನಮ್ಮ ಮನೆಗೆ ಬಂದರು ನಾನೇನು ಕೇಳಲಿಲ್ಲ ಇಲ್ಲೆಲ್ಲ ಗೆರೆ ಉಟ್ಕೊಳ್ತಿದ್ರು ಒಂದು ದಿವಸ ಅಕಸ್ಮಾತ್ ಅವ್ರ ಮನೆಗೆ ಹೋದೆ ತಾಯಿರಲಿಲ್ಲ ಪ್ಯಾಂಟ್ ಗಿಂಟ್ ಹಾಕೊಂಡಿದ್ರು ಏನಮ್ಮ ತಲೆ ತಗ್ಗಿಸ್ಬಿಟ್ಟೆ ನಾನು ಅವ್ರು ಹೇಳಿದ್ರು ಮಾಮ ಅಮೆರಿಕಾದಲ್ಲಿ ಪ್ಯಾಂಟ್ ಹಾಕೊಂಡ್ರೆ ಮಾತ್ರ ಸ್ತ್ರೀಯರು ಅಂತ ಗೌರವಿಸ್ತಾರೆ ಸೀರೆ ಉಟ್ರ ಸರ್ವೆಂಟ್ಸ್ ಅಂತಾರೆ ಅಮೆರಿಕನ್ ಸ್ಟ್ಯಾಂಡರ್ಡ್ಸ್ ಆಗಿದೆ ನೋಡಿ ಎಲ್ಲರೂ ಆಗಿರ್ತಾರೋ ಇಲ್ಲೋ ಗೊತ್ತಿಲ್ಲ ಅವ್ರು ಹೇಳಿದ ಮಾತು ಇದು ಮಹಾರಾಜ ಹೆಂಡತಿಯ ಸೀರೆ ಅರ್ಧ ಭಾಗ ಉಟ್ಕೊಂಡಿದ್ದೆ ಇಬ್ಬರೂ ಒಂದು ಸೀರೆ ಒಂದೊಂದು ತುದಿ ಉಟ್ಟು ಅವ್ರು ನಡೆಯೋದು ಹೇಗಿರ್ಬೋದು ತ್ರೀದಗ್ ಡ್ರೆಸ್ ಅಂತ ಒಂದು ಮಾಡ್ತಿದ್ರು ಹಳೆ ಕಾಲದಲ್ಲಿ ಒಬ್ಬರದು ಬಲಗಾಲು ಇನ್ನೊಬ್ಬರು ಜಡಗಾಲು ಸೇರಿಸಿ ಕಟ್ಟಿ ಓಟ ಓಡೋದು ತ್ರೀದಗ್ ಡ್ರೆಸ್ ಅಂದ್ರೆ ಇದು ಒಂಥರ ಅಲಯನ್ಸ್ ಇದ್ದ ಹಾಗೆ ಸರ್ಕಾರದಲ್ಲಿ ಅದೊಂದು ಅನುಕೂಲವಾಯಿತು ಡೈಮೆನ್ಸಿಗೆ ಯಾಕೆಂದ್ರೆ ಗಂಡ ಇಲ್ಲಿ ಹೋಗದೇ ಇರಲಿ ಅಂತ ಇದು ಹೀಗೆ ನಡೆಯಿತು ನಡೆಯಿತು ಇದು ನಡೆಯೋದಕ್ಕೆ ಇಬ್ಬರಿಗೂ ಕಷ್ಟ ಒಬ್ಬರು ಮುಗುರಿಸಿ ಇಬ್ರು ಮುಗುರಿಸಬೇಕು ಅರ್ಧರಾತ್ರಿ ಆಯಿತು ಒಂದು ಕಡೆ ಮಲಗಿದ್ದಾರೆ ಒಂದು ಮರದ ಬೇರಿನ ಮೇಲೆ ತಲೆ ಇಟ್ಕೊಂಡು ಆ ನಳ ಯೋಚನೆ ಮಾಡಿದ ಇವಳು ಎಲ್ಲಿ ಹೋದರೂ ನನ್ನ ಜೊತೆಲಿ ಹೀಗೆ ಬರ್ತಾಳೆ ಹೊರತು ಈ ವನವಾಸ ಪೂರ್ತಿ ನನ್ನ ನಿಮಿತ್ತ ಜೂಜಾಡಿದವನು ನಾನು ಇವಳು ಕಷ್ಟಪಡಬೇಕು ಎಂಬುದಾಗಿ ಅವತ್ತು ಬೆಳಗ್ಗೆ ತೋರಿಸಿದ್ದಾನೆ ಇದು ವಿದರ್ಭಕ್ಕೆ ಹೋಗೋದಾರಿ ಇದು ರಾಜ್ಯಕ್ಕೆ ಹೋಗೋದಾರಿ ಕಾಲ್ದಾರಿಯಲ್ಲ ಇದು ಕನಕದಾಸರು ಬಹಳ ಸೊಸಾಗಿ ಬರೆದಿದ್ದಾರೆ ಕನ್ನಡದಲ್ಲಿ ಕಾವ್ಯ ಬರದ ಹರಿದಾಸರಲ್ಲಿ ಕನಕದಾಸರು ತುಂಬಾ ಶ್ರೇಷ್ಠವಾದವರು ಚಿಕ್ಕ ವಯಸ್ಸಲ್ಲಿ ಆ ನಳಚರಿತ್ರೆ ಟೆಕ್ಸ್ಟ್ ಹಚ್ಚಿದ್ರು ನಮಗೆ ನಿನ್ನೆ ಇಲ್ಲೊಬ್ಬರು ಕೆಲವು ಪದ್ಯಗಳನ್ನು ಕೂಡ ಹೇಳಿ ತೋರಿಸಿದ್ರು ಒಬ್ಬರು ಮಹಿಳೆಯರು ಅಡ್ಡಮೋರೆಯ ಗಂಟು ಮೂಗಿನ ಜಡ್ಡು ದೇಹದ ಗೊಜ್ಜು ಕೊರಲಿನ ಕೆಳಜಿರೋ ಇಲ್ವೋ ಕಾರ್ಕೋಟಕ ಕಚ್ಚಿದ ಮೇಲೆ ನಳ ಹೇಗಾದ ಅಂತ ಆ ಬಿದಿರು ಮೇಳೆ ಘನ ಹೆಬ್ಬಿದರು ಚಟ ಚಟಿಸೆ ಬಿದಿರು ಮೇಳೆ ದಗ ತಗಿಸೆ ಆ ಕಾಳ್ಗಿಚ್ಚಿನ ವರ್ಣನೆ ಮಾಡ್ತಾರೆ ಎಲ್ಲ ಮಕ್ಕಳು ಸಣ್ಣವರು ಸುಲಭವಾಗಿ ಕಲ್ತ್ಕೊಳ್ಳುವಂತಹ ಒಂದು ಕಾವ್ಯ ಸಾವಿತ್ರಿ ಚರಿತ್ರೆ ಅಂತ ಒಂದು ಇನ್ಯಾರೋ ಬರೆದಿದ್ದು ಮಕ್ಕಳಿಗೆ ಇಂಥದ್ದನ್ನು ಕಲಿಸಬೇಕು ಗೋವಿನ ಹಾಡು ಕಲಿಸಬೇಕು ಬಾಕಿದೇನು ಕಲಿಸಿದ ಪ್ರಯೋಜನ ಇವನು ಯಾತಕ್ಕೆ ಬೇರೆ ಬೇರೆ ದಾರಿ ತೋರಿಸ್ತಿದ್ದಾನೆ ಯೋಚನೆ ಮಾಡ್ತಿದ್ದಾಳೆ ರಾತ್ರಿ ಮಲಗಿದ್ದಾರೆ ಇವಳು ಗಾಢನಿದ್ರೆ ಹತ್ತು ಬಿಡ್ತು ಅವನೇನು ಮಾಡಿದ ಕೈಯಲ್ಲಿ ಕತ್ತಿ ಒಂದಿತ್ತಲ್ಲ ಕತ್ತಿಯಿಂದ ಸೀರೆಯನ್ನು ಕಟ್ ಮಾಡಿ ಉಳಿದು ಭಾಗ ಅವಳ ತಲೆ ಮೇಲೆ ಹಾಕಿ ಉಟ್ಟ ಅರ್ಧ ಸೀರೆಯ ಸಮೇತವಾಗಿ ಅವಳನ್ನು ಬಿಟ್ಟು ಹೋಗ್ತಾನೆ ಎರಡು ಹೆಜ್ಜೆ ಆ ಕಡೆ ಇಡ್ತಾನೆ ಎರಡು ಹೆಜ್ಜೆ ಈ ಕಡೆ ಇಡ್ತಾನೆ ಹೋಗೋದು ಏನ್ ಮಾಡ್ತಾಳೆಯೋ ಏನ್ ಮಾಡ್ತಾಳೆಯೋ ಅವನು ಮೈದ ಹೋಯ್ದಾಟ ಅಪ್ಪ ವೇದವ್ಯಾಸರು ಬರೆದಿದ್ದಾರೆ ಮೂಲದ ಕಥೆ ಇದು ಒಂದು ಸ್ವತಂತ್ರ ಕಾವ್ಯವಾಗುವಂತೆ ನಳದಮಯಂತಿ ನಾನು ಒಂದು ಕಾದಂಬರಿ ಬರೆದಿದ್ದೇನೆ ಇವತ್ತು ಯಾಕೋ ಬುಕ್ ಸೆಲ್ಲರ್ಸ್ ಬಂದಿಲ್ಲ ಅದು ಎರಡು ಮೂರು ಮುದ್ರಣವಾಯಿತು ಇನ್ನೊಂದು ಮುದ್ರಣಕ್ಕೆ ಬಂದಿದೆ ಅಂತ ಕೇಳಿದ್ದೇನೆ ಓದಿ ನೋಡಿ ಈ ಸ್ವಾರಸ್ಯ ಎಲ್ಲ ಕೊಟ್ಟಿದ್ದೇನೆ ಅವನು ಹೋಗಿಬಿಟ್ಟ ಬೆಳಿಗ್ಗೆ ಎದ್ಲು ನೋಡ್ತಾಳೆ ಗಂಡ ಇಲ್ಲ ಅಯ್ಯೋ ಹೇಳಿದ ಹಾಗೆ ಆಯ್ತಲ್ಲ ಬೆಳಿಗ್ಗೆ ಎಲ್ಲ ಹೇಳಿದ್ವಿ ದಾರಿ ದಾರಿ ಅಂತ ಏನು ಹೀಗಾಯ್ತಲ್ಲ ಅಂತಾರೆ ಅಳ್ತಾಳೆ ತನ್ನನ್ನು ಬೈಕೊಳ್ತಾಳೆ ಮುಂದಕ್ಕೆ ಹೋಗುವಷ್ಟರಲ್ಲಿ ಒಂದು ಅಜಗರ ಸರ್ಪ ಹೆಬ್ಬಾವು ಬಂದು ಸುತ್ತಿಕೊಂಡಿತು ಬಿಡಿಸಿ ಬಿಡಿಸಿ ಅಂತ ಕೇಳ್ತಾ ಇರುವಾಗ ಯಾವನೋ ಒಬ್ಬ ಬೇಡ್ರವನು ಬಂದ ಆ ಹಾವನ್ನ ಕೊಂಡ ಬಿಡಿಸಿದ ದಮಯಂತಿಯನ್ನು ನೋಡಿದ ರೂಪಕ ಮರಳಾದ ಅವಳನ್ನು ಪರಿಗ್ರಹ ಮಾಡಬೇಕು ಅಂತ ದುರ್ಬುದ್ಧಿ ಉಂಟಾಯಿತು ಆದರೆ ದುರುಗುಟ್ಟಿಕೊಂಡು ನೋಡಿದ್ರಿಂದ ದಮಯಂತಿ ವ್ಯಾಧ ಉರಿದು ಬೂದಿಯಾದ ಅವಳ ತಪಸ್ಸಿನ ಶಕ್ತಿ ಹಾಗಿತ್ತು ಅಲ್ಲಿಂದ ಮುಂದಕ್ಕೆ ಹೋದ್ರೆ ದಿಕ್ಕು ಗೊತ್ತಿಲ್ಲ ಎಲ್ಲೋ ಹೋಗ್ತಾ ಇದ್ದಾಳೆ ಒಂದು ತಪಸ್ವಿಗಳ ಹಿಂಡು ಆಶ್ರಮ ಕಾಣಿಸಿತು ಅಲ್ಲಿ ಹೋಗ್ತಾ ಇದ್ದಾಳೆ ಅದು ಮಾಯಾ ನಿರ್ಮಿತವಾದದ್ದು ದೇವತೆಗಳು ಕೊಟ್ಟಿದ್ದು ಏನಮ್ಮ ಬಂದ್ಯಾ ಅಂತ ಹೇಳಿದ್ರು ನೀರು ಕೊಟ್ಟರು ಆಹಾರ ಕೊಟ್ಟರು ಮುಂದಕ್ಕೆ ಹೋಗಮ್ಮ ಇಂಥ ದಾರಿ ಅಂತ ತೋರಿಸಲಾಗಿ ಅಲ್ಲೊಂದು ವರ್ತಕರ ಗುಂಪು ಹೊರಟಿತ್ತು ಒಂದು ಕ್ಯಾರವಾನ್ಸ್ ಅದಕ್ಕೆ ಸಾರ್ಥ ಅಂತಾರೆ ಸಂಸ್ಕೃತದಲ್ಲಿ ಒಂಟೆ ಎತ್ತು ಕುದುರೆ ಗಾಡಿ ಎಲ್ಲ ಹಾಕೊಂಡಿದ್ದಾರೆ ಸರಕು ಸಾಗಾಣೆ ಯಾವುದೋ ಬೇರೆ ಊರಿಗೆ ಹೊರಟಿದ್ದಾರೆ ಚೇಜಿ ರಾಜ್ಯಕ್ಕೆ ಹೊರಟಿದ್ದಾರೆ ಅವರು ಇವಳು ಹೇಳಿದ್ಲು ನನಗಷ್ಟು ಆಶ್ರಯ ಕೊಡ್ತೀರಾ ಎಲ್ಲಿ ಹೋಗ್ತೀರೋ ಅಲ್ಲಿ ಕರ್ಕೊಂಡೋಗಿ ಬಿಟ್ಬಿಡಿ ಕಾಡಲ್ಲಿರೋದಕ್ಕಿಂತ ಆಯ್ತಮ್ಮ ನೋಡಿದ್ರೆ ಒಳ್ಳೆ ಸ್ಫುರದ್ರೂಪಿ ರೂಪಿ ನೀನು ರಾಜಮನೆತನ ಒಳಗೆ ಕಾಣ್ತೀಯ ಏನು ಕಷ್ಟವೋ ಏನು ಕಥೆಯೋ ಅಂದ್ರು ಕಥೆ ಕೇಳಲಿಲ್ಲ ಇವ್ರ ಕಥೆ ಹೇಳಲಿಲ್ಲ ಆ ಗುಂಪಲ್ಲಿ ಸೇರಿಕೊಂಡ್ರು ಮುಂದಕ್ಕೆ ಹೋದ್ರು ರಾತ್ರಿ ಒಂದು ಕಡೆ ಬಿಡಾರ ಮಾಡುವಾಗ ಆ ಕಾಡಿಗಳನ್ನೆಲ್ಲ ಒಂದು ವರ್ತುಲಾಕಾರದಲ್ಲಿ ನಿಲ್ಲಿಸಿ ಕುದುರೆಗಳನ್ನ ಒಂಟೆಗಳನ್ನ ಬಿಚ್ಚಿ ಆ ಸಾಮಾನೆಲ್ಲ ಮಧ್ಯೆ ಹಾಕೊಂಡಿದ್ದಾರೆ ಒಂದು ಹಿಂಡು ಕಾಡಾನೆಗಳು ಬಂದು ತುಳಿದು ಅನೇಕರು ಸತ್ತರು ವರ್ತಕರು ಪದಾರ್ಥಗಳೆಲ್ಲ ಹೋಯಿತು ಬೆಳಗ್ಗೆ ತಾರೆ ನೋಡ್ತಾರೆ ಅಯ್ಯೋ ಅಯ್ಯೋ ಅಯ್ಯೋ ಯಾರಿವಳು ವನಮಾರಿಯೋ ಇವಳು ಮಾರಿ ಅಂತ ಕಾಣುತ್ತೆ ನಮ್ಮ ಗುಂಪಿಗೆ ಬಂದಿದ್ದಂಡೇ ಹೇಗಾಯಿತು ಎಂಬುದಾಗಿ ಬೈತಾರೆ ಹೊರಟು ಹೋಗ್ಬಿಡಿ ಎಲ್ಲಾದರೂ ಅಲ್ಲಿಂದ ಬಿಡಿಸ್ಕೊಂಡು ಬರ್ತಾಳೆ ಇನ್ನು ಕೆಲವು ಬ್ರಾಹ್ಮಣರು ಚೈಜಿ ರಾಜ್ಯಕ್ಕೆ ಹೊರಟಿದ್ರು ಬಾರಮ್ಮ ಪರವಾಗಿಲ್ಲ ಯಾಕೋ ತುಂಬಾ ಆರ್ತಿ ಆಗಿದ್ದಿ ಅಂತ ಕಾಣುತ್ತೆ ಅಂತ ಅವರು ಚೇಜಿ ರಾಜ್ಯಕ್ಕೆ ಕರ್ಕೊಂಡು ಹೋಗಿ ಅವಳನ್ನು ಸೇರಿಸಿದರು ಆ ಚೇಜಿ ರಾಜ್ಯದಲ್ಲಿ ಸುಬಾಹು ಎಂಬುದಾಗಿ ಒಬ್ಬ ದೊರೆ ಇದ್ದ ಅವನ ಪತ್ನಿ ಹೆಸರು ಸುನಂದ ಈ ಕಥೆ ಡೀಟೇಲ್ ಎಲ್ಲ ನೆನಪಿಟ್ಕೊಳ್ಳೋದು ಕಷ್ಟ ಇದನ್ನು ವೇದಿವ್ಯಾಸರ ಹಾಗೆ ಬರೆದ್ರು ಆ ಸುನಂದಾದೇವಿ ಹತ್ರ ಹೋಗ್ತಾಳೆ ಅಮ್ಮ ನನಗೆ ಏನಾದರೂ ಕೆಲಸ ಕೊಡಿ ನಿಮ್ಮ ಅರಮನೆಯಲ್ಲಿ ನಾನು ಸೈರಂಧ್ರಿ ಕೆಲಸವನ್ನು ಮಾಡ್ತೇನೆ ನಳಮಹಾರಾಜನ ಪತ್ನಿ ದಮಯಂತಿಗೆ ತಲೆ ಕೂದಲು ಅಲಂಕಾರ ಮಾಡ್ತಿದ್ದೆ ನಾನು ದ್ರೌಪದಿ ಹೇಳಿದ ಹಾಗೆ ಮಹಾಭಾರತ ಕಥೆ ಛಾಯೆಯಲ್ಲಿ ಆದ ಒಂದು ನಾಲ್ಕು ಕಂಡೀಷನ್ ಕೆಲಸಕ್ಕೆ ಬಂದಿದ್ದೇನೆ ಉಚ್ಚಿಷ್ಟಂ ನೈವ ಭುಂಜೇಯ ಎಂಜಲನ್ನು ಹಾಕಬಾರದು ನಾನು ಯಾರೂ ತಿಂದು ಮಿಕ್ಕದ್ದನ್ನು ಹಾಕಬಾರದು ನ ಕುರ್ಯಾಂ ಪಾದಧಾವನಂ ಕಾಲು ಮುಟ್ಟಿ ಒತ್ತು ಸೇವೆ ಮಾಡುವಂತ ಇನ್ನೊಬ್ಬರ ಕಾಲನ್ನು ಮುಟ್ಟಿಸುವ ಕೆಲಸಕ್ಕೆ ಹಚ್ಚಬಾರದು ನಾಣ್ಯ ಪುರುಷಾನ್ ಪ್ರಭಾಷೇಯಂ ಅನ್ಯ ಪುರುಷರ ಜೊತೆ ಇಲ್ಲಿ ಮಾತನಾಡು ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ದ್ರೌಪದಿನ ಕೀಚಕರ ಮನೆ ಕಳಿಸಿದ ಹಾಗೆ ನನಗೆ ಆ ಕೆಲಸ ಹಚ್ಚಬಾರದು ಯದಿ ಅನ್ಯ ಪುರುಷ ಮಾಂ ಪ್ರಾರ್ಥಯೇತ್ ಇನ್ನೊಬ್ಬ ಪುರುಷನಿಗೆ ನನ್ನ ಮೇಲೆ ಜ್ಞಾನ ಉಂಟಾದರೆ ಸಸದ್ಯೋ ದಂಡ್ಯ ಭವೇತ್ ಅವನನ್ನಾಗಲೇ ಕೊಲ್ಲಬೇಕು ಈ ನಾಲ್ಕು ನಿಬಂಧನೆ ಇದ್ರೆ ಮನೆ ಹುಡುಗಿಯರಿಗೆ ನಿಮಗೆ ಎಲ್ಲರಿಗೂ ತಲೆ ಬಾಚ್ತೇನೆ ನನಗೆ ಈ ಕೆಲಸ ಕೊಡಿ ಅಂತ ಕೇಳಿದಳು ಅವಳು ನೋಡಿದ ಯಾರೋ ಪಾಪ ಒಳ್ಳೆಯವರು ಅಂತ ಕಾಣುತ್ತೆ ಕೆಟ್ಟ ಸ್ಥಿತಿಯಲ್ಲಿದ್ದಾರಲ್ಲ ಅಂತ ಆಯಿತು ನನ್ನ ಮನೆಯಲ್ಲಿ ಸೇವೆ ಮಾಡು ಅವಕಾಶ ಕೊಟ್ಟಳು ಈ ಕಡೆಯಲ್ಲಿ ದಮಯಂತಿಯ ತಂದೆ ತಾಯರಿಗೆ ಈ ಸಮಾಚಾರ ಗೊತ್ತಾಯಿತು ಅಳಿಯ ಎಲ್ಲೋ ಕಾಡಿಗೆ ಹೋಗ್ಬಿಟ್ನಂತೆ ಜೂಜಾಡಿ ಅಯ್ಯೋ ಮಗಳೆಲ್ಲಿ ಹೋದಳೋ ಎಂಬುದಾಗಿ ತುಂಬ ಯೋಚನೆ ಮಾಡ್ತಾ ಮಾಡ್ತಾ ದೇಶ ವಿದೇಶಗಳಲ್ಲಿ ದಮಯಂತೆಯನ್ನು ಹುಡುಕುವುದಕ್ಕೆ ಒಬ್ಬ ಬ್ರಾಹ್ಮಣ ಪುರೋಹಿತನನ್ನು ಕಳಿಸಿದ್ದಾರೆ ಈ ಕಡೆಯಲ್ಲಿ ಬೆಳಗಾಯಿತು ನಳ ದಮಯಂತೆಯನ್ನು ಬಿಟ್ಟು ಬಂದಲ್ಲ ಇವನೆಲ್ಲಿ ಹೋದ ನೋಡೋಣ ಒಂದು ಕಾಳ್ಗಿಚ್ಚು ಆ ಕಾಡ್ಗಿಚ್ಚಿನಲ್ಲಿ ಒಂದು ಭಯಂಕರ ಸರ್ಪ ಮುದುಡಿಕೊಂಡು ಕೂತಿದೆ ಎಲ್ಲ ಕಡೆಯಿಂದ ಬೆಂಕಿ ಹತ್ರ ಹತ್ರ ಬರ್ತಾ ಇದೆ ನಳ ಮುಂದೆ ಹೋದಾಗ ಆ ಸರ್ಪ ಮನುಷ್ಯ ಭಾಷೆಯಲ್ಲಿ ಹೇಳಿತು ಅಯ್ಯ ನಳಮಹಾರಾಜ ಅವನು ತಿರುಗಿ ನೋಡಿದ ಯಾರಪ್ಪ ನೀನು ಸರ್ಪ ಮಾತನಾಡ್ತಾ ಇದ್ದೀಯಲ್ಲ ಅದು ಹೇಳಿತು ನನ್ನ ಕಾರ್ಕೋಟಕ ಅಂತ ಹೆಸರು ದಯವಿಟ್ಟು ಈ ಬೆಂಕಿಯಿಂದ ನನ್ನನ್ನು ಪಾರು ಮಾಡು ನಿನಗೊಂದು ಉಪಕಾರವನ್ನು ಮಾಡ್ತೇನೆ ಎತ್ಕೊಳ್ಳೋಕೆ ಹೋದ ಸರ್ಪ ಹೇಳಿತು ಹಾಗಲ್ಲ ಹತ್ತು ಹೆಜ್ಜೆ ಹೊರಗಿಟ್ಟರು ಸಾಕು ಹತ್ತು ಹೆಜ್ಜೆ ಇಡುವಾಗ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಅಂತ ಹತ್ತು ಹೆಜ್ಜೆ ಹೆಸರುಗಳನ್ನು ಹೇಳ್ತಾ ಹೇಳ್ತಾ ಹೋಗಬೇಕು ಎತ್ತುಕೊಂಡ ಹಾವನ್ನು ಸಿಂಬಿ ಸುತ್ತಕೊಂಡಿತ್ತು ಏಕಂ ದ್ವೇ ಹೇಳ್ತಾ ಹೇಳ್ತಾ ಹತ್ತನೇ ಹೆಜ್ಜೆ ಬಂತು ದಶ ಅಂತ ಹೇಳಿದಾಗ ಕಟ ಕಟ ಕಚ್ಚಿತು ದಶ ಅಂದ್ರೆ ಕಚ್ಚು ಅಂತ ಅರ್ಥ ಸಂಸ್ಕೃತದಲ್ಲಿ ಕಚ್ಚಿದ ಕೂಡಲೇ ಅಡ್ಡಮೋರೆಯ ಗಂಟು ಮೂಗಿನ ಗುಜ್ಜು ದೇಹದ ಗೊಡ್ಡು ಬರಲಿನ ಅತ್ಯಂತ ವಿಕಾರವಾದ ಮೈಯಾಯಿತು ಕಾರ್ಕೋಟಕ ವಿಷ ಮೈಯೆಲ್ಲ ವ್ಯಾಪಿಸಿದೆ ಉರಿ ಹತ್ತಿದೆ ಆಗ ಕಾರ್ಕೋಟಕ ನಿಜರೂಪದಿಂದ ಪ್ರತ್ಯಕ್ಷನಾಗಿ ಮಹಾರಾಜ ನಿನಗೆ ಅಜ್ಞಾತವಾಸಕ್ಕೆ ಉಪಕಾರ ಮಾಡಿದ್ದೇನೆ ನೀನು ಯಾರು ಗುರು ತಿಳಿದೇ ಇರಲಿ ಅಂತ ನಿನಗೆ ಬೇಕಾದಾಗ ನಿಜರೂಪ ಬರಬೇಕಾದ್ರೆ ಇದು ಈ ಅರಿಶಿನ ಬಟ್ಟೆ ಹಳದಿ ಬಣ್ಣದ ಪೀತಾಂಬರ ಕೊಟ್ಟಿದ್ದೇನೆ ಅದನ್ನು ಮಡಚಿ ಕಂಕಳಲ್ಲಿ ಇಟ್ಕೋ ಈಗ ಬೇಕಾದ್ರೂ ಧರಿಸಬಹುದು ಅದನ್ನು ಧರಿಸಿದ ನಿಜ ಸ್ವರೂಪ ಬಂದುಬಿಡುತ್ತೆ ನಿನಗೆ ಬೇಕಾದ ಉಪಯೋಗ ಮಾಡೋ ತಲೆದಂಬಲ್ಲಿ ಇಟ್ಕೋ ಅಂತ ಹೇಳಿ ಕಾರ್ಕೋಟಕ ಅದೃಶ್ಯನಾಗಿ ಬಿಟ್ಟ ಎಲ್ಲಿ ಹೋದ ದಾರಿ ಕರ್ಕೊಂಡು ಹೋಯ್ತು ಹೋಯಿತು ಅಯೋಧ್ಯೆಗೆ ಬಂದ ಇವನು ಸಾರಥಿ ವಾರ್ಷ್ಣೆಯ ಎಲ್ಲಿದ್ದನೋ ಅದೇ ಜಾಗಕ್ಕೆ ಬಂದಿದ್ದಾನೆ ಬೇರೆ ಹೆಸರಿಟ್ಕೊಂಡ ಜೀವಳ ಎಂಬುದಾಗಿ ಹೆಸರಿಟ್ಕೊಂಡಿದ್ದಾನೆ ಅಲ್ಲಿ ಹೋಗಿ ಋತುಪರ್ಣನಿಗೆ ಪರಿಚಯ ಮಾಡಿಕೊಂಡ ಯಾರಯ್ಯ ಇಷ್ಟು ವಿಕಾರನು ಅಂದ್ರೆ ಅಯ್ಯ ಬುಡಿ ಬುದ್ಧಿ ನಳ ಮಹಾರಾಜರ ಅವರೇ ಕಾಡಿಗೆ ಹೋದ್ರು ಏನಯ್ಯ ಸಂಬಂಧ ನಾನು ಅವರು ರಥ ನಡೆಸ್ತಾ ಇದ್ದೆ ರಥ ನಡೆಸೋದು ಗೊತ್ತಿದೆಯೇ ಬೇಕಾದ್ರೆ ನೋಡಿ ನನಗೆ ಅಶ್ವವಿದ್ಯೆ ಹೊತ್ತು ಅಶ್ವಹೃದಯ ಕುದುರೆಯನ್ನು ಪರೀಕ್ಷೆ ಮಾಡುವಲ್ಲೇ ಅವನು ಈ ಜೀವನ ಪರೀಕ್ಷೆ ಮಾಡುವಂತ ವಾರ್ಷ್ಣೇಯನಿಗೆ ಗುರಿ ಹಚ್ಚಿದ ಇವನ್ ಸಾರಥಿ ವಾರ್ಷ್ಣೇಯನಿಗೆ ಇವನೇ ನಳ ಅಂತ ಗೊತ್ತಾಗಲಿಲ್ಲ ಆದ್ರೆ ಕೈ ಚಳಕ ಸಾರಥಿ ಕುದುರೆಯನ್ನು ಬೆನಟ್ಟುವುದು ರಥ ನಡೆಸುವುದು ಸಜ್ಜು ಮಾಡುವುದು ಲಗ ಹಾಕುವುದು ಜೀನ್ ಹಾಕುವುದು ನಮ್ಮ ಯಜಮಾನ್ ಹಾಗೆ ಇದೆಯಲ್ಲ ಆದ್ರೆ ಶರೀರ ಬೇರೆ ಇದೆಯಲ್ಲ ಋತುಪರ್ಣನ್ ಹೇಳ್ದ ಇವು ಎಕ್ಸಲೆಂಟ್ ಸಾರಥಿ ಸಾಮಾನ್ಯವಲ್ಲ ಕೆಲಸ ಕೊಡಬಹುದು ಅಂತ ತೆಗಿರಿ ಅವನು ಇಟ್ಕೊಳ್ಳಿ ಅಂದ್ರೆ ಇಬ್ಬರು ಬೇಡ ಅಂದ ಅವನು ಈ ಕಡೆ ಅಮಯಂತಿಯ ಅನ್ವೇಷಣೆಗೆ ಕಳಿಸಿ ಕಥೆ ಹಾಕ್ತಿದೆಯಲ್ಲ ಕನ್ಫ್ಯೂಸ್ ಆಗ್ತಾ ಇಲ್ಲವಲ್ಲ ಕೆಲವು ಕನ್ಫ್ಯೂಸ್ ಆಗುತ್ತೆ ಎಳೆಗಳು ತುಂಬಾ ಬೇಗ ಹೇಳಿಬಿಟ್ರೆ ಸುದೇವನೆಂಬ ಬ್ರಾಹ್ಮಣನನ್ನ ದಂತಿ ತಾಯಿ ಕಳಿಸಿದ್ದಾಳೆ ಎಲ್ಲ ಊರು ರಾಜಧಾನಿ ಎಲ್ಲ ಹುಡುಕಿದ ಹುಡುಕಿದ ದಮಯಂತಿ ಎಲ್ಲಿ ಕಾಣಲಿಲ್ಲ ದಮಯಂತಿಯ ಸೋಪ ಪತ್ತೆಯೇ ಇಲ್ಲ ಹಳ್ಳಿ ನೋಡಿದ ಪಟ್ನಾದ ಚಾವಡಿ ನೋಡಿದ ಹೋಬಳಿ ತಾಲ್ಲೂಕ ಗ್ರಾಮ ಪಂಚಾಯಿತಿ ಠಾಣೆ ಗಿಣ ಎಲ್ಲ ಹುಡುಕಿದ ಎಲ್ಲಿ ಸಿಕ್ಕಲಿಲ್ಲ ಏನ್ ಮಾಡಬೇಕು ಯೋಚನೆ ಮಾಡ್ತಾ ಮಾಡ್ತಾ ಊರಿಗೆ ವಾಪಸ್ಸು ಬಂದು ಸೇರಿದ ಆಗ ಒಂದು ಗುರುತನ್ನು ಹೇಳ್ತಾಳೆ ತಾಯಿ ಇನ್ನೊಂದು ಸಲ ಹೋಗು ನೀನು ಅಂತಃಪುರದಲ್ಲಿರುವ ಸ್ತ್ರೀಯರು ಪರಿಚಯ ಮಾಡಿಕೊ ಅರಮನೆಗಳಲ್ಲಿ ನೋಡು ನಮ್ಮ ಮಗಳು ಗುರುತು ಒಂದು ಸ್ಪಷ್ಟವಾದ ಗುರುತು ಹೇಳ್ತೇನೆ ಹುಟ್ಟುವಾಗಲೇ ಅವಳ ಹಣೆ ಮೇಲೆ ಇಷ್ಟಗಳ ಕೆಂಪು ಮಚ್ಚೆ ಇದೆ ಕುಂಕುಮ ಇಟ್ಟಂತೆ ಅದು ದೀರ್ಘವಾದ ಸೌಮಂಗಲ್ಯವನ್ನು ತೋರ್ತಕ್ಕಂತಹದ್ದು ಆದ್ರಿಂದ ಅಲ್ಲಿ ಅರಮನೆಯಲ್ಲಿ ಅವಳನ್ನು ಸಾಕ್ತಾ ಇದ್ದಾರೆ ಅವರಿಗೆ ಹೇಳು ಎಣ್ಣೆ ಹೆಚ್ಚು ಸ್ನಾನ ಮಾಡಿಸುವ ನೆಪದಲ್ಲಿ ಅವಳು ಅಲಂಕಾರ ಮಾಡಿಕೊಳ್ಳೇ ಇರುವಾಗ ಕುಂಕುಮ ಇದ್ದಾಗ ಹಣೆಯಲ್ಲಿ ಕುಂಕುಮ ಇದ್ದರೆ ಮತ್ತೆ ಆಗತ್ತೆ ಹೋಗು ಮತ್ತೆ ಕಳಿಸ್ತಾಳೆ ಅವನಲ್ಲಿ ಸುತ್ತಾಡ್ತಾ ಚೇದಿ ರಾಜ್ಯಕ್ಕೂ ಬಂದ ಬಂದು ಪರಿಚಯ ಮಾಡಿಕೊಂಡ ಇಲ್ಲಿಂದ ಬಂದಿದ್ದೇನೆ ಅಂತ ಸ್ವಲ್ಪ ದಿವಸ ಎದ್ದು ಹೋಗುವಲ್ಲ ಸ್ವಲ್ಪ ಹಣ ಗಿಣ ಕಸು ಕೊಟ್ಟು ಅಷ್ಟರಲ್ಲಿ ಆ ಚೇಜರಾಜನ ಪತ್ನಿಗೆ ಸ್ವಲ್ಪ ಅನುಮಾನ ಬಂದಿತ್ತು ಇವಳನ್ನು ನೋಡಿ ಉತ್ತಮ ಗೃಹಿಣಿ ಅಂತ ಕಾಣ್ತಾಳೆ ಪಾದ ತೋಳಲ್ಲ ಕರಿಷನ್ ಬೇರೆ ಹಾಕಿದ್ದಾಳೆ ಯಾರಿರಬಹುದು ಯಾರಿರಬಹುದು ಕುಮಾನಿ ಇವಳೇ ದಮಯಂತಿ ಒಂದು ವೇಳೆ ಬರೋ ಹತ್ತಿ ಈ ಬ್ರಾಹ್ಮಣ ಹೇಳಿದ ಅಮ್ಮ ನನಗೆ ಅನುಮಾನವಾಗಿದೆ ಅವಳು ಸ್ನಾನ ಮಾಡಿಸು ಎಣ್ಣೆ ನೋಡು ಅಂತ ಹೇಳಿದ ಮಾರನೇ ದಿವಸ ಸ್ನಾನ ಮಾಡಿದಾಗ ಕುಂಕುಮದ ಮತೆ ಕಾಣಿಸಿಬಿಡ್ತು ಆ ಕೆಂಪದಲ್ಲಿ ದೇಹ ಕೊಟ್ಟಿದ್ದ ಸೌಮಂಗಲ್ಯ ಅದು ಈ ದಮಯಂತಿ ಕಥೆ ಕೇಳಿ ಕಣ್ಣೀರು ಹಾಕದೆ ಅವ್ರ ಪಾಪೆಗಳು ಅನ್ಬೇಕು ಅಷ್ಟು ರೋಜವಾದ ಕಥೆ ಇದು ಆಮೇಲೆ ವಾಪಸ್ ಬಂದು ಒಂದೇ ತಾಯಿಗೆ ಹೇಳಿಬಿಟ್ಟ ಅಲ್ಲೇ ಇದ್ದಾಳೆ ದಮಯಂತಿ ಒಡನೆಯೇ ತಾಯಿ ತಂದರು ತಾವೇ ಹೋಗಿ ಅಮ್ಮ ಯಾಕೆ ಕಷ್ಟಪಡ್ತೀಯ ಅಂತ ಹೇಳಿ ಅವಳನ್ನು ಪುಸಾಯಿಸಿ ತಮ್ಮ ಮನೆಗೆ ಕರ್ಕೊಂಡ್ಬಂದ್ಬಿಟ್ರು ಹಾಗಿದ್ರೆ ಅಳಿಯ ಎಲ್ಲಿ ಹೋದ ದಳ ಎಲ್ಲಿ ಹೋದ ಆ ಪತ್ತೆಗೆ ಪರ್ಣಾದನೆಂಬ ಒಬ್ಬ ಬ್ರಾಹ್ಮಣನನ್ನು ಗೊತ್ತು ಮಾಡಿ ಈ ಕೆಲಸಕ್ಕೆಲ್ಲ ಬ್ರಾಹ್ಮಣರೇ ಬೇಕು ಪತ್ತೆ ಮಾಡೋದಕ್ಕೆ <coughs> ರುಕ್ಮಿಣಿ ಪತ್ರ ತಗೊಂಡು ಹೋದ್ನಲ್ಲ ಕೃಷ್ಣನಿಗೆ ಅವನು ಬ್ರಾಹ್ಮಣ ಆ ಪುಟ ಶ್ರೀವೈಷ್ಣವ ಬ್ರಾಹ್ಮಣ ಅವನು ಮುಂಡಾಸ್ ಮಾತ್ರ ಗುಜರಾತಿನ ಪೇಟ ಅದು ವಿಪ್ರ ಸಂದೇಶ ಕಾವ್ಯ ಬರೆದಿದ್ದಾರೆ ಬೊಂಬಾಯಿನ ಕವಿಗಳೊಬ್ಬರು ಈ ಪರ್ಣಾದ ಅಂದರೆ ಎಲೆ ತಿನ್ಕೊಂಡಿರೋನು ಅಂತ ಹೆಸರು ಪರ್ಣಾದ ಪರ್ಣಾನತ್ತೀತಿ ಪರ್ಣಾದ ಅವನಿಗೆ ದಮಯಂತಿ ಹೇಳಿ ಕಳಿಸು ತಾಯಿ ಮನೆಗೆ ಬಂದು ಸೇರಿದ್ದಾಳೆ ನಿಮ್ಮ ಯಜಮಾನರ ಪತ್ತೆ ಮಾಡಬೇಕು ಅಯ್ಯ ಬ್ರಾಹ್ಮಣ ಒಂದು ಕೆಲಸ ಮಾಡು ಒಂದು ನಾಲ್ಕು ಶ್ಲೋಕ ಬರ್ಕೊಡ್ತೇನೆ ಈ ಶ್ಲೋಕವನ್ನು ಊರೂರಲ್ಲಿ ಹೇಳ್ತಾ ಹೋಗು ನೀನು ಯಾವನೊಬ್ಬ ಮಹಾರಾಯ ಈ ಶ್ಲೋಕವನ್ನ ಕೇಳಿದ ಕೂಡಲೇ ಇದಕ್ಕೇನು ಉತ್ತರ ಹೇಳ್ತಾನೆಯೋ ಅಲ್ಲೇ ಇರಬೇಕು ನಳ ಅವನೇನು ಹೇಳ್ತಾನೆ ಅದನ್ನು ಶ್ಲೋಕ ನೆನಪಿಟ್ಕೊಂಬಂದು ಹೇಳು ನಾ ಹೇಳಿದ ಮಾತನ್ನು ಹೇಳು क्वनु त्वम् ವಸ್ತ್ರಾರ್ಧಂ ಪ್ರಸ್ಥಿತೋ ಮಮ ಎಲೆ ವಂಚಕನೇ ಅರ್ಧರಾತ್ರಿ ಬಿಟ್ಟು ಹೋದಿಯಲ್ಲ ಎಲ್ಲಿ ಹೋದಿಯೋ ಮಹಾರಾಯ ಉತ್ಸೃಜ್ಯ ವಿಪಿನೇ ಸುಪ್ತಾಂ ಅನುರಕ್ತಾಂ ಪ್ರಿಯಾಂ ಪ್ರಿಯ ನಿನ್ನಲ್ಲೇ ಪ್ರಾಣ ಇಟ್ಟುಕೊಂಡಿರುವ ಪ್ರಿಯಾದ ಭಾರಿಯನ್ನು ಬಿಟ್ಟು ಎಲ್ಲಿಯೋ ಹೋಗಿಬಿಟ್ಟಿಯಲ್ಲ ನೀನು ಅವಳೆಲ್ಲಿ ಹೋಗಿದ್ದಾಳೆ ನಿನ್ನ ಹೆಂಡತಿ ಸಾವಯ್ಯಥಾ ತ್ವಯಾ ದೃಷ್ಟ ನಿನ್ನನ್ನು ಬಿಟ್ಟು ಅಗಲುವಾಗ ಅವಳು ಹೇಗಿದ್ದಳೋ ಪಾಠಿವ್ರತ್ಯ ಗುಣದಲ್ಲಿ ತಥಾಷ್ಟೇ ತ್ವತ್ಪ್ರತೀಕ್ಷಿಣಿ ನಿನ್ನೆ ನಿರೀಕ್ಷೆ ಮಾಡ್ತಾ ಇದ್ದಾಳಪ್ಪ ದಶ್ಯಮಾನ ಭೃಷಂಬಾಲ ಏನು ಗೊತ್ತಿಲ್ಲದೆ ಇದ್ದವಳು ಒಳಗೆ ಸುಡ್ತಾ ಇದೆ ದುಃಖ ಅವಳನ್ನ ವಸ್ತ್ರಾರ್ಧೇನ ಅಭಿಸಂವೃತ ಅದೇ ಅರ್ಧ ವಸ್ತ್ರ ಉಟ್ಕೊಂಡಿದ್ದಾಳೆ ಅವಳು ತಸ್ಯಾರು ದತ್ಯ ಸತತಂ ತೇನ ಶೋಕೇನ ಪಾರ್ಥಿವ ಒಂದೇ ಮಾಡ್ತಾ ಇದ್ದಾಳೆ ನಿನ್ನ ಪತ್ನಿ ನಿನಗೋಸ್ಕರವಾಗಿ ಪ್ರಸಾದಂ ಕುರುವೈ ವೀರ ಪ್ರತಿವಾಕ್ಯಂ ಸ್ವಚ ಒಂದು ಉತ್ತರವನ್ನಾದರೂ ಕೊಡೆಯ ಮಹಾರಾಯ ಇದು ಮೊದಲನೇ ಸಂದೇಶ ಎರಡನೇದು ವಾಯುನ ಧೂಯಮಾನೋ ವೇದಾಂತ ಗಾಳಿಯೇ ಬೀಸಿದರೂ ವನಂ ದಹತಿ ಪಾವಕ ಒಂದು ಅಗ್ನಿ ಕಾಡನ್ನು ಸುಡಬೇಕಾದ್ರೆ ಗಾಳಿ ಸಹಾಯ ಬೇಕು ಇದು ಕೂಟ ಶ್ಲೋಕ ಏನರ್ಥ ಮಾಡ್ತೀರಿ ಇದಕ್ಕೆ ದಮಯಂತಿಗೆ ನನಗೇ ಸಂಬಂಧ ಇದು ವಾಯುನ ಧೂಯಮಾನೋ ಹಿ ಗಾಳಿ ಬೀಸಿದರೆ ಮಾತ್ರ ಅಗ್ನಿ ಕಾಡನ್ನು ಸುಡಬಲ್ಲದು ಭರ್ತವ್ಯ ರಕ್ಷಣೀಯ ಚ ಪತ್ನಿ ಪತ್ಯ ಹಿ ಸರ್ವದಾ ಯಜಮಾನ ಹೆಂಡತಿಯನ್ನು ಸರ್ವದಾ ಕಾಪಾಡಬೇಕು ನೀ ಅಗ್ನಿ ಇದ್ರೆ ನಾ ವಾಯು ಇದ್ದಂತೆ ಅಥವಾ ನಾನೇ ಅಗ್ನಿ ಆದರೆ ನೀ ವಾಯು ಇದ್ದಂತೆ ದಂಪತಿಗಳು ಜೋಡಿಯಾಗಿರಬೇಕು ಕಷ್ಟವೆಂಬ ಅಗ್ನಿಯನ್ನೂ ಸುಟ್ಟು ಬಿಟ್ಟಾರು ಗಂಡ ಹೆಂಡತಿ ಇದ್ರೆ ಏನು ಬಡತನ ಕಾರ್ಪಣ್ಯ ಕ್ಲೇಶ ಕೋಟ್ಲೆ ಇದ್ರೂ ಸಹಿಸ್ತಾರೆ ತನ್ನಷ್ಟಮ್ಮು ಭಯಂ ಕಸ್ಮಾತ್ ಈಗ ಎರಡೂ ಧರ್ಮವನ್ನು ನೀನು ಬಿಟ್ಟುಬಿಟ್ಟಿದ್ದೀಯೇ ಧರ್ಮಜ್ಞಸ್ಯ ಸತಸ್ತವ ನೀ ಧರ್ಮ ಮೀರಿದವನಲ್ಲ ಯಜಮಾನ್ರೇ ಖ್ಯಾತ ಪ್ರಾಜ್ಞ ಕುಲೀನಶ್ಚ ಸಾನುಕ್ರೋಶಶ್ಚ ಭವಾನ್ ಸದಾ ಕರುಣೆ ಉಳ್ಳಂಥ ನೀನು ಮಹಾರಾಜ ಕಲ್ಲು ಮುಳ್ಳು ತುಳ್ಕೊಂಡು ಎಲ್ಲಿ ಹೋದಿಯಪ್ಪ ನನ್ನನ್ನು ಬಿಟ್ಟು ನೀ ಪಡೋ ಕಷ್ಟ ನಾನು ತಾಯಿ ಅಂತ ಅವ್ರ ಮನೆಯಲ್ಲಿ ನಿನ್ನ ಕಷ್ಟ ನೋಡ್ಲಾರ್ನಲ್ಲ ಅಂತ ಏ ಪರ್ಣಾದ ಈ ಶ್ಲೋಕವನ್ನು ಹೇಳು ಊರೂರಲ್ಲಿ ಹೋಗಿ ಹೇಳು ಇದನ್ನು ಹೇಳ್ತಾ ಹೇಳ್ತಾ ಹೋದ ಎಲ್ಲ ಊರು ನೋಡಿಕೊಂಡ ಏ ಎಲ್ಲಿ ಎಂಥ ಶ್ಲೋಕ ಬರ್ಕೊಟ್ಟಿದ್ದಾಳೆ ಇವಳು ಬುದ್ಧಿ ಇಲ್ಲ ಹುಡುಗಿ ಅಯೋಧ್ಯೆಗೆ ಬಂದ ಅಲ್ಲಿ ನೋಡ್ತಾನೆ ಈ ಕಾರ್ಕೋಟಕ್ಕೆ ಕಚ್ಚಿದ್ದ ಶರೀರದ ವ್ಯಕ್ತಿ ಒಂದು ಕಡೆ ಕೂತಿದ್ದ ತಲೆಗೆ ಈ ಹಳ್ಳಿ ರೈತರು ಕಟ್ಕೊಳ್ಳೋ ರುಮಾಲ್ ಕಟ್ಟಿದ್ದಾರೆ ಚಡ್ಡಿ ಹಾಕೊಂಡಿದ್ದಾನೆ ಕಾಲು ನೀಡಿದ್ದಾನೆ ಅಳ್ತಾ ಕೂತಿದ್ದಾನೆ ಒಂದು ಕಡೆಯಲ್ಲಿ ದಮಯಂತಿಯನ್ನು ಒಂದು ಕ್ಷಣ ಮರ್ತವನಲ್ಲ ಮಹಾರಾಜನ ಸೇವೆ ಮಾಡ್ತಾ ಈ ವಾಕ್ಯವನ್ನ ಕೇಳಿದ ಕೇಳಿದ ಕೂಡಲೇ ದಮಯಂತಿಗೆ ಉತ್ತರವನ್ನು ಕೊಡ್ತಾನೆ ಮಹಾರಾಜ ನಡು ಮಹಾರಾಜ ಈ ಸ್ಟಂಗ್ ಹೆಂಡತಿ ಇಷ್ಟು ನೊಂದ್ಕೊಂಡಿದ್ದಾಳಲ್ಲ ಅಂತ ಅವನು ಹೇಳುವ ವಾಕ್ಯ ನೋಡಿ ವೈಷಮ್ಯಮಿ ಸಂಪ್ರಾಪ್ತ ಗೋಪಾಯಂತಿ ಕುಲಸ್ತ್ರೀಯ ಈ ಶ್ಲೋಕ ಪುಸ್ತಕದಲ್ಲಿ ಸುಲಭವಾಗಿ ಸಿಕ್ಕೋದಿಲ್ಲ ನಾ ತಕ್ಕೊಡ್ತೀನಿ ಆಮೇಲೆ ಕುಲಸ್ತ್ರೀಯರು ವೈಷಮ್ಯ ಉಂಟಾಗಿದ್ದರೂ ಗಂಡ ಹೆಂಡತಿಯರಲ್ಲಿ ಸ್ವರೂಪ ಸ್ಥಿತಿ ಧರ್ಮವನ್ನು ಕಾಪಾಡಿಕೊಳ್ತಾರೆ ಹೊರತು ಧರ್ಮವನ್ನು ಬಿಡುವುದಿಲ್ಲ ಸ್ವಲ್ಪ ಸಹಿಸಿಕೊಂಡ ಆತ್ಮಾನಮಾತ್ಮನ ಸತ್ಯೋ ಜತ ಸ್ವರ್ಗೋ ನ ಸಂಶಯ ಇಂದ್ರ ನಿಗ್ರಹ ಮಾಡಿಕೊಂಡವನಿಗೆ ಸ್ವರ್ಗ ಖಂಡಿತ ಉಂಟಾಗುತ್ತೆ ಹತ್ರ ಇಲ್ವಲ್ಲ ಮಹಾರಾಜರೇ ರಹಿತ ಭರ್ತೃಭಿಶ್ಚೈವ ನಕೋಪ್ಯಂತಿ ಕದಾಚನ ಗಂಡ ಹತ್ರ ಇಲ್ಲ ಅಂತ ಹೆಂಡತಿ ಸಿಟ್ಟು ಮಾಡಿಕೊಂಡು ಇನ್ನೊಬ್ಬ ಗಂಡನನ್ನು ಮಾಡಿಕೊಳ್ಳೋದಿಲ್ಲ ಯಾವತ್ತು ಪ್ರಾಣಾಂಶ್ಚಾರಿತ್ರ ಕವಚಾಂಧಾರೆಯಂತೆ ವರಸ್ತ್ರೀಯ ಉತ್ತಮ ಸ್ತ್ರೀಯರು ಪ್ರಾಣವನ್ನು ಶೀಲವನ್ನು ಕಾಪಾಡಿಕೊಳ್ತಾರೆ ಗಂಡ ಬಿಟ್ಟೋದ್ನಲ್ಲ ಹೋದ್ನಲ್ಲ ಅಂತ ಅಳ್ತೀಯಲ್ಲ ಅಯ್ಯೋ ಅವನು ಬುದ್ಧಿ ಏನು ಯಾಕೆ ಅಳ್ತೀಯ ನೀನು ವಿಷಮಸ್ಥೇನ ಮೂಢೇನ ಪರಿಭ್ರಷ್ಟ ಸುಖೇನ ಚ ಸುಖ ಕಳ್ಕೊಂಡ ಕಲಿಯ ಅವನ ನುಗ್ಗುಬಿಡ್ತು ಯತ್ಸಾತೇನ ಪರಿತ್ಯಕ್ತ ತತ್ರ ಕ್ರೋದ್ಧುಮರ್ಹತಿ ಅವನನ್ನು ಬಿಟ್ಟು ಹೋಗಬೇಕು ಅಂತ ಹೋಗಲಿಲ್ಲ ಬುದ್ಧಿ ವಿಷಮವಾಯಿತು ಮೂಢನಾಗಿ ಹೋದ ನೀ ಸುಖವಾಗಿರಲಿ ಅಂತ ಬಿಟ್ಟು ಹೋಗಿದ್ದಾನೆ ಕಾಣೆ ಪ್ರಾಣಯಾತ್ರಾಂ ಪರಿಪ್ರೇಪ್ಸೋಹೋ ಶಕುನೈಹಿ ಹೃತವಾಸತಃ ಯಾರವನು ಪ್ರಾಣಯಾತ್ರೆ ಹಸಿವಾಯಿತು ಒಂದು ಪಕ್ಷಿ ಹಿಡಿದು ತಿನ್ನೋಣ ಅಂತ ಬಟ್ಟೆಯನ್ನು ಬೀಸಿ ಕಳಕೊಂಡನಲ್ಲ ಆ ಮುಟ್ಟಾಳ ಎಲ್ಲೋ ಒಂದು ಕಡೆ ಇದ್ದಾನೆ ಸುಡ್ತಾ ಇದ್ದಾನೆ ಆದಿವಿಹಿ ದಹ್ಯಮಾನಸ್ಯ ಶ್ಯಾಮಾನ ಕ್ರೋದ್ಧು ಮರಹತಿ ಈ ಶ್ಯಾಮವರ್ಣದ ಸ್ತ್ರೀಯಾದ್ದರಿಂದ ದುಃಖಪಡಬೇಡ ಕೋಪಿಸ್ಕೋಬೇಡ ಸತ್ಕೃತ ಅಸತ್ಕೃತವಾಪಿ ನಾನು ಜೊತೆಯಲ್ಲಿದ್ದಾಗ ನೀನು ಸತ್ಕಾರ ಮಾಡಿದ್ನೋ ಅಸತ್ಕಾರ ಮಾಡಿದ್ನೋ ದೃಷ್ಟ ತಥಾಗತಂ ಭ್ರಷ್ಟರಾಜ್ಯಂ ಶ್ರಿಯಾಹೀನಂ ಕ್ಷುಧಿತಂ ವ್ಯಸನಾಪ್ಲುತಂ ಇವತ್ತು ದುಃಖದಲ್ಲಿದ್ದೇನೆ ಈ ಶ್ಲೋಕ ಹೇಳಿಸಿ ಮಾಡಿಸಿ ನನ್ನ ಮನಸ್ಸನ್ನು ಸುಡಬೇಡ ಸ್ವಲ್ಪ ತಡೆದುಕೋ ಎಂಬುವ ಅರ್ಥದಲ್ಲಿ ಸಂವೃತ್ತೋ ನಿರನುಕ್ರೋಶಃ ಶಂಕೆ ಮದ್ಭಾಗ್ಯ ಸಂಶಯಾತೆ ನನ್ನ ಭಾಗ್ಯ ವೈಷಮ್ಯದಿಂದ ನಿನಗೂ ಕಷ್ಟವಾಯಿತು ಎಂಬುದಾಗಿ ಶ್ಲೋಕಗಳನ್ನು ಅಲ್ಲಿಂದಲ್ಲೇ ಕಂಪೋಸ್ ಮಾಡಿ ಬಾಯಲ್ಲಿ ಹೇಳಿಬಿಟ್ಟ ಸಕಲ ಶಾಸ್ತ್ರ ವಿದ್ವಾಂಸ ಕೇಳಬೇಕೆ ಅವನು ಇದನ್ನು ಕೇಳಿದ ಅಪರ್ಣಾದ ನೀ ಯಾರಯ್ಯ ಅಂದ ಹತ್ರ ಹೋಗಿ ನೋಡಿದ್ರೆ ಗೊತ್ತಾಗೋದಿಲ್ವೇ ಅಡ್ಡ ಮೋರೆಯ ಗಂಟು ಮೂಗಿನ ಜಡ್ಡು ದೇಹದ ಗೊಜ್ಜು ಕೊರಲಿನ ಹೊಟ್ಟೆಗಿಲ್ಲ ಅಂತ ಸಾರಥ್ಯಕ್ಕೆ ಬಂದಿದ್ದೇನೆ ಮತ್ತಾಕೆ ಶ್ಲೋಕ ಹೇಳಿದೆ ಯಾವಳೋ ಹೆಂಗಸು ಏನೋ ಕಷ್ಟದಲ್ಲಿದ್ದವಳು ಏನೋ ಹೇಳಿದ್ಲು ಉತ್ತರ ಕೊಡದೆ ಇರಬಾರದಲ್ಲ ಅಂತ ಅನುಕ್ರೋಶದಿಂದ ಹೇಳಿದ್ದೇನೆ ಈ ಶ್ಲೋಕ ಯಾರು ಹೇಳಿದ್ರು ನಿನಗೆ ಅವಳಿಗೆ ಹೋಗಿ ಇದನ್ನು ಹೇಳು ಅಂತ ಹೇಳಲಾಗಿ ನಮಸ್ಕಾರ ಮಹಾರಾಜರೇ ಎಂದ ಅವನು ಏ ಮಹಾರಾಜಗೆ ರಾಜ ಅಂತ ಹೇಳಬೇಡ ನನ್ನ ಸುಮ್ಮನೆ ಹೋಗು ಅಂತ ಹೇಳಲಾಗಿ ದಮಯಂತಿ ಈಗ ಒಂದು ಪರೀಕ್ಷೆಯನ್ನು ಮಾಡ್ತಾಳೆ ಎಂಥ ದಿಟ್ಟ ಹೆಣ್ಣು ಮಗಳವಳು ಇಂಥದೊಂದು ಕತೆ ಜಗತ್ತಲ್ಲೇ ಇಲ್ಲ ಬೇರೆ ಕಡೆ ಇದನ್ನು ಕೇಳಿದ ವಾರ್ಷಣೆಯನ್ನು ಕೇಳಿದ ಏನಯ್ಯ ಅಂತ ಅಯ್ಯಯ್ಯೋ ಅಷ್ಟು ಬೇಗ ರಥ ನಡೆಸೋಕೆ ನನ್ನ ಕೈಯಲ್ಲಿ ಆಗೋದಿಲ್ಲ ಕುದುರೆ ಸತ್ತು ಹೋಗುತ್ತೆ ರಥ ಎಲ್ಲೋ ಹೋಗ್ಬಿಡುತ್ತೆ ಏನ್ ಮಾಡ್ಲಿ ನಳ ಇದ್ದಿದ್ರೆ ಮಾಡ್ತಿದ್ದ ಈ ಕೆಲಸವನ್ನ ನಳ ಇದ್ದಿದ್ರೆ ಸ್ವಯಂವರ ಯಾಕೆ ಆಗ್ತಿತ್ತು ಒಂದು ಕೆಲಸ ಮಾಡೋಣ ಈ ಅಡ್ಡಮೋರೆ ಬಂದಿದ್ದ ಬಂದಿದ್ದಾನಲ್ಲ ಗಂಟು ಮೂಗಿನವನು ಇವನು ಕುದುರೆ ನಡೆಸೋದು ನೋಡಿದ್ರೆ ಮಹಾರಾಜ ಇದ್ದಾಗೆ ನಡೆಸ್ತಾನೆ ಅವನನ್ನು ಕೇಳಿ ನೋಡೋಣ ಅವನ ಹತ್ರ ಬಂದು ಋತುಪರ್ಣ ಎಬ್ಬಿಸಿ ಏನಯ್ಯ ನಾಳೆ ಬೆಳಗ್ಗೆ ಸೂರ್ಯೋದಯಕ್ಕೆ ಸರಿಯಾಗಿ ಸ್ವಯಂ ಬರುವಂತೆ ಆ ದಮಯಂತಿಗೆ ಬರುವೆ ಉಗುಳು ನುಂಗಲಿಲ್ಲ ಏನೋ ಪಾಪ ಅವಳಿಗೂ ಬುದ್ಧಿ ಕೆಟ್ಟಿರಬಹುದು ಎಷ್ಟು ದಿವಸ ಕಾಯ್ತಾಳು ಪಾಪ ಈ ಗಂಡನಿಗೋಸ್ಕರ ಅಂತ ತುಂಬಾ ಕಂಡದ ನೀರು ಬಂತು ಆ ಭಾಗ ನೀವು ಓದಿದ್ರೆ ಕರೆಗೆ ಹೋಗಿಬಿಡ್ತೀರಿ ಮೂಲ ಗ್ರಂಥದಲ್ಲಿ ವೇದಿವ್ಯಾಸರು ಹೃದಯಾಂತರಾಳದ ಭಾವನೆಗಳನ್ನು ಪಾತಾಳ ಗರಡಿ ಹಾಕಿ ಎತ್ತಿ ಬರೆದಿದ್ದಾರೆ ಹೃದಯವನ್ನು ಕಲುಕುವಂತಹ ಕಾವ್ಯ ಆಮೇಲೆ ಆಯಿತು ಮಹಾರಾಜರೇ ನಾ ರಥ ನಡೆಸ್ತೇನೆ ಎಂದ ಎಲ್ಲಿ ಈಗಲೇ ಎಂದ ಊಟ ಎಲ್ಲ ಉಪಚಾರ ಇಲ್ಲ ಈಗಲೇ ನಡಿ ಹೋದ ಸ್ಟೇಬಲ್ ಕುದುರೆಗಳಿದ್ದವು ಜಾಗದ ನೋಡಿದ ಅತ್ಯಂತ ಬಡಕಲಾದ ಕುದುರೆಯನ್ನು ಆರಿಸಿಕೊಂಡ ಇದೇನೆಯ ಈ ಕುದುರೆ ದಾರಿಯಲ್ಲಿ ಸತ್ತೋಗುತ್ತೆ ಅವನು ಕೂಡ ಹೋಗೋಗಿಲ್ಲ ಅಂದ್ರೆ ಸುಮ್ಮನೆ ಬಾಯಿ ಮಚ್ಕೊಂಡಿರಿ ನನಗೆ ಹೇಳಿದ್ದೀರಿ ಕರ್ಕೊಂಡು ಹೋಗಿ ಅಂತ ಕುದುರೆ ಎಂಥದ್ದು ನಿಮಗೆ ಗೊತ್ತಿಲ್ಲ ಅಶ್ವಹೃದಯ ಅಂತ ಗೊತ್ತೇ ಎಂದ ಹಾಗೇನು ಉಂದ ಅದೊಂದು ಶಾಸ್ತ್ರ ಅದು ಹೃದಯ ಪರೀಕ್ಷೆ ಮಾಡುವ ಶಾಸ್ತ್ರ ಅದು ನನಗೆ ಗೊತ್ತಿದೆ ಈ ನೋಡಿ ಮುಟ್ತೇನೆ ಮುಟ್ಟಿದ ಕೂಡಲೇ ಚಂಗನ ನೆಗೆ ಕುದುರೆ ಅದು ಇಂಥ ಕುದುರೆ ಕಟ್ತೀನಿ ಯೋಚನೆ ಮಾಡಬೇಡಿ ಅಂತ ಹೇಳಿ ಹಸನಾದ ಕುದುರೆಗಳನ್ನು ಕಟ್ಟಿದ ಮಹಾರಾಜನನ್ನು ಕೂರಿಸಿದ ಹೊರಟೇ ಬಿಟ್ಟ ರಾತ್ರಿ ಹೊರಟ್ರೆ ದಾರಿಯಲ್ಲಿ ಉತ್ತರಿಯ ಹೊದ್ಕೊಂಡಿದ್ದವನಿಗೆ ಋತುಪರ್ಣನ ಉತ್ತರಿಯ ಕೆಳಗೆ ಬಿದ್ದು ಬಿಡಿತು ಏ ಸ್ವಲ್ಪ ಹಿಂದಕ್ಕೆ ತಗೋ ಕಾರನ್ನ ರಿವರ್ಸ್ ಮಾಡು ಆ ಉತ್ತರಿಯ ತಗೋಬೇಕು ಅಯ್ಯ ಹತ್ತು ಯೋಜನೆ ಆಗೋಯ್ತಾಗಲೇ ಎಂದ ಅವನು ಉತ್ತರೆ ಕೆಳಗೆ ಬಿತ್ತು ಅಂತ ಇವನು ಪತ್ತೆ ಮಾಡುವಷ್ಟರಲ್ಲಿ ಹತ್ತು ಯೋಜನ ಮೂವತ್ತು ಮೈಲಿ ಓಡಿದ ರಥ ಇವನು ಭಯವಾಯಿತು ಆ ಕುದುರೆಗಳು ಓಡ್ತಾ ಇರೋ ವೇಗ ರಥ ಅಲಾಡಿಸಿರುವುದು ಚಕ್ರಗಳು ಚೀತ್ಕಾರ ಮಾಡುವುದು ಇವನು ನಳನೇ ಇರಬೇಕು ಅಂತ ಅನ್ನಿಸಿತು ಆದರೆ ಗುಟ್ಟು ಕೊಡಲಿಲ್ಲ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅಲ್ಲೊಂದು ಬುಗುರಿ ಮರ ಇತ್ತು ಬುಗುರಿ ಮರ ಅಂತ ಕೇಳಿದ್ದೀರಾ ಏನು ಬುಗುರಿ ಮರ ಅಂದ್ರೆ ಬೂರ್ಗ ಅಲ್ಲ ಬೂರ್ಗ ಅಂದ್ರೆ ಶಾಲ್ಮಲಿ ಬುಗುರಿ ಮರ ಅಂದ್ರೆ ಆ ಸಣ್ಣ ಹುಡುಗರು ಪಗಡೆಕಾಯಿ ಮರ ಅಂತಾರೆ ಆ ಕಾಯಿಗಳು ಹೇಗಿರುತ್ತೆ ಪಗಡೆ ಹೇಗೆ ತಿರುಗಿಸಿದ್ರೆ ಚಕ್ರದ ಹಾಗಾಡುತ್ತೆ ಅದು ನಮ್ಮ ತಾಯಿ ಹುಟ್ಟಿದ ಊರಲ್ಲಿತ್ತು ಆ ಮರ ಅದು ಬಿಟ್ಟರೆ ಧಾರವಾಡದಲ್ಲಿ ಒಂದು ಕಡೆ ಇತ್ತು ಧಾರವಾಡದಲ್ಲಿ ವಾಕಿಂಗ್ ಬರ್ತಾ ಹೋಗ್ತಾ ಜೋರಾಗಿ ಮಳೆ ಬಂದ್ರೆ ಅಕಸ್ಮಾತ್ ಅದರ ಅಡಿಯಲ್ಲಿ ನಿಲ್ತಿದ್ವು ಆ ವೃಕ್ಷಕ್ಕೆ ನಳ ಮಹಾರಾಜ ಶಾಪ ಹಾಕಿದ್ದಾನೆ ಅದರ ಅಡಿಯಲ್ಲಿ ನಿಂತ್ಕೊಂಡವರಿಗೆ ಕಲಿ ಪ್ರವೇಶವಾಗಲಿ ಎಂಬುದಾಗಿ ಅದು ಪಗಡೆ ಕಾಯಿ ಮರ ಅದು ಅದು ಕೈಯಿಂದ ಮುಟ್ಟಿದ್ರೆ ದೋಷವಾಗುತ್ತೆ ಅದು ಅಂಥದ್ದೊಂದು ಮರ ಅದು ದೊಡ್ಡದಾಗಿ ಬೆಳೆದಿತ್ತು ನಳನಿಗೆ ಕುತೂಹಲವಾಯಿತು ಅವನು ಹೇಳಿದ ಮಹಾರಾಜ ಈ ಮರದಲ್ಲಿ ಎಷ್ಟು ಇವೆ ಗೊತ್ತಾ ನಿನಗೆ ಎಂದ ಎಷ್ಟು ಎಲೆ ಇವೆ ಎಷ್ಟು ಕಾಯಿ ಇವೆ ಉದುರು ಬಿದ್ದಿದ್ದಷ್ಟು ಮೇಲಿರೋದೆಷ್ಟು ಹಣ್ಣೆಷ್ಟು ಕೊತನೆಯ ಅಂತ ಗೊತ್ತಿಲ್ಲ ಸ್ವಾಮಿ ಅವನೊಂದು ಲೆಕ್ಕ ಹೇಳ್ದ ಐದು ಕಡಿಮೆ ಎರಡು ಸಾವಿರದ ಒಂಬೈನೂರೋ ಎಂಟುನೂರೋ ಇಂಥದಷ್ಟು ಹೂವಿದೆ ಇಷ್ಟು ಹಣ್ಣಿದೆ ನಾ ಹೇಳಿ ಎಣಿಸುವಷ್ಟರಲ್ಲಿ ಇಷ್ಟೆಲೆ ಕೆಳಗೆ ಬಿದ್ದಿರುತ್ತೆ ಮೇಲಿಷ್ಟು ಉಳಿದಿರುತ್ತೆ ಅಂತ ಸ್ವಲ್ಪ ತಡೀರಿ ಹಾಗಿದ್ರೆ ಹತ್ತಿ ನೋಡ್ತೇನೆ ಅಂತ ನಳಮಹಾರಾಜ ಮರವನ್ನು ಹಿಡ್ಕೊಂಡ ಕೂಡಲೇ ಪುರುಷನಿಗೆ ಭಯವಾಯಿತು ನನ್ನ ಪ್ರಾಣ ತೆಗಿತಾನೆ ಅಂತ ಆದ್ರೆ ಇವನು ಹೇಳ್ದ ಋತುಪರ್ಣ ನೀ ಹೋಗಿ ಮರ ಎಣಿಸಿ ಒಂದೊಂದು ಎಲೆಯನ್ನು ಮಾಡೋ ಹೊತ್ತಿಗೆ ಸ್ವಯಂವರಾಗಿ ಬಿಟ್ಟಿರುತ್ತೆ ಅಲ್ಲಿ ಬೇಗ ನಡಿ ಇಲ್ಲ ಈಗ ಎಣಿಸೋದೇ ಅಂತ ಎಣಿಸಿದ್ರೆ ಇವನು ಕೊಟ್ಟ ಲೆಕ್ಕಾಚಾರ ಅವನು ಹೇಳಿದ್ದು ಕರೆಕ್ಟ್ ಟ್ಯಾಲಿ ಆಯಿತು ಇದು ಒಂದು ಶಾಸ್ತ್ರ ಇದಕ್ಕೆ ಹೃದಯ ಅಂತ ಹೆಸರು ಇದನ್ನು ಕಲ್ತ್ಕೊಂಡವರಿಗೆ ಪಗಡೆಕಾಯಿಯಲ್ಲಿ ಕೇಳಿದ ಗರಗಳು ಬೀಳ್ತವೆಂತೆ ಇದನ್ನು ಬೃಹದಶರು ಧರ್ಮರಾಜನಿಗೆ ಪಾಠ ಹೇಳ್ತಾರೆ ಮುಂದೆ ಮಹಾಭಾರತದಲ್ಲಿ ಇನ್ನೊಂದ್ಸಲ ಜೂಜಾಡಿದ್ರೆ ನಿನ್ನನ್ನು ಯಾರು ಗೆಲ್ಲೋಕ್ಕಾಗೋದಿಲ್ಲ ಅಂತ ಇದು ಅಕ್ಷಹೃದಯ ಹೇಳ್ಕೊಡಿ ಅಂತ ಕೇಳಿಬಿಡಿ ನನಗೆ ಗೊತ್ತಿಲ್ಲ ಅದು <laughs> ಋತುಪರ್ಣ ಕೇಳಿದ ನನಗೆ ಈ ವಿದ್ಯೆ ನಾನು ಹೇಳ್ಕೊಡ್ತೇನೆ ಯಾವ ಮರದಲ್ಲಿ ಎಷ್ಟು ಎಲೆಕಾಯಿ ಹೂವು ಹಣ್ಣು ಇದೆ ಆದರೆ ನೀನು ಈ ಕುದುರೆ ಪರೀಕ್ಷೆ ಶಾಸ್ತ್ರ ಅಶ್ವ ಹೃದಯ ನನಗೆ ಹೇಳ್ಕೊಡ್ಬೇಕು ಆಯಿತು ಹೇಳ್ಕೊಡ್ತೇನೆ ಎಂದರು ಮಾತುಕತೆಯಾಯಿತು ಆ ರಥದ ಮೇಲೆ ಹತ್ತಿ ಕೂತ್ಕೊಂಡ್ರು ವೇಗದಲ್ಲಿ ಬಂದು ಸೇರಿತು ಇನ್ನೂ ಒಂದು ಗಂಟೆ ವೇಳೆ ಇದೆ ಎನ್ನುವಾಗ ಅವರು ಬಂದು ವಿದರ್ಭವನ್ನು ಸೇರಿಬಿಟ್ರು ಎಲ್ಲಿಯೂ ಉತ್ಸವ ಇಲ್ಲ ಫೆಸ್ಟಿವಲ್ ಇಲ್ಲ ಫೆಸ್ಟಿವಲ್ ಇಲ್ಲ ತೋರಣ ಇಲ್ಲ ಊರಲ್ಲಿ ನೋಡ್ತಾರೆ ಸ್ವಯಂವರದ ವಾತಾವರಣವೇ ಇಲ್ಲ ಸಾರಥಿಯನ್ನು ಕೇಳ್ದ ಅವನು ಮಹಾರಾಜ ಏನಯ್ಯ ಲಕ್ಷಣವೇ ಇಲ್ಲ ಲಕ್ಷಣವೋ ಅವಲಕ್ಷಣವೋ ಕರ್ಕೊಂಡು ಹೋಗು ಅಂದ್ರೆ ಕರ್ಕೊಂಡು ಬಂದಿದ್ದೀನಿ ನಿಮಗಿಂತ ನನಗೆ ಸಂಕಟ ಏನಾಗಿದೆ ಊರನ್ನು ನೋಡಬೇಕು ಅಂತ ದೂರದಲ್ಲಿ ಅರಮನೆಯಲ್ಲಿ ರಾತ್ರಿ ಬೆಳ್ಳಂಬೆಳಗೂ ನಿದ್ದೆ ಮಾಡಿಲ್ಲ ಪಾಪ ದಮಯಂತಿ ರಥ ಬರುವ ವೇಗದ ಶಬ್ದವನ್ನ ಕೇಳಿದವಳೆ ಬಂದ ನಳನೇ ಬಂದ ಅಂದುಕೊಂಡಳು ಅವಳು ಮನಸ್ಸಲ್ಲಿ ಎಷ್ಟು ಉಂಟಾಯಿತು ರುಕ್ಮಿಣಿ ಸ್ವಯಂವರದಲ್ಲಿ ತುಳಸಿ ಮಾಲೆಯ ವಾಸನೆ ಬಂದು ಕೂಡಲೇ ಕೃಷ್ಣ ಬಂದ ಅಂತ ತಿಳ್ಕೊಂಡ ಹಾಗೆ ಆ ಶಬ್ದವನ್ನು ಕೇಳಿದ್ದು ತಂದೆ ತಾಯಿ ಹೇಳಿದ್ರು ಅವರು ಬಂದಿದ್ದಾರೆ ಅವರು ಅಂದ್ರೆ ಯಾರು ಅವರೇ ಇನ್ಯಾರು ಬರ್ತಾರೆ ಮಹಾರಾಜರು ಬಂದಿದ್ದಾರೆ ಬಂದವರೆಲ್ಲ ಕರ್ಕೊಂಡು ಹೋದ್ರು ಅವರಿಗೆ ತೋರಿಸಬೇಕಾದ ಜಾಗ ಎಲ್ಲ ತೋರಿಸಿದ್ರು ಏನಯ್ಯ ಮದುವೆ ಸಮಾಚಾರವೇ ಅಲ್ಲ ಒಂದು ಧೈರ್ಯ ಆಯಿತು ಅಂತೂ ಸ್ವಯಂವರ ಅನ್ನೋದು ಸುಳ್ಳು ಏನೋ ಒಂದು ತಂತ್ರ ಮಾಡಿರಬೇಕಿವರು ಅವನು ಇಳ್ಕೊಂಡಿದ್ದ ಜಾಗಕ್ಕೆ ದಮಯಂತಿ ತನ್ನ ಇಬ್ಬರು ಮಕ್ಕಳನ್ನು ಕಳಿಸಿದರು ಆ ಮಕ್ಕಳನ್ನು ನೋಡಿ ಬಾಚಿ ತಬ್ಬಿಕೊಳ್ತಾನೆ ಗೋಳಾಡ್ತಾಳೆ ಪಾಪನಾಳ ಎಲ್ಲ ಓದಬೇಕು ಹೃದಯ ಸ್ಪರ್ಶಿ ಭಾಗ ಆ ಮಕ್ ಆ ಮಕ್ಕಳು ಬೇಜಾರು ಮಾಡಿಕೊಳ್ಳಿಲ್ಲ ತಂದೆ ಮೈವಾಸನೆ ಬರ್ತಾ ಇದೆ ಅಂತ ಆಲಿಂಗನ ಮಾಡಿಕೊಂಡು ಸುಖದಲ್ಲಿದ್ದಾರೆ ಕಂಬದ ಮರೆಯಲ್ಲಿ ನಿಂತು ದಮಯಂತಿ ನೋಡಿದಳು ಆಹಾ ಹಾ ಈ ಹುಡುಗರು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾನೆ ತಂದೆಯೇ ಇರಬೇಕು ಅನುಮಾನವೇ ಇಲ್ಲ ಆಮೇಲೆ ತನ್ನ ದೂತಿ ಕೇಸಿನಿಯನ್ನು ಕಳಿಸ್ತಾ ಇದ್ದಾಳೆ ಕಳಿಸಿ ಮಹಾರಾಜರಿಗೆ ಅಡಿಗೆ ಮಾಡೋ ಪದಾರ್ಥ ಏನು ಕೊಡಬೇಡ ಅವರ್ಯಾಗ ಅಡಿಗೆ ಮಾಡ್ತಾರೆ ನೋಡೋಣ ಇವನು ಎಲ್ಲಿ ಅಡಿಗೆ ಮನೆ ತೋರಿಸಿ ಅಂತ ಮನೆ ತೋರಿಸಿದ್ರು ಬಾಗಿಲು ಹಾಕಿದ ನಳು ಮಹಾರಾಜ ಕಿಟಕಿಲಿ ನೋಡ್ತಾ ಇದ್ದಾಳೆ ಅವಳು ಅಗ್ನಿಯೇ ಬಾರೋ ಅಂತ ಕರೆದ ಒಲೆ ತನ್ನಷ್ಟು ತಾನೇ ಉರಿಯೋದಕ್ಕೆ ಆರಂಭವಾಯಿತು ವರುಣ ಧ್ಯಾನ ಮಾಡಿದ ಪದಾರ್ಥಗಳು ಬಂತು ಯಮನ ಧ್ಯಾನ ಮಾಡಿದ ಅಡಿಗೆ ಸಾಮಾನೆಲ್ಲ ಸ್ಟಫ್ ಬಂತು ಅಡಿಗೆ ಆಯಿತು ಒಂದು ಲೋಟ ಸಾರು ತಗೊಂಬ ಹಾಗೆ ಮಾಡಿದ್ದಾರೆ ನೋಡೋಣ ಅಂತ ದಮಯಂತಿ ಋಷಿ ನೋಡಿದಳು ಇದು ನಳನದೇ ಅಡಿಗೆ ಅನುಮಾನ ವ್ಯತ್ಯಾಸವಾಗಲಿಲ್ಲ ಮತ್ತೆ ದೂರದಲ್ಲಿ ಬಂದು ನಿಂತ್ಕೊಂಡು ಸರಗು ಹೊದ್ದುಕೊಂಡು ಆ ಪರ್ಣಾದನ ಮೂಲಕ ಹೇಳಿಸಿದ್ದ ಅದೇ ಶ್ಲೋಕಗಳನ್ನ ಅಯ್ಯ ವಂಚಕ ಅರ್ಧರಾತ್ರಿಯಲ್ಲಿ ಸೀರೆ ಸಮೇತ ನನ್ನ ಬಿಟ್ಟು ಹೋದಿಯಲ್ಲ ಎಲ್ಲಿದ್ದೀಯಪ್ಪ ಅಂತ ಆ ಗೋಳಾಡುವ ಶ್ಲೋಕಗಳನ್ನು ಮತ್ತೆ ಹೇಳ್ತಾಳೆ ಅದೇ ಉತ್ತರವನ್ನ ನಳನೂ ಕೊಟ್ಟ ಕೊಟ್ಟ ಮೇಲೆ ಇವರೇ ನಳನ ಅಂತ ಖಾತಿಯಾಯಿತು ಆದ್ಮಿ ಯಾಕ್ರಿ ಮಹಾರಾಜರೇ ಎಲ್ಲಿ ಹೋದ್ರಿ ಏನ್ ಕಷ್ಟಪಟ್ರಿ ನಿನ್ನ ಕಾಲಿಗೆ ಬೀಳ್ತೇನೆ ಈ ರೂಪಯಾತಕ್ಕೆ ಹೀಗಾಯಿತು ಅಂತ ಕೇಳಲಾಗಿ ನಾನೇ ನಳನಮ್ಮ ಯೋಚನೆ ಮಾಡಬೇಡ ಇದು ಅದೆಲ್ಲಿ ಹೀಗೆಲ್ಲ ಆಯಿತು ಭಾಗ್ಯವೈಷಮ್ಯದಿಂದ ಆದ್ರೆ ಇವತ್ತು ನಾನು ಜೋಜನ ವಿದ್ಯೆ ಬಂದಿದ್ದೇನೆ ಅಕ್ಷರ ಹೃದಯವನ್ನ ಕರಿತೇನೆ ನೋಡು ಪುಷ್ಕರನನ್ನ ಬಲಿ ಹಾಕಿಬಿಡ್ತೇನೆ ಈ ಸಲ ಅಂತ ಹೇಳ್ತಾ ಹೇಳ್ತಾ ಆ ಕಾರ್ಕೋಟಕ ಕೊಟ್ಟಿದ್ದ ಇನ್ನೊಂದು ವಸ್ತ್ರವನ್ನು ಉಟ್ಟುಕೊಂಡ ನಿಜ ಸ್ವರೂಪ ಪ್ರಾಪ್ತಿಯಾಯಿತು ಇಷ್ಟರ ಮಧ್ಯೆ ಒಂದು ಸಣ್ಣ ವಿಷಯ ಹೋಯ್ತಲ್ಲ ಯಾವಾಗ ಎಲೆ ಎಣಿಸುವುದಕ್ಕೆ ಮರದಲ್ಲಿ ಹತ್ತಿದನೋ ಕೆಳಗಿಂದ ಒಂದು ಪ್ರಾಣಿ ಧೂಮಿಕಿತು ಯಾರಯ್ಯ ನೀನು ಅಂತ ನಾನೇ ನಿನ್ನನ್ನು ಕಾಡಿಸ್ತಾ ಇದ್ದವನು ಕಲಿಪುರುಷ ಇದು ನಿನ್ನ ಶರೀರ ಬಿಟ್ಟು ಹೋಗಿದ್ದೇನೆ ನಿನ್ನ ಹೆಸರು ಹೇಳಿದ ಕಡೆ ಇರೋದಿಲ್ಲ ಅಂದ ನಳಮಹಾರಾಜನ ಹೆಸರು ಹೇಳಿದ ಕಡೆ ಕಲಿಪುರುಷ ಇರೋದಿಲ್ಲವಂತೆ ಆಮೇಲೆ ಗಂಡ ಹೆಂಡತಿಯರು ಮತ್ತೆ ಕೂಡಿಕೊಂಡ್ರು ಮಕ್ಕಳ ಜೊತೆಯಲ್ಲಿ ರಾಜ್ಯ ಇನ್ನೂ ಪ್ರಾಪ್ತವಾಗಿಲ್ಲ ಪುಷ್ಕರನ ಕರಿಯಿಂದ ತಮ್ಮನಿಗೆ ಭಯವಾಯಿತು ಏನು ಬಂದಿದ್ದೀಯೇ ಇನ್ನೊಂದ್ಸಲ ಕಾಡಿಗೆ ಹೋಗ್ತೀಯಾ ಮತ್ತೆ ಜೂಜಾಡೋಣವೇ ಆ ಮತ್ತೆ ಆಡೋಣ ಅಂತ ಮತ್ತೆ ಕಾಡಿಗೆ ಹೋಗ್ತೀಯಾ ಯಾರು ಹೋಗ್ತಾರೆ ನೋಡೋಣ ಜೂಜಿನಲ್ಲಿ ಪುಷ್ಕರ ಗೆದ್ದುಕೊಂಡಿದ್ದ ಸರ್ವಸ್ವವನ್ನು ವಾಪಸ್ ನೋಡೋ ಮಹಾರಾಜ ಪಡ್ಕೊಳ್ತಾನೆ ಆ ಪಣ ಏನಿಟ್ಟಿದ್ರು ಯಾರು ಸೋಲ್ತಾರೆ ಅವರಿಗೆ ಮರಣ ಆಗಬೇಕು ಅಂತ ಪಣ ಇಟ್ಟಿದ್ರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಅಲ್ಲ ಯಾರು ಸೋಲ್ತಾರೆ ಅವರನ್ನು ಗೆದ್ದವರು ಕೊಲ್ಲಬಹುದು ಅಂತ ಆದರೆ ನಳು ಮಹಾರಾಜ ಹೇಳಿದ ಎಷ್ಟಾದರೂ ನೀ ತಮ್ಮ ದಾರಿ ಬಿಟ್ಟಿದ್ದೀಯೇ ಇನ್ಮೇಲಾದರೂ ದಾರಿಗೆ ಬಾ ಒಳ್ಳೆ ಬುದ್ಧಿ ಬರಲಿ ಅಂತೇಳಿ ತಮ್ಮನನ್ನು ಕ್ಷಮಿಸಿ ದಮಯಂತಿಯೊಡೆಲೆ ಅನೇಕ ವರ್ಷ ಸುಖವಾಗಿ ರಾಜ್ಯಭಾರ ಮಾಡಿದ ಎಂಬಲ್ಲಿಗೆ ಇವತ್ತು ಮಂಗಳ ಶಾಸನ ಈ ಕಥೆಗೆ ಒಂದು ವೈಭವವನ್ನು ಕೊಟ್ಟಿದ್ದಾರೆ ಈ ನಳಮಹಾರಾಜನ ಕಥೆ ಕೇಳಿದವರಿಗೆ ಈ ಕಾಟಗಳಿರೋದಿಲ್ಲ ಅನ್ನೋ ಮಾತನ್ನಾಗಲೇ ಹೇಳಿದ್ನಲ್ಲ ಅದಕ್ಕೊಂದು ಶ್ಲೋಕ ಇದೆ ಆ ಶ್ಲೋಕ ನಾಳೆ ಬೇಕಾದರೂ ತಮಗೆ ಕೊಡ್ತೇನೆ ತಮಗೆಲ್ಲರಿಗೂ ಭಗವಂತನ ಅನುಗ್ರಹ ನಿರಂತರವಾಗಿ ಆಗಲಿ ಮಹಾಭಾರತ ಶ್ರವಣದಿಂದಲೇ ಸಕಲ ಇಷ್ಟಾರ್ಥ ಸಿದ್ಧಿ ಅದರ ನಳಚರಿತ್ರೆ ಕೇಳಿದವರಿಗೆ ಈ ದೋಷಗಳು ಯಾವುದರಿಂದ ಮನುಷ್ಯ ಹಾಳಾಗ್ತಾನೆಯೋ ಆ ಚಟಗಳು ಅಂಟುವುದಿಲ್ಲ ಅಂತ ಹೇಳ್ತಾರೆ ತಾವು ಚಟ ವಿಮುಕ್ತರಾದರೆ ಸಕಲ ಐಶ್ವರ್ಯ ಪ್ರಾಪ್ತಿ ಇದ್ದದ್ದು ಐಶ್ವರ್ಯ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕು ಅಂತ ಹೇಳಿ ಈಗ ಮಂಗಳವನ್ನು ಪಾಡೋಣ ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ತಾಯ ಪಠೇತಿ ಸ ಭಾರತ ಫಲಂ ಪ್ರಾಪ್ಯ ಪರಂ ಬ್ರಹ್ಮಾದಿ ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿನ ಪಂಡಿತಂ ऊर्धबाहुरौम्येश शृणोति मे में धर्मादर्थश्च कामश्च स किमर्थम न सैव्यते न जातु कामान्न भयान्न लोभात् धर्मं त्यजे जीवितस्याभिहेतो नित्यो धर्म सुख दुखे त्वनित्ये जीवो नित्य हेतुरस्य त्वनित्य वेदम् इमं विद्वान् श्रावयित्वार्थमश्नुते नियमस्य शुचिश्रोता शृण्वन् सबलमश्नुते नारायणं नमस्कृत्य ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ಜಯಮುದೀರಯೇತ್ ಪ್ರಜಾಭ್ಯ ಪರಿಪಾಲಯಂತ ಅನ್ಯಾಯೇನ ಮಾರ್ಗೇಣ ಮಯಿಂ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭವಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಮಂಗಳಂ ಮಂಗಳಂ